श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे शपथातन्तपोनिधिम् नमो महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे फुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दपधिरोन्मत्तम् तमोभूतम् जगद्भवेत् यदि ज्ञानहुताशेन त्वयानोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जलशलाकाभिः बुद्धिः नेत्रोत्सवः कृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतम् तमः प्रपन्नपारिजाताय वेत्रतोत्रैकपाणये ज्ञानमुद्राय कृष्णाय कृष्णम् कमलभद्राक्षम् पुण्यश्रवणकीर्तनम् वासुदेवम् जगद्योनिम् नवमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जन षट्पदैरहरः पेपीयमानम् मुदा भूयाद्भारतपङ्कजम् कलिमलप्रध्वंसन श्रेयसे द्वैपायनोष्टपुटनिःसृतमप्रमेयम् पुण्यम् पवित्रमत पापहरम् शिवम् च यो भारतम् समधिगच्छति वाच्यमाम् किम् तस्य पुष्करजलैरभिषेचनेन यो गोशतम् कनकशृङ्गमयम् ददाति विप्राय वेदविदुषे सुभश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च भरदर्षभ यदि हास्ति तदन्यत्र यन्नेहास्ति न कुत्रचित् महत्वाद्भारवत्वाच्च महाभारतमुच्यते निरुक्तमस्य यो वेद ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರಮಃ ಭೀಮಸೇನೋ ಶಾಖಾ ಮಾತೃಸುತವು ಪುಷ್ಪಫಲೇ ಸಮೃದ್ಧೇ ಮೂಲಂ ಧರ್ಮೋ ವಿವರ್ಧತಿ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಧನಂಜಯ ಕೀರ್ತನೇನ माद्रीसुतौ कथयताम् न भवन्ति रोगाः भीष्मद्रोणकटा जयद्दजरा गान्धारनीलोपला शल्यग्राहवती कृपेण वहिनी कर्णेन वेलाकुला अश्वत्थामविकर्णघोरमकर दुर्योधनावर्तिनी सोत्तीर्णा खलु पाण्डवैर्नदी कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे ನಮಃ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಭೀಷ್ಮೋತ್ಪತ್ತಿಯ ಕಥೆಯನ್ನು ನಿನ್ನೆ ತಮಗೆ ಅರಿಕೆ ಮಾಡಿಕೊಂಡೆ ಶ್ರೀಮನ್ ಮಹಾಭಾರತದ ಆದಿಯಿಂದ ಅಂತ್ಯದವರೆಗೆ ಎಷ್ಟೋ ಮಹಾಪುರುಷರ ಶಾಪಗಳಲ್ಲಿ ಹಾದು ಬರುತ್ತದೆ ಈ ಕಥೆ ಮಹಾಭಾರತದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ತಪ್ಪನ್ನು ಯಾತಕ್ ಮಾಡ್ತಾರೆ ಸಣ್ಣವರು ಸಣ್ಣ ತಪ್ಪೇ ಮಾಡ್ತಾರೆ ದೊಡ್ಡದವರು ದೊಡ್ಡ ತಪ್ಪೇ ಮಾಡ್ತಾರೆ ತುಂಬ ಜ್ಞಾನಿಯಾಗಿದ್ದ ಭೀಷ್ಮ ಸಕಲ ಶಾಸ್ತ್ರಗಳನ್ನು ಓದಿದವನು ತಪ್ಪುಗಳನ್ನೇ ಮೇಲೆ ಮೇಲೆ ಯಾತಕ್ ಮಾಡಿದ ಅದಕ್ಕೆ ಉತ್ತರವನ್ನೆನ್ನೆ ಸೂಚನೆ ಮಾಡಿದೆ ಅದು ಶಾಪಗ್ರಸ್ತ ಚೇತನ ದ್ಯುನಾಮ ಕವಸು ವಸಿಷ್ಠ ಶಾಪದಿಂದ ಭೂಮಿಯಲ್ಲಿ ಹುಟ್ಟಿ ಬಂದ ಗಂಗೆಯಲ್ಲಿ ಏಳು ಜನ ಇತರ ವಸುಗಳನ್ನು ಹಾಕಬೇಕಾಗಿ ಬಂತು ಅವರಿಗೆ ಶಾಪ ವಿಮೋಚನೆಯಾಯಿತು ಎಂಟನೇವನು ಉಳುಕೊಂಡ ಶಂತನು ಚಕ್ರವರ್ತಿಗೆ ಸತ್ಯವತಿ ವಿವಾಹವನ್ನು ಮಾಡಿಸಿದ ಭೀಷ್ಮ ಭಯಂಕರ ಪ್ರತಿಜ್ಞೆಯವನು ಅಂತ ನಾವು ಅವನನ್ನು ತುಂಬ ಕೊಂಡಾಡುತ್ತೇವೆ ಆದರೆ ಆ ಪ್ರತಿಜ್ಞೆಯೇ ಮುಂದೆ ಭರತ ವಂಶಕ್ಕೆ ಮುಳುವಾಯಿತು ನಿನ್ನೆ ಅದನ್ನು ತೋರಿಸಿದ್ದೆ ಅಂತಂದ್ರೆ ನಾನು ಭೀಷ್ಮನ ಪಾತ್ರ ವಿವೇಚನೆ ಇನ್ನು ಸ್ವಲ್ಪ ಹತ್ರ ಇದೆ ಸಾಕು ಸಾಕು ಇದು ಸಾಮಾನ್ಯವಾಗಿ ಹರಿಕಥಾ ಕೀರ್ತನ ಮಾಡುವವರು ಪುಣ್ಯದ ಕಥೆಯಂತೆ ಮಹಾಭಾರತ ಪ್ರವಚನ ಮಾಡುವವರು ವಿವೇಚನೆ ಮಾಡದೆ ಎಷ್ಟೋ ವಿಷಯಗಳನ್ನು ಬಿಟ್ಟು ಬಿಡ್ತಾರೆ ಹಾಗೆ ಮಾಡೋದ್ರಿಂದ ಮಹಾಭಾರತದ ಅರ್ಥ ನಮಗೆ ತಪ್ಪಿ ಹೋಗ್ತದೆ ಮಹಾಭಾರತ ಓದಿದರೆ ಪುಣ್ಯ ಬರ್ತದೆ ಖಂಡಿತ ಬರ್ತದೆ ಪುಣ್ಯ ಅಂದರೇನು ನಮ್ಮ ಪ್ರಜ್ಞೆ ವಿಕಾಸವಾಗುವುದು ಪುಣ್ಯಾಂಭೋಜ ವಿಕಾಸಾಯ ಪುಣ್ಯವೆಂಬುದು ಹೃದಯದಲ್ಲಿ ಅಡಗಿದರೆ ಹೃದಯ ಕಮಲ ತೆರೆದುಕೊಳ್ತದೆ ಜ್ಞಾನ ಉಂಟಾಗ್ತದೆ ಸರಿ ತಪ್ಪು ಅರ್ಥವಾಗ್ತದೆ ದೊಡ್ಡವರೆಷ್ಟೇ ದೊಡ್ಡವರಾಗಿದ್ದರೂ ಅವರು ಮಾಡಿದ ತಪ್ಪನ್ನು ನಾವು ಮಾಡಬಾರದು ಅನ್ನೋ ಪ್ರಜ್ಞೆ ಮೂಡ್ತದೆ ಪಾಪ ಪ್ರಜ್ಞಾ ನಾಶಯತಿ ಪಾಪ ಅನ್ನುವುದೇನು ಮಾಡುತ್ತದೆ ಮನುಷ್ಯನ ಪ್ರಜ್ಞೆ ಹಾಳು ಮಾಡ್ತದೆ ಪಾಪವಿಲ್ಲ ಪುಣ್ಯವಿಲ್ಲ ಅಂತ ಹೇಳೋರು ಯಾರು ಪ್ರಜ್ಞೆ ಇಲ್ಲದೆ ಇದ್ದವರು ಪ್ರಜ್ಞೆ ಬೇಡದೇ ಇದ್ದವರು ನಮ್ಮ ಪೂರ್ವಜರು ನಮಗೆ ರಕ್ತದೊಳಗೆ ಏನು ತುಂಬಿಕೊಟ್ಟಿದ್ದಾರೆ ಅಳಿಸಿದ್ರು ಹೋಗದೇ ಇರೋ ಭಾವನೆ ಅಂದರೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅನ್ನುವ ತಿಳುವಳಿಕೆ ಇಷ್ಟು ಹೀನ ಸ್ಥಿತಿಯಲ್ಲಿದ್ದರೂ ನಾವು ಹಿಂದೂಗಳು ನಮ್ಮಲ್ಲಿ ಆ ಪಾಪ ಪುಣ್ಯ ಪ್ರಜ್ಞೆ ಪೂರ್ತಿ ಅಳಿಸಿ ಹೋಗಿಲ್ಲ ಇನ್ನು ಸ್ವಲ್ಪ ಉಳ್ಕೊಂಡಿದೆ ಯಾವುದು ಮನುಷ್ಯನ ವಿಕಾಸಕ್ಕೆ ಆತ್ಮ ಉನ್ನತಿಗೆ ಸಹಾಯವಾಗ್ತದೆಯೋ ಅದೆಲ್ಲ ಪುಣ್ಯ ಮಹಾಭಾರತ ಕಥೆ ಶ್ರವಣ ಪುಣ್ಯ ರಾಮಾಯಣ ಪುಣ್ಯ ವೇದ ಶ್ರವಣ ಪುಣ್ಯ ದೇವಸ್ಥಾನಕ್ಕೆ ಬರೋದು ಪುಣ್ಯ ಆದರೆ ಇಲ್ಲೆಲ್ಲ ಮಲಗುವುದು ಪಾಪ ದೇವಸ್ಥಾನಕ್ಕೆ ಬರೋದು ಒಳ್ಳೆಯದು ನಿದ್ದೆ ಮಾಡುವುದು ಪಾಪ ನಿದ್ದೆ ಮಾಡೋದಿಲ್ಲ ಸ್ವಾಮಿ ಸಂಸಾರದ ಮಾತನ್ನಾಡ್ತೇವೆ ಮಹಾಪಾಪ ಉಪ್ಪು ಹುಳಿ ಖಾರ ಮಾತನಾಡಬಾರದು ದೇವಸ್ಥಾನದಲ್ಲಿ ಈ ಜಾಗ ಮೀಸಲಾಗಿರುವುದು ನಿಮ್ಮ ಆತ್ಮ ವಿಕಾಸಕ್ಕೋಸ್ಕರವಾಗಿ it's a cultural spiritual centre ನಾವು ಮಾಡ್ತಿರೋ ಕೆಲಸ ಅದಕ್ಕೆ ಪೋಷಕವಾಗಿದ್ರೆ ನನಗೂ ಪುಣ್ಯ ನಿಮಗೂ ಪುಣ್ಯ ಇಲ್ಲದರ ಪಾಪ ಉಂಟಾಗತ್ತೆ ಭೀಷ್ಮನ ಕಥೆಯನ್ನು ಕೇಳುವುದರಿಂದ ನಮಗೆ ಆತ್ಮವಿಕಾಸ ಆಗಬೇಕು ಅವನು ಮಾಡಿದ ತಪ್ಪನ್ನು ನಾವು ಮಾಡಬಾರದು ಶಂತನು ನಿನ್ನೆ ಪರಾಮರ್ಶೆ ಮಾಡಲಿಲ್ಲ ಶಂತನು ಮಾಡಿದ್ದು ಸರಿಯೇ ನಿಮ್ಮನ್ನೆಲ್ಲ ನಾನು ಪ್ರಶ್ನೆ ಹಾಕಿ ಉತ್ತರ ಕೇಳಿತೇನೆ ಆವಾಗ ಆವಾಗ ಯಾತಕ್ಕೆ ಅಂದರೆ we call this public involvement ನಮ್ಮ ಪ್ರವಚನದಲ್ಲಿ ನೀವು ತೊಡಗಿದ್ದೀರೋ ನಮಗೆ ಗೊತ್ತಿಲ್ಲದೆಯೇ ನಿದ್ದೆ ಮಾಡ್ತೀರೋ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಆವಾಗವಾಗ ಒಂದೊಂದು ತುಣುಕು ಪ್ರಶ್ನೆಗಳನ್ನು ಎಸೆಯುವುದು ಪದ್ಧತಿ ಇದನ್ನು ತಪ್ಪಾಗಿ ತಿಳ್ಕೋಬಾರದು ಮಗನೇನು ಹೇಳಿದ ಅಪ್ಪನಿಗೆ ನಾನು ನಿನಗೆ ಮದುವೆ ಮಾಡಿಸ್ತೇನೆ ಯೋಚನೆ ಮಾಡಬೇಡ ನಾನು ಬ್ರಹ್ಮಚಾರಿಯಾಗಿ ಉಳಿತೇನೆ ಮುಂದೆ ರಾಜ್ಯಾಭಿಷೇಕಕ್ಕೆ ಬರೋದಿಲ್ಲ ಅಂತ ಹೇಳ್ತೇನೆ ದಾಸರಾಜನಿಗೆ ಬೆಸ್ತರದರಿಗೆ ಅಂತ ಹೇಳಿದ ಹಾಗೆ ಆಗ್ಲಪ್ಪ ನೀನು ಅಡವಿ ಪಾಲಾಗು ನನಗೆ ಮದುವೆ ಆದ್ರೆ ಸಾಕು ಅಂತ ಹೇಳಿದ್ರು ಎಂಥ ಅಪ್ಪ ಶಂತನ ಮೇಲೆ ಯಾರು ಹಿಪರಾಶ ಪರಾಮರ್ಶೆ ಮಾಡೋದಿಲ್ಲ ರಾಮಚಂದ್ರ ಸ್ವಾಮಿ ಪಟ್ಟಾಭಿಷೇಕವು ಒಂದೇ ಕಾಡು ಒಂದೇ ವನಮಾಸೋ ಮಹೋದಯ ಅದೇ ಪ್ಯಾರಲಲ್ಲಿ ಐದು ನಿಮಿಷದ ಹೆಂಡತಿ ಸೌಖ್ಯಕ್ಕೋಸ್ಕರವಾಗಿ ಕುಲದ ಪರಂಪರೆಯನ್ನು ನಿನ್ನೆ ಹೇಳಿದೆ ರಾಷ್ಟ್ರಕ್ಕೆ ರಾಜ್ಯಾಂಗಕ್ಕೆ ತನ್ನ ಜವಾಬ್ದಾರಿಯನ್ನು ಮರೆತು ದಶರಥ ಮಹಾರಾಜ ಹೆಂಡತಿ ಕೊಟ್ಟಿದ್ದವರ ತನಗೆ ಮುಖ್ಯವಾಯಿತು family problem is more important than national problem ಅಂತ ಮಾಡಿ ರಾಮನನ್ನ ಕಾಡಿಗಟ್ಟಿದನಲ್ಲ ಅವನೆಂಥ ತಂದೆ ನನ್ನ ಮಾತಲ್ಲ ಇದು ಲಕ್ಷ್ಮಣನ ಮಾತು ಪಿತರಂ ತಂ ಹನಿಷ್ಯಾಮಿ ವೃದ್ಧಂ ಕೊಂದು ಅವನನ್ನ ಅಂದ ಏಯ್ ಲಕ್ಷ್ಮಣ ಹೀಗೆಲ್ಲ ಹೇಳಬಹುದೇ ಎಂದು ಸ್ವಲ್ಪ ಅವನು ಹೇಳಿದ ಮಾತಿನ ತಥ್ಯವನ್ನು ನೋಡಿ ತಂದೆಯಾಗಲಿ ತಾಯಿಯಾಗಲಿ ಒಂದು ರಾಷ್ಟ್ರದ ಧರ್ಮಕ್ಕೆ ಸಾಮೂಹಿಕ ಧರ್ಮಕ್ಕೆ ವಿರುದ್ಧವಾಗಿ ಬಂದರೆ ಅಡಚಣೆ ನಿವಾರಿಸಬೇಕು ದಶರಥ ಇಕ್ಕಟ್ಟಲ್ಲಿ ಸಿಕ್ಕಿದ ಬಾಯಿ ಬಿಟ್ಟು ಹೇಳಲಿಲ್ಲ ಕಾಡಿಗೆ ಹೋಗುವಂತ ರಾಮನನ್ನ ರಾಮೇ ರಾಜ್ಯಂ ಪಿತುರಭಿಮತಂ ಅದೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಹೇಳಿದ್ದೇನೆ ಸಮ್ಮತಂಚ ಪ್ರಜಾನ ರಾಮನಿಗೆ ರಾಜ್ಯ ಅನ್ನೋದು ಪಿತುರಭಿಮತಂ ತಂದೆ ಒಪ್ಪಿಕೊಂಡ ಸಮ್ಮತಂಚ ಮಾತಾ ಮಾತಾವವ್ರೇ ತದಪಿ ಭರತೆ ಚಿಕ್ಕ ತಾಯಿ ಭರ್ತನೆ ಕೊಡು ಅಂತ ಕೇಳಿದಳು ಸತ್ಯವಾದಿ ದದೌಚ ಚಿಂತಾತೀತ ಸಮಜನಿತದ ಪಾದುಕಾಗ್ರಾಭಿಷೇಕ ಅಯೋಧ್ಯೆ ಜನ ಯಾರೂ ಕಲ್ಪನೆ ಮಾಡಿಕೊಳ್ಳದೆ ಇದ್ದದ್ದು ನಡೆದು ಹೋಯಿತು ರಾಮನಿಗೂ ಪಟ್ಟಾಭಿಷೇಕವಲ್ಲ ಭರತನಿಗೂ ಪಟ್ಟಾಭಿಷೇಕವಲ್ಲ ಪಾದುಕಾಗ್ರಾಭಿಷೇಕ ದುರ್ವಿಜ್ಞಾನ ಸ್ವಹೃದಯ ಮಹೋ ದೈವಮತ್ರ ಪ್ರಮಾಣಂ ವೇದಾಂತೇಶಿಕರು ಇದು ದೈವದ ಹೃದಯ ಅದರ ರಾಮನ ಚಿತ್ತವೇ ಆಗಿತ್ತು ಒಂದು ಇಲ್ಲಿ ರಾಮನ ಚಿತ್ತವೂ ಇಲ್ಲ ಕೃಷ್ಣನ ಚಿತ್ತವೂ ಇಲ್ಲ ಇದು ಪಿತ್ತ ಇದು ಚಿತ್ತವಲ್ಲ ಇದು ಒಂದು ದೃಷ್ಟಿಯಲ್ಲಿ ಭೀಷ್ಮ ಮಾಡಿದ ತಪ್ಪು ಅಂತ ಹೇಳಿದೆ ಅಬ್ಡಿಕೇಶನ್ ಆಫ್ ಡ್ಯೂಟಿ ಕರ್ತವ್ಯ ಪರಿತ್ಯಾಗ ಆಯಿತು ಬಿಡಿ ಒಂದು ತಪ್ಪು ನೂರು ತಪ್ಪುಗಳಿಗೆ ಮೆಟ್ಟಲಾಗ್ತದೆ ಯಾವಾಗಲೂ ಹಾಗೆ ಒಂದು ಸುಳ್ಳು ನೂರು ಸುಳ್ಳಿಗೆ ಸರಮಾಲೆ ಆಗುವ ಹಾಗೆ ಪೊಲೀಸರ ಕೈಯಲ್ಲಿ ಲಾಯರ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಎಂಟು ತಾಯಿಯಂದ್ರ ಗರ್ಭದಲ್ಲಿ ಹಾಕಿ ನಿಮ್ಮನ್ನು ಒಂಬತ್ತನೇ ತಾಯಿ ಗರ್ಭದಲ್ಲಿ ಹೊರಗೆ ತೆಗೆದು ಬಿಡ್ತಾರೆ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಒಂದು ಸುಳ್ಳು ಹೇಳುವುದಕ್ಕೆ ಹೋದರೆ ಅದನ್ನು ಸರಿಪಡಿಸೋದಕ್ಕೆ ನೂರನ್ನು ಹೇಳ್ತೀರಿ ಅದು ಸರಿದೋಗೋದಿಲ್ಲ ಹೋಗೋದಿಲ್ಲ ಹರಿದು ಹೋದ ಬಟ್ಟೆಗೆ ತೇಪೆ ಹಾಕಿದರೆ ತೇಪೆಯೇ ಭಾರವಾಗಿ ಮತ್ತಷ್ಟು ಹರಿಯುವಂತೆ ಈ ಸುಳ್ಳು ಹೇಳೋರ ಚರಿತ್ರೆಯಲ್ಲೆಲ್ಲ ನೋಡ್ತೀರಿ ನೀವು ತಪ್ಪುಗಳು ಹಾಗೆಯೇ ಎಡವಿದ ಕಾಲು ಮತ್ತೆ ಮತ್ತೆ ಎಡವುತ್ತದೆ ಮತ್ತೆ ಮತ್ತೆ ನೋವು ಬರ್ತದೆ ಪ್ರತಿಜ್ಞೆ ಮಾಡಿದ್ದೊಂದಾಯಿತು ಆದರೆ ಶಂತನುವಿಗೆ ಸತ್ಯವತಿಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಚಿತ್ರಾಂಗದ ಗಂಧರ್ವರಿಂದ ಕೊಲ್ಲಲ್ಪಟ್ಟ ಇನ್ನೊಬ್ಬನಿಗೆ ಕ್ಷಯರೋಗ ಹತ್ತಿತು ಭೀಷ್ಮ ಎಲ್ಲಿಯೋ ಕಾಶಿಯಲ್ಲಿ ಹೋಗಿ ಮೂವರು ಕನ್ಯರನ್ನ ಅಪಹಾರ ಮಾಡಿಕೊಂಡು ಬಂದು ರಾಕ್ಷಸ ಕ್ರಮದಲ್ಲಿ ತಮ್ಮನಿಗೆ ಮದುವೆ ಮಾಡಿಸಬೇಕು ಅಂದರೆ ಅಂಬೆಯದೊಂದು ಸಮಸ್ಯೆ ಆಯಿತು ಆ ಕಥೆ ಪೂರ್ತಿ ಹೇಳಲಿಲ್ಲ ಇವತ್ತು ಸಮಯವಲ್ಲ ಮುಂದೆ ಬರ್ತದೆ ಅದು ಅಕೃತವರ್ಣರು ಪರಶುರಾಮರಿಗೆ ಭೇಟಿ ಮಾಡಿಸಿದರು ಪರಶುರಾಮರನ್ನೂ ಲಕ್ಷ್ಯ ಮಾಡದೆ ಭೀಷ್ಮ ಅವರ ಜೊತೆಯಲ್ಲಿ ಯುದ್ಧ ಮಾಡಿ ದೇವತೆಗಳೆಲ್ಲ ಉಪಶಮನ ಮಾಡಿದ ಮೇಲೆ ಆತ್ಮಾಹುತಿ ಮಾಡಿಕೊಳ್ತಾಳೆ ಅಂಬೆ ಅನೇಕ ಜನ್ಮಗಳನ್ನೆತ್ತಿ ಕೊನೆಯಲ್ಲಿ ಭೀಷ್ಮನ ಮೇಲೆ ಸೇರಿ ತೀರಿಸ್ಕೋಬೇಕು ಅಂತ ಮತ್ತೆ ಹೆಣ್ಣು ಮಗಳಾಗಿ ದೃಪದರಾಜನ ಹೊಟ್ಟೆಯಲ್ಲಿ ಹುಟ್ಟಿ ಅತ್ಯಂತ ಸುಂದರವಾದ ಮಗು ಆ ಮಗುವಿಗೆ ನವಿಲು ಅಂತ ಅರ್ಥ ಬರುವಂತಹ ಹೆಸರನ್ನಿಟ್ಟರು ತಪ್ಪರ್ಥ ಮಾಡ್ಕೋಬೇಡಿ ಶಿಖಂಡಿ ಅನ್ನುವ ಮಾತಿಗೆ ನವಿಲು ಅಂತ ಅರ್ಥ ಶಿಖಂಡ ಅಂದ್ರೆ ತಲೆ ಮೇಲಿರುವ ಒಂದು ಕೂಚು ಪ್ಲೂಮ್ ಕೃಷ್ಣನಿಗೂ ಶಿಖಂಡಿ ಅಂತ ಹೆಸರು ನವಿಲುಗರಿ ಗುಚ್ಛವನ್ನು ತಲೆ ಮೇಲಿಟ್ಟುಕೊಳ್ಳುವವನು ಅದು ಅನ್ವರ್ಥದಲ್ಲಿ ನಮಗಿವತ್ತು ಶಿಖಂಡಿ ಅಂದರೆ ಗಂಡಲ್ಲ ಹೆಣ್ಣಲ್ಲ ಅನ್ನೋ ರೂಢಿ ಅರ್ಥವನ್ನು ಹೊಂದಿದೆ ತುಂಬಾ ಸುಂದರವಾದ ಹೆಣ್ಣು ಹುಡುಗಿ ಅವಳಿಗೆ ಗಂಡಸಿನ ವೇಷವನ್ನು ಹಾಕಿದ ದ್ರುಪದ ರಾಜನಿಗೆ ಗಂಡು ಬೇಕಾಗಿತ್ತು ದ್ರೋಣನ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಕಥೆ ಮುಂದೆ ಹೇಳ್ತೇನೆ ಅದಕ್ಕೆ ಆ ಹುಡುಗಿ ಗಂಡು ವೇಷವನ್ನು ಹಾಕಿ ಬಿಲ್ಲುವಿದ್ಯೆ ಕಲಿಸಿ ಇದು ಗಂಡು ಗಂಡು ಎಂಬುದಾಗಿ ಲೋಕದಲ್ಲಿ ಪ್ರತೀತಿ ಹುಟ್ಟಿಸಿ ಬೇರೊಂದು ಕಡೆ ದಾಶಾರಣ ಹೆಣ್ಣು ಮಗಳನ್ನು ತಂದು ಮದುವೆಯನ್ನು ಮಾಡಿ ಆಮೇಲೆ ಇದು ಹೆಣ್ಣು ಅಂತ ಪತ್ತೆಯಾಗಿ ಅವನು ಜಗಳಕ್ಕೆ ಬಂದು ಆ ಶಿಖಂಡಿ ಪ್ರತಿಜ್ಞೆಯನ್ನು ಮಾಡಿ ನಾನು ಗಂಡಾಗಿಯೇ ಬರ್ತೇನೆ ಅಂತ ಹೋಗಿ ಗುಹ್ಯಕ ದೇಶದಲ್ಲಿ ಅಂದರೆ ಬದ್ರಿನಾಥ್ ಕ್ಷೇತ್ರದ ಹತ್ರ ಅಲ್ಲಿ ಸ್ಥೂಣಾಕರ್ಣನೆಂಬ ಇದ್ದ ಗುಹ್ಯಕರು ಅಂತ ಹೆಸರು ಗಂಧರ್ವರಿಗೆ ನೋಡಿ ಗುಹ್ಯ ಗುಹ್ಯ ಸ್ಥಾನ ಈ ಶಬ್ದಾರ್ಥ ಮಾಡ್ಕೊಳ್ಳಿ ಗುಹ್ಯಕರು ಗಂಡನ್ನ ಹೆಣ್ಣು ಮಾಡುವುದು ಹೆಣ್ಣನ್ನ ಗಂಡು ಮಾಡುವುದು ಈ ಯಕ್ಷಿಣಿ ವಿದ್ಯೆ ಯಕ್ಷರಾಜನಾದ ಗುಹ್ಯರಿಗೆ ಅದು ಪ್ರಸಿದ್ಧವಿತ್ತು ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಪ್ರಸೂತಿ ವಿದ್ಯೆ ಲಿಂಗ ಪರಿವರ್ತನೆ ವಿದ್ಯೆ ಬಯೋಲಾಜಿಕಲ್ ಸೈನ್ಸಸ್ ಎಷ್ಟು ನಡೆದಿತ್ತು ಅನ್ನೋದಕ್ಕೆ ಮಹಾಭಾರತದ ತೋ ಪ್ರಮಾಣವನ್ನು ಕೊಡುವುದು ನೂರು ಜನ ಕೌರವ ಕೌರವರನ್ನ ವೇದವ್ಯಾಸರು ಮಾಂಸದ ಮುದ್ದೆಯನ್ನ ತುಪ್ಪದ ಮಡಿಕೆಗಳಲ್ಲಿಟ್ಟು ಬೆಳೆಸಿದರು ಟೆಸ್ಟ್ ಬೇಬೀಸ್ ಮಾಡಿದರು ಕೋಲ್ಡ್ ಸ್ಟೋರೇಜಲ್ಲಿಟ್ಟರು ನಂಬೋದಿಲ್ಲ ನೀವು ನಮ್ಮಲ್ಲಿತ್ತು ಅಸ್ಟ್ರಾನಮಿ ಎಷ್ಟು ಮುಂದಕ್ಕಿತ್ತು ಮಹಾಭಾರತದಲ್ಲಿ ವಿಜ್ಞಾನ ಅಂತ ಕುರಿತೇ ಚೆನ್ನಾಗಿ ಹೇಳಬಹುದು ಇರಲಿ ಹೀಗೆ ಆ ಶಿಖಂಡಿ ಗಂಡಾಗಿಯೇ ಬಂದು ಕೊನೆಗೂ ಭೀಷ್ಮನನ್ನ ಆಹುತಿ ತಗೊಳ್ತಕ್ಕಂತಹ ಪ್ರಸಂಗ ಇದು ಸೇಡು ಎಲ್ಲಿ ತನಕ ಹೋಗ್ತದೆ ನೋಡಿಕೊಳ್ಳಿ ಆಮೇಲೆ ಸತ್ಯವತಿ ದೇವಿ ಯೋಚನೆ ಮಾಡಿದಳು ಇಷ್ಟು ದೊಡ್ಡ ಭರತ ವಂಶಕ್ಕೆ ವಾರಸುದಾರರಿಲ್ಲೇ ಹೋದರಲ್ಲ ಆದ್ದರಿಂದ ಭೀಷ್ಮ ನಿನ್ನ ಪ್ರತಿಜ್ಞೆಯನ್ನು ನೀನು ಸಾಕು ಮಾಡು ನಿನ್ನ ತಮ್ಮಂದ್ರಿಬ್ಬರು ಹೋದರು ನೀನಾದರೂ ಮದುವೆ ಮಾಡಿಕೋ ಒಂದು ಮಕ್ಕಳು ಉಂಟಾಗಲಿ ಅಥವಾ ನೀನೇ ಸದ್ಯಕ್ಕೆ ರಾಜ್ಯಭಾರವನ್ನು ಮಾಡು ಅಂತೆಷ್ಟು ಹೇಳಿದ್ರು ಭೀಷ್ಮ ಒಪ್ಪಲಿಲ್ಲ ಪ್ರತಿಜ್ಞೆಯೇ ಮುಖ್ಯ ರಾಷ್ಟ್ರಕ್ಕಿಂತ ಪ್ರತಿಜ್ಞೆ ಮುಖ್ಯ ಅಂದ ಮೂರ್ಖ ಪ್ರತಿಜ್ಞೆ ಒಳ್ಳೇದಲ್ಲ ಅಂತ ನಾನು ಹೇಳೋದಿಲ್ಲ ಪ್ರತಿಜ್ಞೆ ಅರ್ಥ ಇರಬೇಕು ತೊಡೆ ಮುರಿದು ಸಾಯಿಸ್ತೇನೆ ದುರ್ಯೋಧನನ ಅಂತ ಪ್ರತಿಜ್ಞೆ ಮಾಡಿದ ಭೀಮಸೇನ ರಾಷ್ಟ್ರ ಒಳ್ಳೇದಾಯಿತು ದುಶ್ಯಾಸನದ ರಕ್ತವನ್ನು ಕುಡಿತೇನೆ ಬಿಸಿ ಬಿಸಿ ರಕ್ತವನ್ನ ಅಂತ ಹೇಳಿದ ಕುಡಿದ ಕುಡಿದು ತೋರಿಸಿದ ರಾಷ್ಟ್ರಕ್ಕೆ ಚಕ್ರ ಹಿಡಿಯೋದಿಲ್ಲ ಅಂತ ಹೇಳಿದ ಕೃಷ್ಣ ಚಕ್ರವನ್ನ ಹಿಡಿದ ಪ್ರತಿಜ್ಞೆಯನ್ನು ಮುರಿದ ದೇಶಕ್ಕೆ ಒಳ್ಳೇದಾಯಿತು ಪ್ರತಿಜ್ಞೆ ಮಾಡೋದ್ರಿಂದಲೂ ಬಿಡುವುದರಿಂದಲೂ ದೇಶಕ್ಕೆ ಒಳ್ಳೇದಾಗೋ ಹಾಗಿದ್ರೆ ಸಮಯ ಸಂದರ್ಭ ನೋಡಿ ಮಾಡಬೇಕು ಭೀಷ್ಮ ಮೊಂಡು ಮಾಡಿದ ಬೇಡ ಅಂತ ಹಾಗಿದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಲಾಗಿ ಅಲ್ಲಿ ಬ್ರಾಹ್ಮಣರೆಲ್ಲ ಹೇಳಿದರು ರಾಜ್ಯಕ್ಕೆ ಸಂಬಂಧಪಟ್ಟವರು ತಾಯಿ ಸತ್ಯವತಿ ನಿಯೋಗ ಪದ್ಧತಿಯಿಂದ ಈಗ ನೀನು ಈ ರಾಜ್ಯಕ್ಕೆ ವಾರಸದಾರನ ಉಂಟು ಮಾಡ್ಕೋಬೇಕು ಬೇರೆ ದಾರಿ ಇಲ್ಲ ಅಂತ ಹೇಳಲಾಗಿ ಇವತ್ತು ಕಲಿಯುಗದಲ್ಲಿ ನಿಯೋಗ ಪದ್ಧತಿ ನಿಷಿದ್ಧ ಇದು ಮನು ಹೇಳಿದ್ದಾನೆ ಪ್ರಾಚೀನದ ಆಚಾರದಲ್ಲಿತ್ತು ಇದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡ ಬ್ರಾಹ್ಮಣರೂ ಇದ್ದರು ಗೋಧರ್ಮ ಅಂತ ಕರೀತಾ ಇದ್ರು ವೇದದಲ್ಲಿ ಇದೆಲ್ಲ ಉಂಟು ನಾನು ಬರೆದಿದ್ದೇನೆ ಋಷಿರ್ಹ ದೀರ್ಘ ಶ್ರುತ್ತಮಃ ದೀರ್ಘ ಸಮಸ್ತತ್ವ ಒಬ್ಬರು ಮಹರ್ಷಿ ಎರಡು ಕಣ್ಣೂ ಇಲ್ಲದ ಕುರುಡು ಮಹರ್ಷಿ ಹದಿಮೂರು ಅಮೋಘವಾದ ವಿಷ್ಣು ಸೂಕ್ತಗಳನ್ನು ಪ್ರತ್ಯಕ್ಷ ಮಾಡಿಕೊಂಡ ಮಹಾನುಭಾವರು ಕೆಲವು ನಮಗೆ ಅರ್ಥವೇ ಆಗೋದಿಲ್ಲ ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಎಲ್ಲ ಇದೆ ಋಗ್ವೇದದ ಮೊದಲನೇ ಮಂಡಲ ಒಂದು ನೂರ ಅರವತ್ನಾಲ್ಕನೇ ಮಂತ್ರದ ತುಂಬ ಆ ದೀರ್ಘತಮಸರ ಅನೇಕ ದಿವ್ಯ ಸೂಕ್ತಗಳುಂಟು ಅಂಥವರು ಸಂತಾನವಿಲ್ಲದವರಿಗೆ ದೊರೆಗಳ ವಂಶದಲ್ಲಿ ಸಂತಾನವನ್ನು ದಯಾಪಾಲಿಸುವುದಂತಹ ಒಂದು ವೃತ್ತಿಯನ್ನಿಟ್ಟುಕೊಂಡಿದ್ರು ಗೋಧಮ ಗೋಧರ್ಮ ಎಂಬುದಾಗಿ ಅದನ್ನು ಸಹಿಸದೆ ಅವರ ಹೆಂಡತಿ ಮಕ್ಕಳು ಇವರಿಗೆ ಕೈಯು ಕಾಲು ಕಟ್ಟಿ ಹಾಕಿ ದೋಣಿಯಲ್ಲಿ ಹಾಕಿ ಕಂಡು ಕಂಡವರ ಹೆಂಡತಿಯಲ್ಲಿ ಸಂತಾನ ಉಂಟು ಮಾಡ್ತಾರೆ ಅಂತ ಅವರನ್ನು ಎಲ್ಲಿಯೋ ಸಾಯಿಲಿ ಅಂತ ಕಳಿಸಿದಾಗ ತೇ ಪಾಯವ ಪಾಯವ ಸದ್ರಿಯಂಚೋ ನಿಷದ್ಯಾಗ್ನೇ ತವನಃ ಪಾನ್ವಮೂರ ಮಾಮಥೇಯಂತೆ ಮಮತೆ ಎಂಬ ಒಬ್ಬ ಪತ್ನಿ ಆ ಮಮತೆ ಕೆಲಸಕ್ಕೆ ಹಾಕೊಂಡು ಒದ್ದಾಡಿದ್ರು ನಮ್ಮೆಲ್ಲ ಯಜುರ್ವೇದ ಮಂತ್ರಗಳು ಸಹ ಹೇಳ್ತೇವೆ ಇದನ್ನ ಹೇ ಅಗ್ನೇ ನೀನು ಕಾಪಾಡಿದಿಲ್ಲ ಆ ದೀರ್ಘ ತಮಸ್ಸರನ್ನ ನನ್ನನ್ನು ಆಪತ್ತಿನಿಂದ ಕಾಪಾಡು ಅಂತ ಹೇಳ್ತಕ್ಕಂತಹ ಮಂತ್ರಗಳು ಒಂದು ಕಾಲದಲ್ಲಿ ಪರಿಶಿಷ್ಟರು ಅಂದರೆ ಪರಿಶಿಷ್ಟರು ಅಂದ್ರೆ ಶೆಡ್ಯೂಲ್ ಅನ್ನೋ ಅರ್ಥವಲ್ಲ ಶಿಷ್ಟರು ಅನ್ನೋ ಅರ್ಥದಲ್ಲಿ ತುಂಬಾ ಶಿಷ್ಟರಾದವರು ಉಪಯೋಗ ಮಾಡ್ತಿದ್ದ ಧರ್ಮ ಐದೂವರೆ ಸಾವಿರ ವರ್ಷಕ್ಕಿಂತ ಮಹಾಭಾರತದಲ್ಲಿತ್ತು ಅದನ್ನು ಕೇಳಿ ಇವತ್ತು ನೀವು ಕುಪಿತರಾಗಬಾರದು ಇವತ್ತು ಈ ಧರ್ಮ ಸರಿಯೇ ತಪ್ಪೆ ಅಂತ ಕೇಳಬಾರದು ಅಥವಾ ಕೇಳಿದ್ರೂ ತಪ್ಪಿಲ್ಲ ಬಿಡಿ ಸೆಮೆನ್ ಬ್ಯಾಂಕ್ ಅಂತ ಮಾಡ್ತಾರೆ ವೀರ್ಯದ ಬ್ಯಾಂಕ್ ಅನ್ನು ಮಾಡಿ ಯಾವ ಯಾವೊಂದೋ ರಕ್ತವನ್ನು ಶೇಖರಿಸಿ ಮಕ್ಕಳಾಗದೇ ಇದ್ದ ಬಂಜೇರಿಗೆ ಆ ರಕ್ತವನ್ನು ಇಂಜೆಕ್ಷನ್ನಲ್ಲಿ ಕೊಟ್ಟು ಮಕ್ಕಳನ್ನು ಉಂಟು ಮಾಡುವ ವಿದ್ಯೆ ಇವತ್ತು ಸರಿ ಅನಿಸಬಹುದಾದ್ರೆ ಹಿಂದೊಂದು ಕಾಲದಲ್ಲಿದ್ದ ನಿಯೋಗ ಪದ್ಧತಿ ನಿಯಾತಕ್ಕೆ ತಪ್ಪು ಅಂತ ಹೇಳ್ತೀರಿ ಅವಾಗ ಈಗ ಇಂಜೆಕ್ಷನ್ ಇದೆ ಅವಾಗ ಇಂಜೆಕ್ಷನ್ ಇರಲಿಲ್ಲ ಸಾಕ್ಷಾತ್ ಪ್ರಯೋಗವಾಗ್ತಾ ಇತ್ತು ಆದ್ರಿಂದ ಸತ್ಯವತಿ ಮಗನನ್ನ ಧ್ಯಾನ ಮಾಡ್ತಾಳೆ ವೇದವ್ಯಾಸರು ಬಂದರು ವೇದವ್ಯಾಸರನ್ನ ತಾಯಿ ಕೇಳ್ಕೊಳ್ತಾಳೆ ಮಗು ಆಪತ್ಕಾಲ ಬಂದುಬಿಡ್ತು ಪುರುವಂಶಕ್ಕೆ ಈ ವಿಚಿತ್ರ ವೀರನ ಮಡದಿಯರಿದ್ದಾರೆ ಇವರಲ್ಲಿ ನೀನು ಮಕ್ಕಳನ್ನು ಉಂಟು ಮಾಡಬೇಕು ಅಂತ ಕೇಳಿದ ಕೂಡಲೇ ವೇದವ್ಯಾಸರು ಮಾತ್ರ ವಾಕ್ಯವನ್ನು ಪರಿಪಾಲನೆ ಮಾಡ್ತಾರೆ ಬ್ರಹ್ಮಚಾರಿ ಅದು ಇದು ವ್ರತ ನೂರೆಂಟು ಸಬೂಬನ್ನು ಹೇಳಲಿಲ್ಲ ಭೀಷ್ಮ ಎಲ್ಲಿ ವೇದವ್ಯಾಸರಲ್ಲಿ ಆದರೆ ಅವರು ಒಂದು ನಿಬಂಧನೆ ಹಾಕಿದರು ಯದಿಮೇ ಸಹತೆ ಗಂಧಂ ರೂಪಂ ವೇಷಂ ತಥಾವಪು ವೇದವ್ಯಾಸರ ಹೇಗಿದ್ರು ಹೇಗಿದ್ರು ಚಿತ್ರ ಕೊಡ್ತಾರೆ ಎಲ್ಲೇ ಶ್ಲೋಕ ವೇದವ್ಯಾಸರೇ ಕೊಡ್ತಾರೆ ವ್ಯಾಸೋ ವಾಚ ಯದಿಮೇ ಸಹತೆ ಗಂಧಂ ಅವರ ಮೈಯಲ್ಲಿ ತಾಯಿ ಮೈಯಿನ ಮತ್ಸ್ಯಗಂಧವಿತ್ತು ವೇದವ್ಯಾಸರು ಬಂದರೆ ಮೀನಿನ ವಾಸನೆ ಬರ್ತಿತ್ತು ಯದಿಮೇ ಸಹತೆ ಗಂಧಂ ರೂಪಂ ವೇಷಂ ಮೈ ತುಂಬ ಕೂದಲಿತ್ತು ಮುಂದಿನ ಅನುಭವ ವೈಜ್ಞಾನಿಕ ಸತ್ಯ ನಿನ್ನೆ ಕೊನೆಯಲ್ಲಿ ಬಂತಿದ್ದು ಪ್ರವಚನಕ್ಕೆ ಅದಕ್ಕೆ ಇವತ್ತು ನಿಧಾನವಾಗಿ ಹೇಳ್ಕೊಂಡಿದ್ದೇನೆ ಸತ್ಯವತಿ ತನ್ನ ಮೊದಲು ಸೊಸೆಯನ್ನು ಕರೆದು ಅಂಬಿಕೆಯನ್ನು ಸ್ನಾನ ಗೀನ ಅಂತ ಹೇಳಿ ಅಮ್ಮ ಇವತ್ತು ಸಂಧ್ಯಾಕಾಲ ಆದ ನಂತರ ನಿನ್ನ ಭಾವಮಯದ ಬಂದು ನಿನ್ನನ್ನು ಸಂಗಮಿಸ್ತಾನೆ ವಂಶಕ್ಕೆ ಒಂದು ಕುಡಿ ಬೇಕಾಗಿದೆ ನೀನು ಸಿದ್ಧವಾಗಿರು ಭಕ್ತಿಯಿಂದ ಅಂತ ಹೇಳಿದಳು ಹೆಸರು ಹೇಳಲಿಲ್ಲ ಯಾರು ಬರ್ತಾರೆ ಅಂತ ಹೇಳಲಿಲ್ಲ ಕೌಸಲ್ಯೇ ದೇವರಸ್ತೆ ಅಸ್ತಿ ಸೋದ್ಯತ್ವಾನುಪ್ರವೇಕ್ಷತಿ ಅಪ್ರಮತ್ತ ಪ್ರತೀಕ್ಷೇನಂ ನಿಶೀತೆ ಆಗಮಿಷ್ಯತಿ ರಾತ್ರಿ ಬರ್ತಾನಮ್ಮ ನೀನು ಭಾವಮಯದ ದೇವರ ಎಂಬುದಾಗಿ ಹೇಳಿದ ದೇವರ ಅಂದರೆ ಭಾವಮಯದ ಸಂಸ್ಕೃತದಲ್ಲಿ ಸಾ ಚಿಂತಯತಿ ಈ ಹುಡುಗಿ ಇವನು ಯೋಚನೆ ಮಾಡಿದ್ಲು ಭಾವಮಯದ ಅಂದ್ರೆ ಯಾವನು ಬರ್ತಾನೆಯೋ ಏನೋ ಯೋಚನೆ ಮಾಡಿಕೊಂಡು ಭೀಷ್ಮಂ ಅನ್ಯಾಂಶ ಕುರುಪುಂಗವನ್ ಭೀಷ್ಮ ಬರಬಹುದು ಅಂತ ತಿಳ್ಕೊಂಡ್ಲು ಪೆದ್ದು ಹುಡುಗಿ ಭೀಷ್ಮ ಎಲ್ಲಾರು ಬರ್ತಾನೆ ಪ್ರತಿಜ್ಞೆ ಮಾಡಿದ್ದಾನೆ ತಾಯಿ ಜೊತೆಯಲ್ಲಿ ವಾಗ್ವಾದ ಮಾಡಿದ್ದಾನೆ ಭೀಷ್ಮ ಬಂದರೂ ಪರವಾಗಿಲ್ಲ ಸ್ವಾಗತ ಮಾಡುತ್ತಿದ್ದೋ ಏನೋ ಅಥವಾ ಅನ್ಯಾಂಶ ಬೇರೊಬ್ಬ ಬ್ರಾಹ್ಮಣ ಬರಬಹುದು ದೂರದ ಬಾವಿ ಸಂಬಂಧ ಯಾರೊಬ್ಬರು ಬರಬಹುದು ದೇವರ ಅಂತ ಹೇಳಿಕೊಂಡು ಅಂತ ನಿರೀಕ್ಷೆ ಮಾಡ್ತಾ ಇದ್ರೆ ಬಂದವರು ವೇದವ್ಯಾಸರು ಅವರ ವೇಷ ಹೇಗಿತ್ತು ಸ್ಪಷ್ಟ ಕೊಡ್ತಾರೆ ಇಲ್ಲಿ ಬಬ್ರೂಣಿ ಕಪಿಲ ನೋಡಿ ತಸ್ಯ ಕೃಷ್ಣಸ್ಯ ಕಪಿಲಾಂ ಜಟಾಂ ದೀಪ್ತೇ ಚಲೋಚನೆ ಕಪಿಲ ಬಣ್ಣ ಕಂದು ಬಣ್ಣದ ಜಡೆ ಕಪ್ಪು ಬಣ್ಣವಲ್ಲ ಬಿಳುಪು ಬಣ್ಣವಲ್ಲ ಕಂದು ಬಣ್ಣದ ಜಡೆ ಸಿಂಬಿಸುತ್ತಿದ್ದಾರೆ ತಲೆಯಲ್ಲಿ ದೀಪ್ತೆ ಚಲೋಚನೆ ಪ್ರಕಾಶವಾಗಿ ಎರಡು ಟಾರ್ಚ್ ಹಿಡಿದಾಗೆ ಎರಡು ನಕ್ಷತ್ರದಂತಹ ಕಣ್ಣುಗಳು ಬಭ್ರೂಣಿ ತೈವ ಶ್ಮಶ್ರೂಣಿ ಮೈಮೇಲೆ ತುಂಬ ಕಂದು ಬಣ್ಣದ ಕೂದಲುಗಳು ಬ್ರಷ್ಟಿದ್ದ ಹಾಗೆ ದೃಷ್ಟ ದೇವಿ ನ್ಯಮೀಲಯತ್ ಮೂಲ ಮೂಲಗಳಲ್ಲಿ ದೀಪ ಇಟ್ಟಿದ್ದಾರೆ ಆ ಮಲಗುವ ಕೋಣೆಯಲ್ಲಿ ವ್ಯಾಸರು ಬಂದು ಕೂಡಲೇ ಅಯ್ಯೋ ಅಂದಳು ಭಯಪಟ್ಟಳು ಕಣ್ಣು ಮುಚ್ಕೊಂಡ್ಬಿಟ್ಲವಳು ವ್ಯಾಸರು ಆಕೆಯಲ್ಲಿ ಅವಳು ಯಾರು ಏನು ನೋಡಲಿಲ್ಲ ತಾಯಿ ಹೇಳಿದ್ದುಂಟು ಕೊಂಚವೂ ಮನಸ್ಸು ವಿಕಲವಾಗದೆ ಬ್ರಹ್ಮಚರ್ಯಕ್ಕೆ ಭಂಗ ಬರದಂತೆ ಅವಳಲ್ಲಿ ಗರ್ಭ ಇಟ್ಟು ತಾಯಿ ಹೋಗಿ ಬರ್ತೇನೆ ಅಂತ ಹೊರಟು ಮೆಚ್ಚಬೇಕು ವ್ಯಾಸರ ಇಂದ್ರಿ ನಿಗ್ರಹ ತಾಯಿ ಹೇಳಿದ ಮಾತಿಗೆ ಕೆಲಸ ಮಾಡಿದ್ರು ಕಣ್ಣು ಮುಚ್ಚಿದ್ರು ಈ ಆಪರೇಷನ್ ಮಾಡುವಾಗ ಕೆಲವರು ಇಂಜೆಕ್ಷನ್ ಕೊಡುವಾಗ ಮಾಡ್ತಾರೆ ನೋಡಿ ಹಾಗೆ ಕಣ್ಣು ಮುಚ್ಚಿ ಭಯಪಟ್ಟು ವೇಪತು ನಡುಗ್ತಾ ಇದ್ದಾಳೆ ಹೀಗಾಗಿ ಗರ್ಭ ಅಂಕುರವಾಗುವ ಕಾಲದಲ್ಲಿ ಅವಳ ಮನಸ್ಸಲ್ಲಿ ಏನು ವಿಕಾರವಿತ್ತೋ ಆ ವಿಕಾರಕ್ಕೆ ಸರಿಯಾದ ಒಂದು ಚಿತ್ರದಂತೆ ಎರಡೂ ಕಣ್ಣಿಲ್ಲದ ಒಬ್ಬ ಹುಡುಗ ಸುಂದರನಾದ ನೋಡೋಕೆ ಮಾತ್ರ ಚೆನ್ನಾಗಿದ್ದ ಹೊರಗಡೆ ಶರೀರ ಸರ್ವಾತ್ಮನ ಅಂಧ ಒಳಗೂ ಹೊರಗೂ ಎರಡೂ ಕಡೆ ಕಣ್ಣು ಕುರುಡು ಪ್ರಜ್ಞಾಚಕ್ಷು ಅಂತ ಕರೀತಾರೆ ಮಹಾಭಾರತದಲ್ಲಿ ಒಳಗಿನ ಕಣ್ಣು ಇಲ್ಲ ಹೊರಗಿನ ಕಣ್ಣು ಇಲ್ಲ ಇಂಥ ಒಬ್ಬ ಕುರುಡ ಹುಟ್ಟುಬಿಟ್ಟ ಅವಳ ಹೊಟ್ಟೆಯಲ್ಲಿ ಅವನೇ ಧೃತರಾಷ್ಟ್ರ ಎರಡನೇ ಅವಳನ್ನ ಅಂಬಾಲಿಕೆಯನ್ನ ನಿನಗೂ ಒಂದು ಮಗುವಾಗಲಿ ಹೋಗು ಅಂತ ಹೇಳಿದಾಗ ಹೆಸರು ಹೇಳಲಿಲ್ಲ ಯಾವನು ಬರ್ತಾನೆಯೋ ಅಂತ ಇವಳು ಅದೇ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾಳೆ ಆ ಜಗ ಜಗ ಬೆಳಕಿನಲ್ಲಿ ಋಷಿಗಳು ಬಂದರು ಎಲೆಕ್ಟ್ರಿಕ್ ಸ್ಪೀಡ್ ಅವರು ವೇದಿವ್ಯಾಸರು ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಇಡೀ ದೇಶವನ್ನು ಸಂಚಾರ ಮಾಡ್ತಿದ್ದವರು ನೆನೆಸ್ಕೊಂಡ್ರೆ ಧೊಮ್ಮನತೆ ವೇದವ್ಯಾಸರು ಚಿರಂಜೀವಿ ಪರಮಾತ್ಮನ ಅವತಾರ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಒಂದು ಇಲ್ಲಿ ಎಲ್ಲಿ ಕೂತು ಕೇಳ್ತಾ ಇದ್ದಾರೆಯೋ ನಮ್ಮ ಪ್ರವಚನವನ್ನು ಗೊತ್ತಿಲ್ಲ ಆಂಜನೇಯ ಸ್ವಾಮಿ ಹಾಗೆ ಚಿರಂಜೀವಿಗಳು ಬಂದರು ಅವಳನ್ನು ನೋಡಿದರು ಗರ್ಭ ಇಡಲಿಕ್ಕೆ ಹೋದರೆ ಅವಳು ಹೆದರಿದಳು ಕಣ್ಣು ಮುಚ್ಚಿಕೊಳ್ಳಿಲ್ಲ ಕಣ್ಣು ಓಪನ್ ಆದದ್ದು ಮುಚ್ಚಲೇ ಇಲ್ಲ ಅವಳಿಗೆ ಭಯದಲ್ಲಿ ಭಯದಲ್ಲಿ ಕೆಲವರು ಕಣ್ಣು ಮುಚ್ಚುತ್ತೆ ಕೆಲವರಿಗೆ ತೆರೆದದ್ದು ಮುಚ್ಚುವುದಿಲ್ಲ ಈ ಭಯದಲ್ಲಿ ಮೈಯೆಲ್ಲ ಬಿಡಿಸಿಕೊಂಡಿತು ಇದು ಮನಸ್ಸಿನ ವಿಕಾರ ಕ್ಷೇತ್ರದ ವಿಕಾರದಿಂದ ಉಂಟಾದ ಸಂತಾನದ ವಿಕಾರ ತಾಯಿ ಪಾತ್ರ ದೊಡ್ಡದೋ ತಂದೆ ಪಾತ್ರ ದೊಡ್ಡದೋ ಮಕ್ಕಳಾಗುವುದರಲ್ಲಿ ಅಪ್ಪ ತಾಯಿ ಪಾತ್ರವೇ ದೊಡ್ಡದು ಧಾರವಾಡದ ಕಡೆ ಸೌತೆಕಾಯಿ ಬೀಜವನ್ನು ತಂದು ನಿಮ್ಮೂರಲ್ಲಿ ಬೆಳೆದು ನೋಡಿ ಅದು ನಿಮ್ಮೂರು ಸೌತೆಕಾಯಿ ಹಾಗೆ ಬೆಳೆಯುತ್ತೆ ಇಲ್ಲಿ ಬೀಜವನ್ನು ತೆಗೆದು ಅಲ್ಲಿ ಹಾಕಿ ನೋಡಿ ಅಲ್ಲಿ ಹಾಗೆಯೇ ಬೆಳೆಯುತ್ತೆ ಭೂಮಿಯ ಗುಣ ಆದ್ರಿಂದ ಧರ್ಮಶಾಸ್ತ್ರಕಾರರು ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಧರ್ಮವನ್ನು ವಿಕಾಸ ಮಾಡುವಾಗ ಇದು ಪುರುಷ ಪ್ರಧಾನ ಸಮಾಜ ಅಂತ ಯಾತಕ ಮಾಡಿದ್ರು ಅಂದ್ರೆ ಇದು ವಿಜ್ಞಾನ ಭಿಕ್ಷುಗಳು ಮತ್ತು ಮಿತಾಕ್ಷರಿ ವ್ಯಾಖ್ಯಾನದಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿ ಧರ್ಮಶಾಸ್ತ್ರಕಾರರು ಯಾಜ್ಞವಲ್ಕ್ಯ ಏನು ಮಾಡಿದ್ದಾರೆ supreme courts of India and other courts consider the Yajnavalkya Smriti are supreme in Hindu matters not Manusmriti ಆ ಯಾಜ್ಞವಲ್ಕ್ಯ ಸ್ಮೃತಿಗೆ ವ್ಯಾಖ್ಯಾನ ಬರೆದವರು ಮಿತಾಕ್ಷರರು ಬಿಜಾಪುರದವರು ಆ ಬಿಜಾಪುರದವರು ಬರೆದಿರೋ ವಾಕ್ಯ ಓದಿದರೆ ತಂದೆ ತಾಯಿ ಅಂಶದಲ್ಲಿ ಒಂದು ಮಗು ಉಂಟಾದರೆ ತಾಯಿ ಅಂಶ ಎಲ್ಲೆಲ್ಲಿ ಬರ್ತದೆ ಮಗು ತಂದೆ ಅಂಶ ಎಲ್ಲೆಲ್ಲಿ ಬರ್ತದೆ ಇದು ಕೋರ್ಟು ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಇದು ಉಪಯೋಗ ಬರ್ತದಂತೆ ನಮ್ಮ ಸ್ನೇಹಿತರು ಹೇಳಿದ್ರು ಲಾ ಪ್ರೊಫೆಸರ್ ಇದನ್ನ ತಾಯಿಯಿಂದ ಬರುವುದು ಚರ್ಮ ತಾಯಿಯಿಂದ ಬರುವುದು ಮಾಂಸ ತಂದೆಯಿಂದ ಬರುವುದು ಬ್ರೈನು ತಂದೆಯಿಂದ ಬರುವುದು ಮೂಳೆ ತಂದೆಯಿಂದ ಬರುವುದು ರಕ್ತನಾಳಗಳು ರಕ್ತ ಎರಡೂ ಕಲಸಿರುತ್ತದೆ ಆದರೆ ಬ್ಲಡ್ ಗ್ರೂಪ್ ಒಂದೇ ಆಗದೆ ಹೋಗಬಹುದು ನೋಡಿ ಎಷ್ಟು ವಿಚಿತ್ರ ತಂದೆ ಮಕ್ಕಳು ಒಂದೇ ಬ್ಲಡ್ ಗ್ರೂಪ್ ಆಗದೆ ಹೋಗ್ಬೋದು ಏನ್ರಿ ತಂದೆ ಮಕ್ಕಳು ಒಂದೇ ಬ್ಲಡ್ ಬ್ಲಡ್ ಗ್ರೂಪ್ ಅಲ್ಲ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಏನ್ ಪ್ರಕೃತಿಯನ್ನು ಕೇಳಿ ನಾನೇನ್ ಮಾಡಲಿ <coughs> ತಾಯಿ ಅಂಶ ಎಷ್ಟು ತಂದೆ ಅಂಶ ಎಷ್ಟು ನಿಷ್ಕರ್ಷ ಮಾಡಿ ಹೇಳಿದ್ದಾರೆ ಸೈಂಟಿಫಿಕಲಿ ವೆರಿಫೈಡ್ ಟ್ರೂತ್ಸ್ ಇವಳು ಹೆದರ್ಕೊಂಡ್ಲು ವ್ಯಾಸರ ಮಗ ಕುರುಡಾಕಾದಂತ ತಾಯಿ ಕುರುಡಾಗ್ಲಲ್ಲ ಇಲ್ಲ ವ್ಯಾಸರ ತೇಜಸ್ಸಿಗೆ ಕುರುಡಾಗಿ ಬಿಟ್ಟಳು ಇನ್ನೊಬ್ಳು ಹೆದರ್ಕೊಂಡು ಬಿಟ್ಟಳು ಇದನ್ನು ನೋಡಿದ್ರು ವ್ಯಾಸರು ಗರ್ಭ ಉಂಟಾದ ಮೇಲೆ ಹೊರಗೆ ಬಂದು ಏನಪ್ಪ ಸಂತಾನ ಕೊಟ್ಟಿಯ ಅಂತ ಕೇಳಿದ್ರೆ ಸತ್ಯವತಿ ಹೇಳಿದ್ರು ಅಮ್ಮ ನಾನು ನೀನು ಹೇಳಿದ ಕೆಲಸ ಮಾಡಿದ್ದೇನೆ ಆದರೆ ಮೊದಲನೇವನು ಕುರುಡಾಗಿ ಹುಟ್ಟುತ್ತಾನೆ ಎರಡನೇವನು ಪಾಂಡುರೋಗಗ್ರಸ್ತನಾಗಿ ಹುಟ್ಟುತ್ತಾನೆ ಆದರೆ ಇವರಿಬ್ಬರಲ್ಲಿ ತುಂಬ ಧರ್ಮ ಇರೋನು ಎರಡನೇವನು ಚಕ್ರವರ್ತಿ ಆಗ್ತಾನೆ ಮಹಾವೀರ್ಯವಂತನ ಸ್ವಲ್ಪ ಮೈ ಬೆಳ್ಳಗಿರ್ತದೆ ಅಬ್ನಾರ್ಮಲಿ ವೈಟ್ ತೊನ್ನೆ ಹೇಳಿದ ಹಾಗೆ ಆದರೆ ಹೆದರಬೇಡ ಅಂತ ಹೇಳಿದಾಗ ಅಯ್ಯೋ ಎರಡು ಮಕ್ಕಳು ಹೀಗಾಯಿತಲ್ಲ ಅಂತ ದುಃಖಪಟ್ಟು ಮತ್ತೊಮ್ಮೆ ಅಂಬಿಕೆಯನ್ನು ಕರೆದಳು ಸೊಸೆಯನ್ನ ಪೆದ್ದೆ ಯಾಕೆ ಹೆದರ್ಕೊಂಡೆ ಅವರನ್ನು ನೋಡಿ ಇನ್ನೊಂದು ಸಲ ಗರ್ಭವನ್ನು ಧರಿಸು ಅಂತ ಹೇಳಲಾಗಿ ಹೂ ಬಿಟ್ಲು ಇನ್ಯಾರು ಹೋಗ್ತಾರೆ ಒಳ್ಳೆ ಪ್ರಾಣಿ ಇದ್ದಾಗಿದ್ದಾರವರು ಎಂಬುದಾಗಿ ಹೇಳಿ ತನ್ನ ದಾಸಿಯೊಬ್ಬಳನ್ನು ಒಡಂಬಡಿಸಿ ನೀನು ಹೋಗು ಅಂತ ಕಳಿಸಿಬಿಟ್ಲು ತತಸ್ವೈ ಭೂಷಣೈಹಿ ದಾಸೀಂ ಭೂಷಯಿತ್ವಾಪ್ಸರೋಪಮಾಂ ಅವಳು ನೋಡೋಕೆ ಅಪ್ಸರೆಯಂತಿದ್ಲು ಆ ದಾಸಿ ಸುಮ್ಮನೆ ನೋಡಿದರೆ ನಿಮಗೆ ದಾಸಿ ಅಂತ ಅನ್ನಿಸ್ತಾಲೇ ಇರಲಿಲ್ಲ ಸ್ವೈಹಿ ಭೂಷಣೈಹಿ ತನ್ನ ಒಡವೆ ವಸ್ತ್ರಗಳನ್ನೆಲ್ಲ ಅವಳಿಗೆ ತೊಡಿಸಿ ನೀ ಹೋಗು ಅಂತ ಕಳಿಸಿದರು ವೇದವ್ಯಾಸರಿಗೆ ಇದು ಏನಂತ ಗೊತ್ತಾಯಿತು ಬಾಯಲ್ಲಿ ಹೇಳೋದಕ್ಕೆ ಅವಕಾಶವಿಲ್ಲ ಆದರೆ ಅವಳು ಭಕ್ತಿಯಿಂದ ಮುನಿಯ ರೇತಸ್ಸನ್ನು ಧರಿಸಿದಳು ಅದನ್ನು ನೋಡಿ ಹೆದರಲಿಲ್ಲವಾದ್ದರಿಂದ ಒಬ್ಬ ಶೂದ್ರ ಸ್ತ್ರೀಗೆ ಹುಟ್ಟಿದ ಮಗ ಲೋಕೋತ್ತರ ಪುರುಷನಾಗಿ ಮಹಾಧರ್ಮಾತ್ಮನಾಗಿ ಎಂಥ ಆಪತ್ಕಾಲದಲ್ಲಿಯೂ ಬುದ್ಧಿ ಕೆಡದಂತಹ ಒಬ್ಬ ಸತ್ಪುತ್ರನಾಗಿ ಹುಟ್ಟಿದ ಅವನೇ ಮಹಾಮತಿಯಾದ ವಿದುರ ಮಹಾಭಾರತ ಆದಿಯಲ್ಲಿಯೇ ನಿಮಗೆ ಜಾತಿ ಪ್ರಶ್ನೆ ಬರ್ತದೆ ಧರ್ಮವ್ಯಾದನೋಪಾಖ್ಯಾನ ಶಾಂತಿ ಪರ್ವದವರೆಗೆ ಈ ಧರ್ಮ ವರ್ಣ ಕರ್ಮ ಇವುಗಳ ಗೋಜಲನ್ನು ಬಿಡಿಸ್ತಾರೆ ವೇದಿವ್ಯಾಸರು ಕೈ ಮುಗಿದು ಕೇಳ್ತೇನೆ ಅವಕಾಶ ಸಿಕ್ಕರೆ ಸಮಸ್ತ ಭಾರತವನ್ನು ಒಂದೊಂದು ಶ್ಲೋಕವನ್ನು ಓದಿ ಕೇಳಬೇಕು ತಾವು ನಾನೆಲ್ಲೋ ಅಲ್ಲೊಂದು ಎಲ್ಲೊಂದು ಹೇಳ್ತೇನೆ ನಿಮಗೆ ಆಸೆ ಬರಬೇಕು ಮನೆಯಲ್ಲಿ ತಗೊಂಡು ಓದಬೇಕು ಪುಸ್ತಕ ಇರಬೇಕು ಎಂಬುದಾಗಿ ಆ ಮೂಲ ಗ್ರಂಥವನ್ನ ವಿದುರ ಹುಟ್ಟಿದ ಮೂರನೇದಾಗಿ ವಿದುರ ಅಂದ್ರೆ ಯಾರು ಅದಕ್ಕೊಂದು ಕಥೆ ಹೇಳ್ತಾರೆ ಇದೆಲ್ಲ ಇಲ್ಲೇ ಬಂದುಬಿಟ್ಟಿದೆ ಕಥೆ ಮತ್ತೆ ಮತ್ತೆ ಹೇಳಿಸಬೇಡಿ ಪೂರ್ವದಲ್ಲಿ ಮತ್ತೆ ಯಾವ ಪೂರ್ವದಲ್ಲಿ ಅಂತ ಕೇಳಬೇಡಿ ಸುಮ್ಮನೆ ಹೀಗೆ ಹೇಳ್ತಾ ಹೋಗೋದು ಮಾಂಡವ್ಯ ಅಂತ ಒಬ್ಬ ಮಹರ್ಷಿ ಇದ್ದ ಈ ಮಾಂಡವ್ಯ ಮಹರ್ಷಿಯಿಂದ ಅವನು ವಾಸ ಮಾಡ್ತಿದ್ದ ಜಾಗ ಅಂತ ಮಂಡ್ಯ ಅಂತ ಹೆಸರು ಬಂತು ಅಂತ ಮಂಡ್ಯ ಮಯಂಗಾರು ಹೇಳ್ಕೊಳ್ತಾರೆ ಇರಬಹುದು ಗೊತ್ತಿಲ್ಲ ನಮಗೆ ಅವನು ಮಂಡ್ಯದವನೋ ಇಂಡಿಯಾದವನೋ ಇಂಡಿಯವನೋ ನಮಗೆ ಗೊತ್ತಿಲ್ಲ ಮಾಂಡವ್ಯ ಮಹರ್ಷಿ ವಾಸ ಮಾಡಿದ ಕ್ಷೇತ್ರ ಅಂತ ಹೇಳ್ತಾರೆ ಇದು ನಮಗೇನು ಆಕ್ಷೇಪ ಇರಬಹುದು ಕರ್ನಾಟಕಕ್ಕೆ ಗೌತಮರ ಸಂಬಂಧ ಉಂಟು ಅಗಸ್ತ್ಯರ ಸಂಬಂಧ ಉಂಟು ವಸಿಷ್ಠರ ಸಂಬಂಧ ಉಂಟು ಅಲ್ಲ ಡೇವಿಡ್ ಫಾಲೆ ಎಂಬುವ ಒಬ್ಬ ಪಶ್ಚಿಮದ ವೈದಿಕ ವಿದ್ವಾಂಸ ವಾಮದೇವ ಶಾಸ್ತ್ರಿ ಅಂತ ಹೆಸರಿಟ್ಕೊಂಡು ಪುಸ್ತಕ ಬರೆದಿದ್ದಾನೆ all the Saptarshis were originally from south India prove ಮಾಡಿ ತೋರಿಸಿದ್ದಾನೆ ಸಪ್ತರ್ಷಿಗಳೆಲ್ಲ ದಕ್ಷಿಣ ಭಾರತದವರೇ ಹಾಗೆ ಹೇಳ್ತೀಯಪ್ಪ ಮತ್ಸ್ಯಾವತಾರ ನೋಡಿ ಅಂತ ನಾವನು ಮತ್ಸ್ಯಾವತಾರ ನಡೆದ ಕಾಲ ಯಾವುದು ಜಗತ್ತಿನ ಪರ್ವತಗಳ ಮೇಲೆಲ್ಲ ಇದ್ದಂತಹ ಮಂಜು ಕರಗಿ ನೀರದ್ದು ಆ ಐಸ್ ಕ್ಯಾಪ್ಸ್ ಮೆಲ್ಟ್ ಆಯಿತು ಅದೇ ಮತ್ಸ್ಯಾವತಾರದ ಸಮಕಾಲ ಆಗ ದಕ್ಷಿಣ ಭಾರತ ಒಂದೇ ಪ್ರಸ್ಥಭೂಮಿ ಪ್ಲೇಟೋ ಎತ್ತರದಲ್ಲಿದ್ದದ್ದು ಈಗ ನೀವು ಪಂಜಾಬ್ ಸಿಂಧ್ ಏನು ಹೇಳ್ತೀರಿ ಗಂಗಾ ನದಿ ಬೆಲ್ಟ್ ಅಂತ ಏನು ಹೇಳ್ತೀರಿ ಇಲ್ಲೆಲ್ಲ ಬರೀ ಸಮುದ್ರ ಇತ್ತು ಆಗ ಒಂದು ನೂರ ಇಪ್ಪತ್ತು ಮೀಟರ್ಗಳಷ್ಟು ಎತ್ತರ ಸಮುದ್ರ ಉಚ್ಚಿ ಜಗತ್ತಿನ ಮಂಜುಗಡ್ಡೆಗಳೆಲ್ಲ ಕರಗಿ ಕರಗಿ ನೀರು ಬಂದದ್ರಿಂದ ಈ ಮಹಾಬಲಿಪುರದಿಂದ ಹಿಡ್ಕೊಂಡು ಯಾಕೆ ಮಹಾಬಲಿಪುರ ರೌಂಡ್ ಅಬೌಟ್ ಪಾಲಾರ್ ನದಿ ಅಲ್ಲಿಯೇ ಮತ್ಸ್ಯಾವತಾರವಾದ ಜಾಗ ಅಲ್ಲಿಯೇ ಸ್ವಾಮಿ ಮನು ಇದ್ದು ಸ್ವತ ಮನು ಇದ್ದ ಜಾಗ ಸಪ್ತರ್ಷಿಗಳನ್ನು ದೋಣಿಯಲ್ಲಿ ಹಾಕೊಂಡು ಬಾ ಅಂತ ಹೇಳ್ತಾರೆ ಕಥೆ ಕೇಳಿದ್ದೀರಿ ನೀವು ಮತ್ಸ್ಯಾವತಾರದಲ್ಲಿ ಇಲ್ಲಿಂದ ಏಳನೇ ದಿವಸಕ್ಕೆ ಜಗತ್ತು ಕೊಚ್ಚಿ ಹೋಗ್ತದೆ ಹೇ ಮನು ನಾನು ದೋಣಿ ತಗೊಂಡು ಬರ್ತೇನೆ ಸಪ್ತರ್ಷಿಗಳು ಬರ್ತಾರೆ ನಿನ್ನಲ್ಲಿ ಕೂಡ್ತಾರೆ ಇದನ್ನು ಕರ್ಕೊಂಡು ಹೋಗಿ ಸುರಕ್ಷಿತವಾದ ಜಾಗಕ್ಕೆ ಹಾಕು ಅಂತೇನು ಹೇಳಿದ್ರು ಅದು ದಕ್ಷಿಣ ಭಾರತ ಇವತ್ತು ಏನು ಮಹಾಬಲಿಪುರಂ ಈ ಕಡೆಯಿಂದ ಬಳಸಿಕೊಂಡು ಭೃಗು ಕಚ್ಚ ಬ್ರೋಚ್ ಗುಜರಾತ್ ಅಲ್ಲಿ ಸಮುದ್ರ ಇತ್ತು ಅಲ್ಲಿಂದ ಬಳಸಿಕೊಂಡು ಹೋಗಿ ಎಲ್ಲಿ ಹೋಯ್ತಿ ದೋಣಿ ಅಂದರೆ ಇವತ್ತು ಕಾಶ್ಮೀರದ ಕಣಿವೆ ಏನು ಹೇಳ್ತೀರಿ ಆ ಕಣಿವೆಯಲ್ಲಿ ಮನೋಲಿ ಅಂತ ಏನು ಹೇಳ್ತೀರಿ ಅದು ಮನು ಆಲಯ ಮನು ದೋಣಿ ನಿಲ್ಲಿಸಿದ ಜಾಗ ಅದಕ್ಕೆ ಅದು ದೋಣಿ ಶೇಪ್ನಲ್ಲಿದೆ ಆ ವ್ಯಾಲಿ ಎಂಬುದಾಗಿ ಹೇಳ್ತಾರೆ ಪ್ರೂವ್ ಮಾಡಿ ತೋರಿಸಿದ್ದಾರೆ ವಾಮದೇವ ಶಾಸ್ತ್ರಿಗಳು ಡೇವಿಡ್ ಸಾಲಿಯವರು ಸಮಸ್ತ ಋಷಿಗಳು ದಕ್ಷಿಣ ಭಾರತದವರು ಪುಲಸ್ತ್ಯ ದಕ್ಷಿಣದವನು ಪುಲಹ ದಕ್ಷಿಣದವನು ಅಗಸ್ತ್ಯ ದಕ್ಷಿಣದವನು ವಸಿಷ್ಠ ದಕ್ಷಿಣದವನು ಆಮೇಲೆ ಆಮೇಲೆ ಉತ್ತರಕ್ಕೆ ಒಂದು ಆಪತ್ಕಾಲ ಬಂದಾಗ ದಕ್ಷಿಣದಿಂದ ಎಕ್ಸ್ಪೋರ್ಟ್ ಮಾಡಿದ್ವಿ ಉತ್ತರಕ್ಕೆ ಉತ್ತರಕ್ಕೆ ಆಪತ್ತಿದ್ದಾಗ ದಕ್ಷಿಣದಿಂದ ಬ್ರಾಹ್ಮಣರು ಮಹರ್ಷಿಗಳಲ್ಲಿ ಹೋದರು ದಕ್ಷಿಣಕ್ಕೆ ಆಪತ್ತಿದ್ದಾಗ ಅಗಸ್ತ್ಯರೆಲ್ಲ ತಿರುಗಿ ಬಂದರು ಮತತ್ರಯದಾಚಾರ್ಯರೆಲ್ಲ ಸೌತ್ ಇಂಡಿಯನ್ಸೇ ಒಬ್ಬರು ನಾರ್ತಲ್ಲಿ ಬರಲಿಲ್ಲ ಅತಿ ಕಡಿಮೆ ಉತ್ತರ ದಕ್ಷಿಣ ನಮಗೂ ಭೇದವಿಲ್ಲ ಮಹರ್ಷಿಗಳೆಲ್ಲಿದ್ದರೂ ಒಂದೇ ಕೆಲಸ ಮಾಡೋರೆ ಆದ್ದರಿಂದ ಈ ಮಾಂಡವ್ಯ ಅಂತ ಅವನು ನಮ್ಮ ಕರ್ನಾಟಕದಲ್ಲಿದ್ದರೆ ನಮಗೇನು ಗಂಟು ಹೋಗಲಿಲ್ಲ ಇರಲಿ ಆ ಮಾಂಡವ್ಯನ ಆಶ್ರಮಕ್ಕೆ ಒಂದು ಸಲ ಕಳ್ಳರು ಬಂದರು ಕಳ್ಳರು ಬರೋದೇ ಆಶ್ರಮಕ್ಕೆ ಅಥವಾ ದೇವಸ್ಥಾನಕ್ಕೆ ಎಲ್ಲಿ ದುಡ್ಡು ಕೂಡ ಹಾಕಿರ್ತಾರೆ ಎಲ್ಲಿ ಜನ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ ಭಯೋತ್ಪಾದಕರು ಟೆರರಿಸ್ಟ್ ಬಂದರು ಇಂಥ ಜಾಗಕ್ಕೆ ಬರ್ತಾರೆ ಶಾಂತ ಕೂತಿರೋ ಜನಗಳನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ಏನೋ ಒಂದು ಗಂಟು ಕದ್ದುಕೊಂಡು ಬಂದಿದ್ದಾರೆ ಅವರ ಹಿಂದೆ ಸರ್ಕಾರದ ಅಧಿಕಾರಿಗಳು ಆಗಿನ ಕಾಲದ ಪೊಲೀಸರು ರಾಜಭಟರು ಅಟ್ಟಿಸಿಕೊಂಡು ಬಂದರು ಇದು ಮಾಂಡವ್ಯರಿಗೆ ಗೊತ್ತಿಲ್ಲ ಒಂದು ಕಡೆ ಜಪ ಮಾಡ್ತಾ ಕೂತಿದ್ರು ಧ್ಯಾನಾಸಕ್ತರಾಗಿದ್ದರು ದೊರೆ ಸೇನೆ ಬಂತು ಕರಡರಲ್ಲಿ ಆಸ್ತಿ ಬಿಟ್ಟು ಹೊರಟೋಗಿದ್ರು ಇವರನ್ನು ಬಂಧಿಸಿದರು ಈ ಹಣ ಹೇಗೆ ಬಂತು ನಿನಗೆ ನನಗೆ ಗೊತ್ತಿಲ್ಲ ಜಪ ಮಾಡ್ತಾ ಕೂತಿದ್ದೆ ಜಪ ಮಾಡ್ತಾ ಕೂತಿದ್ದೆ ಸುಳ್ಳು ಹೇಳ್ತೀಯ ಬ್ರಾಹ್ಮಣ ವೇಷ ಹಾಕೊಂಡು <coughs> ಎಂಬುದಾಗಿ ದೊರೆಯ ಸ್ಥಾನಕ್ಕೆ ಎಳ್ಕೊಂಡು ಹೋದರು ರಾಜ ಹಿಂದೆ ಮುಂದೆ ವಿಚಾರಣೆ ಮಾಡಲಿಲ್ಲ ಇವತ್ತಿನ ಸರ್ಕಾರದ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸಿಬಿಟ್ರು ಏನು ಶಿಕ್ಷೆ ಶೂಲಾರೋಪಣ ಶೂಲಕ್ಕೆ ಹಾಕೋದು ಶೂಲಕ್ಕೆ ಹಾಕೋದಂದ್ರೇನು ಏನು ಒಂದು ಚಿತ್ರ ಕೊಡ್ತೀನಿ ಹೆದರ್ಕೋಬೇಡಿ ರಾತ್ರಿ ಭಯಪಡಬೇಡಿ ಒಬ್ಬ ಮನುಷ್ಯನನ್ನ ಬೆತ್ತಲೆ ಮಾಡಿ ಈ ಕಡೆ ಕಾಲು ಕೈ ಈ ಕಡೆ ಕಾಲು ಕೈ ನಾಲ್ಕು ಜನ ಹಿಡಿದುಕೊಂಡು ಭೂಮಿಯ ಮಧ್ಯದಲ್ಲಿ ಒಂದು ಶೂಲವನ್ನ ತ್ರಿಶೂಲ ಅಲ್ಲ ಈ ಮುರುಗನ ಕೈಲಿರ್ತದಲ್ಲ ವೇಲಾಯುಧ ಒಂದು ಈಟಿ ಅದನ್ನು ಒಂದು ಎತ್ತರಕ್ಕೆ ನೆಟ್ಟು ಭದ್ರವಾಗಿ ಆ ಕೈ ಕಾಲು ಹಿಡ್ಕೊಂಡು ಮೇಲಕ್ಕೆ ಎತ್ತಿ ಗುದಸ್ಥಾನ ಆ ಶೂಲದ ತುದಿಗೆ ಬರುವಂತೆ ಮೇಲಿನಿಂದ ಕುಕ್ಕಿ ಆ ಶೂಲ ತಲೆಯಿಂದ ಬಂದು ಅವನು ಸಾಯಬೇಕು ಇದು ಶೂಲಕ್ಕೆ ಹಾಕುವ ಕೆಲಸ ಅತ್ಯಂತ ಘೋರವಾದಂತಹ ಒಂದು ಶಿಕ್ಷೆ ಮಾಂಡವ್ಯನಿಗೆ ಆ ಶೂಲಕ್ಕೆ ಹಾಕಿಬಿಟ್ರು ಆದ್ರೆ ಮಹರ್ಷಿ ಅವನಿಗೆ ಅನಸ್ಥೀಸಿ ಆ ತಪಶಕ್ತಿ ಎಷ್ಟಿತ್ತು ಅಂದ್ರೆ ಶೂಲಕ್ಕೆ ಹಾಕಿದರೂ ಸಾಯಲಿಲ್ಲ ಶೂಲವೇ ಚೂರಾಯಿತು ಒಂದು ಚೂರು ಗುದಸ್ಥಾನದಲ್ಲಿ ಸಿಕ್ಕಾಕೊಂಡ್ಬಿಡ್ತು ಕಚ್ಚ ಪಂಚ ಹಾಕೊಂಡ್ರು ಮುಂದೆ ಅವನು ಅದು ಎದ್ದು ಕಾಣಿಸ್ತಿತ್ತು ಹೊರಗಡೆ ಇದರಿಂದ ಅವನಿಗೆ ಆಣಿ ಮಾಂಡವ್ಯ ಅಂತ ಹೆಸರಾಯಿತು ಆಣಿ ಕನ್ನಡದಲ್ಲಿ ಆಣಿ ತಮಿಳಲ್ಲಿ ಆಣಿ ಅಂದ್ರೆ ಮೊಳೆ ಅಂತ ಅರ್ಥ ಆ ಮೊಳೆ ಸಿಕ್ಕಾಕೊಂಡಾಗ ಒಬ್ಬನು ಅವನು ತಪಸ್ಸಿಂದ ಸಹಿಸಿಕೊಂಡ ಪಾಪ ಅವನಿಗೆ ಪ್ರಾಣಾವಸಾನ ಕಾಲ ಬಂತು ಯಮರೋಗಕ್ಕೆ ಹೋದ ಯಮರಾಜನನ್ನು ಕಂಡ ಧರ್ಮರಾಜನನ್ನು ಜಗ್ಗಿಸಿದ ನನಗೆ ಯಾತಕ್ಕೋಸ್ಕರ ಈ ಶಿಕ್ಷೆಯನ್ನು ಕೊಟ್ಟೆ ನೀನು ಲೋಕದಲ್ಲಿ ಯಾರು ಯಾವ ಅಪರಾಧಕ್ಕೆ ಶಿಕ್ಷೆ ಕೊಟ್ಟರು ಅದು ಯಮನೇ ಕೊಟ್ಟರೆ ಶಿಕ್ಷೆ ಅಂತ ಭಾವ ನನಗೆ ಈ ಶಿಕ್ಷೆ ಯಾತ ಕೊಟ್ರಿ ಅದಕ್ಕೆ ಯಮದೇವ ಹೇಳಿದ ಅಯ್ಯೋ ನೀವು ಬ್ರಾಹ್ಮಣರು ಇಲ್ಲಿ ತನಕ ಬಂದಿದ್ದೀರಿ ಶಿಕ್ಷೆ ಎಲ್ಲ ಆಯಿತು ಅಲ್ಲೇ ಆಗಿದೆ ನಿಮಗೆ ಹೋಗಿಬಿಡಿ ಹೋಗೋದಲ್ಲ ನೀನು ಪ್ರಶ್ನೆ ಕೇಳೋಕೆ ಬಂದಿದ್ದೇನೆ ನಾನೇನು ತಪ್ಪು ಮಾಡಿದ್ದೆ ಯಮ ಚಿತ್ರಗುಪ್ತನ ಕರೆದ ನೋಡೋ ಇವ್ರದ್ದು ಅಕೌಂಟ್ ಏನಿದೆಯಪ್ಪ ಅವನು ಹೇಳಿದ ಪತಂಗಿಕಾನಾಂ ಪುಚ್ಛೇಷು ತ್ವಯ ಇಶೀಕಾ ಪ್ರವೇಶಿತಾ ಕರ್ಮಣ ತಸ್ಯತೆ ಪ್ರಾಪ್ತಂ ಫಲಮೇತತ್ತಪೋಧನ ಪತಂಗಿಕಾನಾಂ ಪತಂಗ ಅಂದ್ರೆ ಚಿಟ್ಟೆ ಆಗ್ಬೋದು ಹುಳ ಆಗ್ಬೋದು ಸಣ್ಣ ಪಕ್ಷಿ ಆಗ್ಬೋದು ಹನ್ನೆರಡು ವರ್ಷದ ಒಳಗಿದ್ದ ಈ ಮಾಂಡವ್ಯ ಮಗು ಯಾವುದೋ ಒಂದು ಚಿಟ್ಟೆ ದುಂಬಿ ಸಿಕ್ಕಿದ್ರೆ ಇಶೀಕ ಅಂದ್ರೆ ಹುಲ್ಲು ಕಡ್ಡಿ ಈ ಮಕ್ಕಳು ಚೇಷ್ಟೆ ಅದನ್ನು ತಗೊಂಡು ಆ ಪ್ರಾಣಿಯ ಆ ಚಿಟ್ಟೆಯ ಬುಧಸ್ಥಾನಕ್ಕೆ ಚುಚ್ಚಿ ಅದನ್ನು ಹಿಂಸೆ ಮಾಡಿ ಕೊಲ್ತಿದ್ದ ಅದನ್ನು ಚಿತ್ರಗುಪ್ತರು ಬರೆದಿಟ್ಟಿತು ಭದ್ರಗಿರಿ ಅಚ್ಯುದಾಸರು ಹೇಳ್ತಾರೆ ಚಿತ್ರಗುಪ್ತ ಬೇರೆ ಗುಪ್ತ ಚಿತ್ರ ಬೇರೆ ಅಂತ ಎರಡೂ ಒಂದೇ ಮನುಷ್ಯರ ಮನಸ್ಸಲ್ಲಿ ನಡೆಯುವ ಪುಣ್ಯ ಪುಣ್ಯಗಳನ್ನು ಬರೆದಿಟ್ಟು ಬಿಡ್ತಾನೆ ಚಿತ್ರಗುಪ್ತ ಬರೆಯೋದಿಲ್ಲ ಉಳಿದವರಿಗೆ ಬರವಣಿಗೆ ಗೊತ್ತಿತ್ತೋ ಇಲ್ವೋ ಯಮಲೋಕದಲ್ಲಿ ಎಲ್ಲ ಅಕ್ಷರಸ್ಥರೇ ಅನಕ್ಷರಸ್ಥರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ ಅಲ್ಲೆಲ್ಲ ಬರೆದಿಡಬೇಕಲ್ಲ ಅಕೌಂಟನ್ನ ಪತಂಗಿಕಾನಾಂ ಪುಚ್ಛೇಷು ತ್ವಯ ಇಶೀಕಾ ಪ್ರವೇಶಿತಾ ನೀ ಬಾಲಕ್ಕೆ ಕಡ್ಡಿ ಹಿಡಿತಿದ್ದೆ ಪಕ್ಷಿಗಳಿಗೆ ಕರ್ಮಣ ತಸ್ಸತೆ ಪ್ರಾಪ್ತಂ ಫಲಮೇ ತತ್ತಪೋಸನ ಅದಕ್ಕಾಗಿ ನಿನಗೆ ಶೂಲಕಾರೋಪಣೆ ಮಾಡಿದರು ಯಮ ಪುಸ್ತಕ ಮುಚ್ಚಿ ಹೋಗು ಸ್ವಲ್ಪ ನಿಂತ್ಕೊಂಡ ಅಣಿಮಾಂಡವ್ಯ ಬಿಡಲಿಲ್ಲ ಅಪೀಲ್ ಹಾಕಿದ ಏನು ಹೇಳಿದ ಅಲ್ಪೇ ಬಿ ಮಹಾನ್ ಮಮ ದಂಡ ಸ್ವಯಾ ಕೃತಃ ನನಗ ಎಷ್ಟು ವಯಸ್ಸು ಅಂತ ಕೇಳಿದ ಚತ್ರಗುಪ್ತ ಹೇಳೋ ಅವ ಎಷ್ಟು ವಯಸ್ಸಾಗಿತ್ತು ಅವರಿಗೆ ಹನ್ನೆರಡಿನ್ನೂ ತುಂಬಿರಲಿಲ್ಲ ಸ್ವಾಮೀಂದ್ರು ನಿನ್ನ ಅಕೌಂಟ್ ತೆಗೀಂದ್ರು ಹನ್ನೆರಡು ಹನ್ನೆರಡು ವರ್ಷದ ಒಳಗೆ ಒಬ್ಬ ಹುಡುಗ ತಪ್ಪು ಮಾಡಿದ್ರೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ವಿಧಿಸಬಹುದು ನಿಮ್ಮ ಧರ್ಮಶಾಸ್ತ್ರ ಕೋಡ್ ಹೇಳ್ತದೆಯೇ ಯಬ್ಲೋಕದಲ್ಲಿ ಇದು ಜೊಗನೈಲ್ ಡೆಲಿಂಕ್ವೆನ್ಸಿ ಅಂತ ಹೇಳ್ತಾರೆ ಒಬ್ಬ ಹುಡುಗ ತಿಳಿಯದೆಯೇ ಏನೋ ಒಂದು ಕಲ್ಲು ಹೊಡೆದ ಯಾರಿಗೋ ಅಕಸ್ಮಾತ್ ಅವನು ಸತ್ತ ಮರ್ಡರ್ ಅನ್ನು ಆಗಿಲ್ಲ ಆ ವಯಸ್ಸಿಗೆ ತಿಳಿಯದೆ ಮಾಡಿದ ಅಪರಾಧಕ್ಕೆ ಶಿಕ್ಷೆ ಕೊಡಬೇಕು ರಿಮ್ಯಾಂಡ್ ಹೋಮ್ನಲ್ಲಿ ಇಡಬೇಕು ಒಂದು ತಿಂಗಳು ಎರಡು ತಿಂಗಳು ಎರಡು ವರ್ಷ ಒಂದು ವರ್ಷ ಇದ್ದು ಅವನ ಚಿಕಿತ್ಸೆ ಮಾಡಿ ಕಳಿಸಬೇಕು ಇದು ಚಿಕ್ಕ ವಯಸ್ಸಿನ ಅಪರಾಧ ನೀನು ಮಾಡಿರೋ ಶಿಕ್ಷೆ ಗರಿಯಾನ್ ಬ್ರಾಹ್ಮಣವಧ ಬಹಳ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟಿದ್ದೀಯೇ ಸರ್ವಭೂತವಧಾದಪಿ ಬೇರೆ ಪ್ರಾಣಿಗಳನ್ನು ಕೊಲ್ಲೋದಕ್ಕಿಂತ ಬ್ರಾಹ್ಮಣವದೇ ತುಂಬ ಘೋರ ಯಾಕೆ ಬ್ರಾಹ್ಮಣರು ಸತ್ರ ಲೋಕದಲ್ಲಿ ಬುದ್ಧಿ ಹೇಳೋದಿರುವುದಿಲ್ಲ ಹಳ್ಳಿಗಾಡಲ್ಲಿ ಬ್ರಾಹ್ಮಣರನ್ನು ಕರೆದು ಜಮೀನು ಕೊಟ್ಟು ಸ್ವಾಮಿ ನಮ್ಮೂರಲ್ಲಿ ಧರ್ಮ ಹೇಳ್ಕೊಂಡಿದ್ದೀವಿ ಜ್ಯೋತಿಷ್ಯ ಹೇಳ್ಕೊಂಡಿದ್ದೀವಿ ಧರ್ಮಶಾಸ್ತ್ರ ಹೇಳಿ ಪ್ರತಿಯೊಂದು ಹಳ್ಳಿ ಸೆಲ್ಫ್ ಸಫಿಷಿಯೆಂಟ್ ಆಗಲಿ ಅಂತ ಕರೀತಿದ್ರು ಒಂದು ಕಾಲದಲ್ಲಿ ಅಂದ ಮೇಲೆ ಕ್ರಿಶ್ಚಿಯನ್ರ ಕಾಟ ಮುಸ್ಲಿಮರ ಕಾಟ ಇರಲಿಲ್ಲ ಆವಾಗ ಅವರೆಲ್ಲ ಭೂಮಿ ಕಾಣಿ ಹೋಯಿತು ಬುದ್ಧಿ ಹೇಳೋರು ಕಾಟವಿಲ್ಲದೆ ಅವ್ರು ಹೇಳೋರು ಕೇಳೋರು ಇಲ್ಲದೆ ಎಲ್ಲ ಪಟ್ಟಕ್ಕೆ ಬಂದು ಸೇರಿದ ಮೇಲೆ ಹಳ್ಳಿಗಳೆಲ್ಲ ಕ್ರಿಶ್ಚಿಯನ್ ಆಗ್ತಾ ಇದೆ ಹಳ್ಳಿಗಳೆಲ್ಲ ಮುಸ್ಲಿಂ ಆಗ್ತಾ ಇದೆ ಬುದ್ಧಿ ಹೇಳೋದು ಬ್ರಾಹ್ಮಣನ ಕೆಲಸ ಅವನು ಸ್ವಲ್ಪ ಕಡಿಮೆ ಶಿಕ್ಷೆ ಕೊಡು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ದೇಶ ತ್ಯಾಗ ಮಾಡು ಹೊರಗಡೆ ಒದ್ದು ಕಳಿಸು ರಾಜದ್ರೋಹ ಮಾಡಿದ್ರೆ ಹಣೆಯ ಮೇಲೆ ಅವನಿಗೆ ಚಿಹ್ನೆಯನ್ನು ಬಡಿದು ಕಳಿಸು ಅರ್ಥಶಾಸ್ತ್ರ ಕೌಟಿಲ್ಯ ಹೇಳ್ತಾರೆ ಅಲ್ಪ ಅಪರಾಧಕ್ಕೆ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ದೀಯ ಬಾಲೋ ಹಿ ದ್ವಾದಶಾದ್ ಜನ್ಮತೋ ಯಃ ಕರಿಷ್ಯತಿ ಹನ್ನೆರಡು ವರ್ಷಕ್ಕೆ ಮುಂಚೆ ಹುಡುಗ ತಪ್ಪು ಮಾಡಿದ್ರೆ ನ ಭವಿಷ್ಯತಿ ಅಧರ್ಮೋತ್ರ ಅದನ್ನು ಅಧರ್ಮ ಅಂತ ಹೇಳಬಾರದು ನ ಪ್ರಜ್ಞಾ ಅಸ್ಯಂತಿ ವೈ ದಿಶಃ ಅವನಿಗೆ ದಿಕ್ಕೇ ಗೊತ್ತಿಲ್ಲ ನ್ಯೂಟನ್ ಅಂತ ಒಬ್ಬ ವಿಜ್ಞಾನಿ ಇದ್ದ ಅವನು ನೋಟ್ಸ್ ಮಾಡಿಟ್ಟಿದ್ದ ಎಷ್ಟೋ ವಿಷಯಗಳನ್ನ ಎಲೆಕ್ಟ್ರಿಕ್ ದೀಪ ಎಲ್ಲ ಕ್ಯಾಂಡ್ ಇಟ್ಕೊಂಡು ಬರೀತಿದ್ದ ಎಲ್ಲೋ ಹೊರಗಡೆ ಹೋಗಿ ಬರುವಷ್ಟರಲ್ಲಿ ಅವನೊಂದು ಬೆಳೆಸಿದ ನಾಯಿ ಇತ್ತು ಆ ನಾಯಿಗೆ ಅಂತ ಹೆಸರಿಟ್ಟಿದ್ದ ಡೈಮಂಡ್ ಅಂತ ಹೆಸರಿಟ್ಟಿದ್ದ ಆ ಡೈಮಂಡ್ ಏನು ಮಾಡ್ತು ಎಲ್ಲಿಂದೋ ಜಂಪ್ ಮಾಡಿ ಇಲಿ ಹಿಡಿಬೇಕು ಅಂತ ಇವನ್ ಟೇಬಲ್ ಮೇಲೆ ಹೋಗಿ ಕುಣಿದಾಡಿದ್ರಿಂದ ಕ್ಯಾಂಡಲ್ ಬಿದ್ದು ಇವನ್ ಬರೆತಿಟ್ಟಿದ್ದ ಚೀರಮ್ಗಳೆಲ್ಲ ಸುಟ್ಟು ಹೋದವು ಆ ಬೆಕ್ಕನ್ನ ಕೊಂದನೆ ನೇಣು ಹಾಕಿದನೆ ಎಲ್ಲ ಡೈಮಂಡ್ ನಿನಗೆ ಗೊತ್ತಿಲ್ಲದೆ ಹೋಯ್ತಲ್ಲ ಎಂಥ ರಿಸರ್ಚ್ ಹಾಳು ಮಾಡಿಬಿಟ್ಟಲ್ಲ ಅಂತ ತಲೆ ತಲೆ ಚಚ್ಕೊಂಡೇ ಹೊರತು ಬೆಕ್ಕಿಗೆ ಬುದ್ಧಿ ಇದ್ರೆ ನ್ಯೂಟನ್ ಅದಕ್ಕೆ ಬೇಕಾಗಿತ್ತು ಯೋಚನೆ ಮಾಡಿ ಪಶುಗಳಿಗೆ ಬುದ್ಧಿ ನಿಮ್ಮ ನಾಯಿ ನಿಮ್ಮನ್ನು ಕಡಿಯುತ್ತೆ ನಮ್ಮ ಸ್ನೇಹಿತರೊಬ್ಬರಿಗೆ ಅವ್ರ ಅವ್ರ ಮಗಳು ಬೆಳೆಸಿದ್ದು ನಾಯಿ ಕಚ್ಚಿಬಿಡ್ತು ಯಾತ ಕಚ್ಚಿತು ಅಂತ ನಾ ಕೇಳಿದೆ ಏನು ಸರ್ ನಾ ಯಾತ ಕಚ್ಚಿತು ಅಂತ ಕೇಳಿ ಸರ್ ನಾ ಇರೋದೇ ಕಚ್ಚೋದಕ್ಕಲ್ವ ಎಂದ್ರು ನಾ ಹೇಳಿದೆ ನೀವು ಬೆಳೆಸಿದ ನಾಯಿ ಯಾತಕ್ಕೆ ಕಚ್ಚಿತು ಅವ್ರು ಹೇಳಿದ್ರು ಅವತ್ತು ನಾನು ಅದಕ್ಕೆ ಮುದ್ದು ಮಾಡಿದ್ದು ಸಾಕಾಗಲಿಲ್ಲ ಆ ಕೋಪದಿಂದ ಕಚ್ಚಿತು ನಾಯಿಗೆ ಪ್ರೇಮ ಬೇಕಾಗ್ತದೆ ನಾಯಿಗೂ ಪ್ರೇಮ ಬೇಕು ನೀವು ಮುದ್ದು ಮಾಡಿ ಸಾಕಾಗಲಿಲ್ಲ ಪೆಟ್ಟು ಮಾಡಿದ್ದು ಅಂದ್ರೆ ಅದು ನಿಮಗೆ ಪೆಟ್ಟು ಮಾಡ್ತದೆ ಆವಾಗ ಅದು ಕಚ್ಚಿ ಬಿಡುತ್ತೆ ಅದು ಕಚ್ಚುತ್ತಲ್ಲ ಏನ್ ಮಾಡಿದ್ರಿ ಅನ್ನ ಏನ್ ಮಾಡೋದು ಮಗಳಿಗೆ ತುಂಬಾ ಪ್ರೀತಿ ಪಾತ್ರವಾದದ್ದು ಬೋನಸ್ ಕೊಟ್ಟು ಕೂರಿಸಿದ್ದೀವಿ ಒಂದು ಕಡೆ ಅಂದ್ರು ಅದನ್ನ ಹೊರಗಡೆ ತಗೊಂಡೋಗಿ ಬಿಟ್ಬಿಡಿ ಅಂದ್ರೆ ಅಯ್ಯೋ ಮಗಳು ಪ್ರಾಣ ಬಿಟ್ಬಿಡ್ತಾಳೆ ಹೊರಗೆ ಬಿಡೋ ಹಾಗಿಲ್ಲ ನಾಯಿಯನ್ನ ನಾಯಿಗಿಂತ ಕಡೆಯೇ ಒಬ್ಬ ಬ್ರಾಹ್ಮಣ ತಿಳಿಯದೆ ಅವನೊಂದು ಪ್ರಾಣಿಗೆ ಚೇಷ್ಟೆ ಮಾಡೋದಕ್ಕೆ ಹೋದ ಆಯಿತು ದೋ ಘೋರ ಅಪರ ಬದುಕಿರೋ ತನಕ ಅದು ಪೃಷ್ಠದಲ್ಲಿ ಚುಚ್ಚಿಕೊಂಡು ಇಷ್ಟು ಹಿಂಸೆ ಪಟ್ಟಿದ್ದೇನೆ ನಾನು ಯಮಧರ್ಮ ನೀ ಶಾಸ್ತ್ರ ವಿರುದ್ಧವಾಗಿ ಶಿಕ್ಷೆ ಆದ್ದರಿಂದ ಅನೇಕ ವರ್ಷ ಭೂಲೋಕದಲ್ಲಿ ಶೂದ್ರನಾಗಿ ಹುಟ್ಟು ಎಂಬುದಾಗಿ ಶಾಪವನ್ನು ಕೊಟ್ಟದ್ರಿಂದ ಆ ಯಮನೇ ಇಲ್ಲಿ ವಿದುರನಾಗಿ ಹುಟ್ಟಿದ್ದಾನೆ ಅಂತ ಇಲ್ಲಿ ಕಥೆಯನ್ನು ಹೇಳ್ತಾರೆ ಮಹಾಭಾರತದಲ್ಲಿ ಈ ಕಥೆ ಹೇಳಿದವರು ಇದು ವ್ಯಾಸರು ನಾವು ಹೇಳಿದ್ದಲ್ಲ ಇದು ಅದು ಅಣಿಮಾಂಡವ್ಯ ಆದರೆ ಅವನದ ಅದೇ ಪ್ರಾಯಶ್ಚಿತ್ತ ಅವನಿಗೆ ಶೂದ್ರಯೋನಿಯಲ್ಲಿ ಹುಟ್ಟಿದರೂ ವೇದವ್ಯಾಸ ಪುತ್ರನಾಗಿ ಬ್ರಾಹ್ಮಣನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಮಕ್ಕಳಿಗೆ ಪಾರಶವರು ಅಂತ ಹೆಸರು ಇವನಿಗೊಂದು ಮದುವೆ ಆಯಿತು ವಿದುರನಿಗೆ ಪಾರಶವಿ ಅಂತ ಅವಳ ಹೆಂಡತಿ ಹೆಸರು ಅಂತ ಹೆಸರಲ್ಲ ಜಾತಿ ಹೆಸರು ರಾಮಾಯಣದಲ್ಲಿ ಶಬರಿಯಿಂದ ಹಾಗೆ ಶಬರಿ ಅನ್ನೋದು ಹಾಗೆ ಹೆಸರಲ್ಲೋ ಪಾರಶವಿ ಇದು ಒಂದು ಇಂಟರ್ ಅವರು ಏನು ಯಾವ ಮರ್ಯಾದೆ ಅವನ ಶಾಸ್ತ್ರಗಳನ್ನೆಲ್ಲ ಓದಿದ್ದ ವೇದ ಒಂದು ಹೊರತು ಸಕಲ ಇತಿಹಾಸ ಪುರಾಣ ಧರ್ಮಶಾಸ್ತ್ರ ರಾಜ್ಯಶಾಸ್ತ್ರ ಎಲ್ಲ ಗೊತ್ತಿತ್ತು ಅವನ ವ್ಯಾಸಪುತ್ರನಾದ್ರಿಂದ ಪ್ರಧಾನಮಂತ್ರಿ ಕೆಲಸಕ್ಕೆ ನಿಯೋಗಿಸಲ್ಪಟ್ಟ ಅವನನ್ನು ಪ್ರಧಾನಮಂತ್ರಿ ಮಾಡಿಕೊಂಡು ದುರ್ಯೋಧನ ಅದರ ಭಾಗ್ಯವನ್ನು ಪಡೆಯಲಿಲ್ಲ ಜಾತಿ ಮುಖ್ಯವಲ್ಲ ಮಹಾಭಾರತ ಮತ್ತೆ ಮತ್ತೆ ಹೇಳ್ತದೆ ಗುಣವೇ ಮುಖ್ಯ ವಿದ್ಯೆಯೇ ಮುಖ್ಯ ಎಂಬುದಾಗಿ ಈ ರೀತಿಯಲ್ಲಿ ಧೃತರಾಷ್ಟ್ರ ಜನನವಾಯಿತು ಪಾಂಡು ಜನನವಾಯಿತು ಇಲ್ಲಿ ವಿದುರನ ಜನ್ಮವಾಯಿತು ಅಲ್ಲಿಂದ ಮುಂದಿನ ಕಥೆಗೆ ಹೋಗ್ತಾ ಇದ್ದೇವೆ ಮಕ್ಕಳು ಬೆಳೆದರು ಈಗ ಹುಟ್ಟಿಗೆ ಬೆಳೆದು ಬಿಟ್ಟರೆ ಅಂತ ಕೇಳಿಬೇಡಿ ದೊಡ್ಡ ಕಥೆ ಮುಂದಕ್ಕೆ ಹೋಗಬೇಕಲ್ಲ ಅವರು ಬೆಳೆದರು ಯೋಚನೆ ಮಾಡಿದ ಭೀಷ್ಮ ಈಗ ರಾಜ್ಯ ಈ ಹುಡುಗರು ದೊಡ್ಡವರಾಗೋ ತನಕ ಯಾರು ಆಳದೇ ಇರಬಾರದು ಅನಾಯಕ ಆಗಬಾರದಲ್ಲ ಅದಕ್ಕೇನು ಮಾಡೋದು ಅಂತ ಯೋಚನೆ ಮಾಡಿ ಸತ್ಯವತಿಯನ್ನೇ ಸಿಂಹಾಸನದಲ್ಲಿ ಕೂರಿಸಿ ವಿಧವೆಯಾಗಿದ್ದರೂ ಪಟ್ಟಾಭಿಷೇಕ ಇಲ್ಲ ನೆಪಕ್ಕೆ ಸಿಂಹಾಸನಕ್ಕೆ ಕೋರಿಸಿ ಕಾಗದ ಪತ್ರ ಸೈನ್ ಅವಳು ಮಾಡುವುದು ಭೀಷ್ಮನೇ ರಾಜ್ಯಭಾರವನ್ನು ನಡೆಸ್ತಾ ಇದ್ದ ರಾಜ್ಯವನ್ನು ನಡೆಸೋದಿಲ್ಲ ಅಂತ ಮಾತು ಕೊಟ್ಟವನು ಪ್ರತಿಜ್ಞೆಗೆ ನಡೆಸೋಯ್ತು ನೋಡಿ ಪರೋಕ್ಷದಲ್ಲಿ ನಾ ಪ್ರೈಮ್ ಮಿನಿಸ್ಟರ್ ಆಗೋದಿಲ್ಲ ಅಂತ ಹೇಳಿ ಪಾರ್ಟಿ ಹೆಡ್ ಅಂತ ಜುಟ್ಟು ಹಿಡ್ಕೊಂಡ್ರೆ ಏನಾಯಿತು ಅದೇ ಸ್ಥಿತಿ ಆಯಿತು ಮಿಥ್ಯಾಚಾರ ಅದ ಉಚ್ಚತೆ ಗೀತೆಯಲ್ಲಿ ಪ್ರತಿಜ್ಞೆಗೂ ಒಂದು ಅರ್ಥ ಬೇಕು ನೇರವಾಗಿ ಆಳಿದ ಅಪರಾಸ್ತಿ ಏನು ಹೋಗ್ತಿತ್ತು ಗಂಟೆ ಏನು ಹೋಗ್ತಿತ್ತು ಇವಾಗ ನಾಟ್ ಸ್ಟ್ರೈಟ್ ಫಾರ್ವರ್ಡ್ ಕೆಲವರು ಸ್ಟೀಲ್ ಲೋಟದಲ್ಲಿ ಕಾಫಿ ಕುಡಿಯಬಾರದು ಮನೇಲಿ ಕುಡಿತಾರೆ ಬಾಗ್ಲಾಕು ಬಾಗ್ಲಾಕು ಯಾರು ಬಂದ್ಬಿಡ್ತಾರೆ ವೈದಿಕರು ನೋಡ್ತಾರೆ ಒಬ್ಬರು ಮನೆ ಹೊರಟೋದೆ ಅವರು ಸ್ಟೀಲ್ ತಟ್ಟೆಯಲ್ಲಿ ತಿಂತ ಕೂತಿದ್ರು ವೈದಿಕರು ಏನು ಮಾಡಿದ್ರು ದೀಪ ಆರಿಸ್ಬಿಟ್ರು ದೀಪ ಆರಿಸ್ಬಿಟ್ಟು ಒಳ ಹೋಗಿ ಚರಂಡಿಯಲ್ಲಿ ಅದನ್ನೆಲ್ಲ ಹಾಕಿ ಕೈ ತೊಳ್ಕೊಂಡು ಬಾಯಿ ತೊಳ್ಕೊಂಡ್ಬಂದು ಬಂದು ಊಟ ಮಾಡ್ತಿದ್ರಿ ತೊಂದರೆ ಆಯಿತು ಇಲ್ಲಿಲ್ಲ ನಾನೇನು ಮಾಡ್ತಾ ಇರಲಿಲ್ಲ ಇಲ್ಲಿ ಕೂತಿದ್ದೆ ನಿಮ್ಮ ಮೆದುರಿಗೆ ದೀಪ ತಾನೇ ಆರಿ ಹೋಯಿತು ಅಂತ ಹೇಳಿದ್ರು ಇದು ಯಾತಕ್ಕೊಬ್ಬಾಯಿ ಕಪಟ ಮಾಡ್ತೀರಿ ಸ್ಟೀಲ್ ಇಲ್ಲದೆ ಕಾಲದಲ್ಲಿ ತಟ್ಟೆಯಲ್ಲಿ ಉಪಯೋಗ ಮಾಡ್ತಿರಲಿಲ್ಲ ಸ್ಟೀಲ್ ಸಿಗ್ತದೆ ಉಪಯೋಗ ಮಾಡ್ತೀರಿ ಕರೋಡ್ ಆಗೋದಿಲ್ಲ ಅದೇನು ತಪ್ಪು ತಿನ್ನೋ ಆಹಾರ ಎಂಥದ್ದು ನೋಡಬೇಕು ಬಂಗಾರದ ತಟ್ಟೆಯಲ್ಲಿ ಮಾಂಸ ತಿಂದರೇನು ಸ್ಟೀಲ್ ತಟ್ಟೆಯಲ್ಲಿ ಬಾಳೆಹಣ್ಣು ತಿಂದ್ರೆ ಏನು ಗಂಟು ಹೋಯಿತು ಆಚಾರಕ್ಕೆ ಅರ್ಥ ಬೇಡವೆ ನೋಡಿ ವೈದಿಕರ ಆಚಾರ ಎಷ್ಟು ಹೀನ ಸ್ಥಿತಿಗೆ ಮುಟ್ಟಿದೆ ಅಂತಂದ್ರೆ ಹೃದಯ ಶುದ್ಧಿ ಇಲ್ಲ ಆಹಾರ ಶುದ್ಧಿ ಇಲ್ಲ ಕಪಟಕ್ಕೆ ಇತರರೇನ್ ತಿಳ್ಕೋತಾರೋ ನಾವು ಮಾಡಾಂತೀರಪ್ಪ ಅವನೇನ್ ತಿಳ್ಕೋತಾರೆ ಅವನಿಗೋಸ್ಕರ ಮಾಡ್ತೀರ ನಿಮಗೋಸ್ಕರ ಮಾಡ್ತೀರ ಧರ್ಮಾಚರಣೆ ನಿಮಗೋಸ್ಕರವೋ ಇನ್ನೊಬ್ಬರ ತೋರಿಕೆಗೋಸ್ಕರವೋ ಇದು ಭೀಷ್ಮನದು ಉದ್ದಕ್ಕೂ ಬರೀ ತಪ್ಪನ್ನೇ ಮಾಡ್ತಾ ಬರ್ತಾನೆ ಮುಂದೆ ತೋರಿಸ್ತೇನೆ ಅಲ್ಲಿಂದ ಆಚೆಗೆ ಧೃತರಾಷ್ಟ್ರನಿಗೆ ಮದುವೆ ಮಾಡಿಸಬೇಕು ಅಂತ ಯೋಚನೆ ಆಯಿತು ಇವತ್ತು ನೀವು ಕೇಳದೇ ಇದ್ದ ಅತ್ಯಪೂರ್ವವಾದ ಒಂದು ಕಥೆಯನ್ನು ಹೇಳ್ತೇನೆ ಆ ಕಥೆಯ ಹಿನ್ನೆಲೆ ಇನ್ನೇನು ಸಮೀಪಕ್ಕೆ ಬರ್ತಾ ಇದೆ ಅನೇಕರು ಇಂಥದ್ದೊಂದು ಕಥೆ ಇದೆ ಅಂತ ಊಹಿಸಿರಬಹುದು ಆದರೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅನೇಕರಿಗೆ ನನಗೂ ಗೊತ್ತಿರಲಿಲ್ಲ ಸಮೀಪದಲ್ಲಿ ಅದರ ಆಯಿತು ಗೋಕರ್ಣದಲ್ಲಿ ಈಗ ಆ ಕಥೆಯನ್ನು ಹೇಳ್ತೇನೆ ಧೃತರಾಷ್ಟ್ರನಿಗೆ ಮದುವೆ ಆಗಬೇಕು ಮೊದಲಿನಿಂದ ಹಿಡಿದು ಈ ಕುರುವಂಶಕ್ಕೆ ಹೆಣ್ಣು ಕೊಡುವವರು ಇಲ್ಲ ಅಷ್ಟು ಹೀನ ಸ್ಥಿತಿ ಎಲ್ಲ ಬೆಸ್ತರು ಅದು ಇದು ಎಲ್ಲ ಮಿಕ್ಸ್ ಆಗಿದೆ ಶುದ್ಧ ಕ್ರಿಸ್ತರು ಇರಲಿಲ್ಲ ಇವರಿಗೆ ಯಾರು ಹೆಣ್ಣು ಕೊಡ್ತಾರೆ ಎಂಬುದಾಗಿ ಜಗಜ್ಜಾಹೀರಾಗಿತ್ತು ಪರಶುರಾಮರು ಕ್ಷತ್ರಿಯರನ್ನೆಲ್ಲ ಕೊಂದ ಮೇಲೆ ಎಲ್ಲ ಇಂಟರ್ ಕ್ಯಾಸ್ಟ್ಗಳು ಬೆರೆಸಿ ಶುದ್ಧ ಕ್ಷತ್ರಿಯರು ಕಲಿಯುಗದಲ್ಲಿ ಇಲ್ಲ ಆರಂಭದಲ್ಲೇ ಬರೆದಿದ್ದಾರೆ ಮಹಾಭಾರತದಲ್ಲಿ ಇವತ್ತು ಕ್ಷತ್ರಿಯರು ಅಂತ ಹೇಳ್ಕೊಳ್ಳೋರು ಯಾರು ರೆಡ್ಡಿ ಅನ್ನೋರೆಲ್ಲ ಕ್ಷತ್ರಿಯರು ಬಂಗಾಳದಲ್ಲಿ ಘೋಷ್ ಅನ್ನೋರೆಲ್ಲ ಕ್ಷತ್ರಿಯರು ಅವರು ಹೇಳ್ತಿದ್ರು ನಮ್ಮ ಕರ್ನಾಟಕದಲ್ಲಿ ರಾಜು ಅಂತ ಹೆಸರಿಟ್ಕೊಳ್ತಾರೆ ರಾಚಾವಾರದವರು ತಿಗಳರು ತ್ರಿಕುಲರು ಧರ್ಮರಾಜನ ಕರಗದ ಕಡೆಯವರು ಇವರೆಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ ಕ್ಷತ್ರಿಯರಾಗಿದ್ದವರು ಹಕ್ಕಬುಕ್ಕರ ಕಡೆಯವರು ಕುರುಬರು ಅವರನ್ನು ವಿದ್ಯಾರಣ್ಯರು ಜನಿವಾರ ಹಾಕಿಸಿ ಕ್ಷತ್ರಿಯರನ್ನಾಗಿ ಮಾಡಿದರು ದೊರೆಗಳನ್ನಾಗಿ ಮಾಡಿದರು ಬೇಡರು ನಾಯಕರು ಇವರೆಲ್ಲ ಬೇರೆ ಬೇರೆ ರೀತಿಯ ಕ್ಷತ್ರಿಯರು ಲಂಬಾಣಿಗಳ ಕ್ಷತ್ರಿಯರು ರಾಣಾ ಪ್ರತಾಪ್ ಸಿಂಗನ ಕಡೆಯವರು ಅವರಿಗೆಲ್ಲ ಜನಿವಾರ ಇದೆ ನಾನು ನೋಡಿದ್ದೇನೆ ರಾಮ ದಶರಥ ಲಖನ ಲಕ್ಷ್ಮಿ ಈ ಹೆಸರಿಟ್ಕೊಳ್ತಾರೆ ಅವರ ಸ್ತ್ರೀಯರುಗಳೆಲ್ಲ ಹಳೆಯ ರಾಜಸ್ಥಾನಿ ವೇಷ ಉಡುಗೆ ತೊಡುಗೆ ತೊಡ್ತಾರೆ ಸಂಸ್ಕೃತದ ಅಪಭ್ರಂಶವನ್ನೇ ಮಾತನಾಡ್ತಾರೆ ಅದೇ ಹಬ್ಬಗಳನ್ನು ಆಚರಿಸ್ತಾರೆ ಆದ್ರೆ ನಮ್ಮ ಹಿಂದೂ ಸಮಾಜಕ್ಕೆ ಅವರನ್ನ ಕ್ಷತ್ರಿಯರು ಅಂತ ಬಾಯಿಬಿಟ್ಟು ಒಪ್ಪಿಕೊಳ್ಳುವ ಪ್ರಾಂಜಲ ಬುದ್ಧಿ ಇಲ್ಲ ಇವತ್ತು ನಿಮಗೆ ಕ್ಷತ್ರಿಯರು ಬೇಕು ನಮ್ಮ ಪ್ರವೇಶನ ರಕ್ಷಣೆ ಮಾಡುವ ಕ್ಷತ್ರಿಯರು ಬೇಕು ದೇವಸ್ಥಾನ ರಕ್ಷಣೆ ಮಾಡುವವರು ಬೇಕು ಕ್ಷತ್ರಿಯ ಆರ್ಡರ್ ಇಲ್ದಿದ್ರೆ ಗ್ರಾಮೀಣ ಆರ್ಡರ್ ಇರೋದಿಲ್ಲ ನಾವು ಯೋಚನೆ ಮಾಡಬೇಕು ಹರ್ಷ ಆನಂದರು ಮೊದಲನೇ ದಿವಸ ಹೇಳಿದ್ರು ಇನ್ನು ಹದಿನೈದು ವರ್ಷದಲ್ಲಿ ಹಿಂದೂ ಧರ್ಮ ಉಳಿತದೋ ಇಲ್ಲವೋ ಎಚ್ಚರಿಕೆ ಇದ್ದೀರಿ ಅನ್ನೋ ಮಾತನ್ನು ಹೇಳಿದ್ರು ನಾವು ಸ್ವಲ್ಪ ಅವತಾರಿ ತೋರಿಸಬೇಕು ಕುರುಕುಲಕ್ಕೆ ಹೆಣ್ಣು ಕೊಡೋರಿಲ್ಲ ಆವಾಗ ಏನಾಯಿತು ಗಾಂಧಾರ ರಾಜ್ಯಕ್ಕೆ ಒಮ್ಮೆ ಭೀಷ್ಮ ಹೋಗಿದ್ದ ಈ ಗಾಂಧಾರ ರಾಜ್ಯ ಅಂದರೆ ಯಾವುದು ಈಗ ಈಗದು ಆಫ್ಘಾನಿಸ್ತಾನ ಆಗಿ ಕೂತಿದೆ ಅದು ಎರಡು ಭಾಗವಾಗಿತ್ತು ಕೇಕಯ ರಾಜ್ಯ ಅಂತ ಒಂದು ಗಾಂಧಾರ ಅಂತ ಒಂದು ಆ ಗಾಂಧಾರದಲ್ಲಿದ್ದವರೇ ಗಂಧರ್ವರು ಎಂಬುದಾಗಿ ಕರೆಯಲ್ಪಡ್ತಿದ್ರು ಅವರಲ್ಲಿ ಮಾಟ ಮಂತ್ರ ಮಾಡುವುದು ಯಕ್ಷಿಣಿ ವಿದ್ಯೆ ಇದೆಲ್ಲ ಇತ್ತು ಗಂಧರ್ವ ಪ್ರಯೋಗ ಹೇಳ್ತಿದ್ರು ಉಪನಿಷತ್ತಲ್ಲ ಒಂದು ಕಡೆಯಲ್ಲಿ ಬರ್ತದೆ ಗಂಧರ್ವ ಮೆಟ್ಟಿಕೊಳ್ಳುವುದು ಮೈ ಮೇಲೆ ದೆವ್ವ ಬರುವುದಂತ ಹಾಗೆ ಗಂಧರ್ವ ಬರುವುದು ಅಂತ ಒಂದಿತ್ತು ಸ್ವಲ್ಪ ಮೋಸೋದ್ದೇಶ ಅದು ಅದಕ್ಕೆ ಶಕುನಿ ಊರು ಅದಕ್ಕೆ ಮಂತ್ರೇ ಊರದು ಮೋಸದವರು ಊರವು ಅಲ್ಲಿ ಹೋದಾಗ ಅಲ್ಲಿ ಸುಬಲನೆಂಬ ದೊರೆ ಅವನು ಯಾವುದೋ ಶಂಕರ ಜಾತಿ ಆ ಸುಬಲನಿಗೆ ಒಬ್ಬ ಮಗಳಿದ್ದಳು ಗಾಂಧಾರಿ ಒಬ್ಬ ಮಗ ಇದ್ದ ಶಕುನಿ ಇದು ಮಹಾಭಾರತ ವೇದವ್ಯಾಸರು ಹೇಳೋ ಕಥೆ ಆ ಹುಡುಗಿ ತುಂಬಾ ಲಕ್ಷಣವಾಗಿದ್ದಳು ಚೂಟಿಯಾಗಿ ಅವಳ ಮೇಲೆ ಕಣ್ಣು ಬಿತ್ತು ಭೀಷ್ಮನ ಕಣ್ಣು ಆ ದೊರೆಯನ್ನು ಕೇಳಿದ ನನ್ನ ಅರಮನೆಯಲ್ಲಿ ಧೃತರಾಷ್ಟ್ರ ಅಂತ ಒಬ್ಬ ರಾಜಕುಮಾರ ಇದ್ದಾನೆ ಅವನಿಗೆ ನಿಮ್ಮ ಹುಡುಗಿಯನ್ನು ಕೊಡಬಹುದೇ ಆ ಹುಡುಗಿ ಮೇಲೆ ಅದಕ್ಕೆ ಹೋಯ್ತು ಜ್ಞಾನ ಅಂತ ಕೇಳಿದ್ರೆ अथ ವಿಪ್ರೇಭ್ಯೋ ಗಾಂಧಾರೀಂ ಸುಬಲಾತ್ಮಜ ಈ ಊರೂರು ತಿರುಗ್ತಿದ್ದ ಬ್ರಾಹ್ಮಣರು ಅಲ್ಲಿ ಇಲ್ಲಿ ದೇಶವಾರ ಹೋಗ್ತಿದ್ದವರು ಒಂದು ದಿವಸ ಬಂದು ಭೀಷ್ಮನಿಗೆ ಹೇಳಿದ್ರು ಮಹಾರಾಜರೇ ಆ ಗಾಂಧಾರ ದೇಶದಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಅಬ್ಬಾ ಅಬ್ಬಾ ಅಬ್ಬಾ ಎಷ್ಟು ಸುಂದರಿ ಅವಳಿನ್ನೂ ಕನ್ಯೆಯಾಗಿರುವಾಗಲೇ ಶಿವನನ್ನು ಕುರಿತು ತಪಸ್ಸು ಮಾಡಿ ಆರಾಧ್ಯವರದಂ ದೇವಂ ಭಗನೇತ್ರ ಹರಂ ಹರಂ ದಕ್ಷಯಜ್ಞದಲ್ಲಿ ಭಗನೆಂಬ ದೇವತೆಗೆ ಕಣ್ಣು ಕಿತ್ತು ಹಾಕಿಬಿಟ್ಟ ಶಿವ ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿ ಕಥೆ ಬರ್ತದೆ ಶೈವ ವೈಷ್ಣವ ಕಲಹ ಭಗನೇತ್ರ ಹರಂ ಹರಂ ಆ ಹರನನ್ನು ಕುರಿತು ತಪಸ್ಸು ಮಾಡಿದಳು ಇನ್ನೂ ಹುಡುಗಿಯಾಗಿದ್ದಾಳೆ ಮದುವೆಯಾಗಿಲ್ಲ ಅವಳು ಮಕ್ಕಳ ಆಸೆ ಕುಂತಿ ಹಾಗೆ ಶಿವ ಕೇಳಿದ ಏನು ಮಾಡಬೇಕು ನಿನಗೆ ಗಾಂಧಾರಿ ಕಿಲ ಪುತ್ರಾಣಾಂ ಶತಂ ಲೇಭೇ ವರಂ ಶುಭ ನನಗೆ ಮದುವೆ ಆದ ಮೇಲೆ ಗಂಡನಿಂದ ನೂರು ಮಕ್ಕಳು ಬೇಕು ಅಂತ ಬಯಸಿಕೊಂಡಳು ಆಗಿನ ಭಾರತ ಮೋಸ್ಟ್ಲಿ ಅನ್ಪಾಪ್ಯುಲೇಟೆಡ್ ಕಂಟ್ರಿ ದಕ್ಷಿಣ ಉತ್ತರ ಪ್ರಜೆಗಳ ಸಂಖ್ಯೆ ತೀರ ಕಮ್ಮಿ ಇದ್ದ ಕಾಲ ನನಗೆ ನೂರು ಮಕ್ಕಳಾಗಬೇಕು ಅಂತ ಶಿವನನ್ನು ಕೇಳಿದ್ದು ಆಗಲಮ್ಮ ಅಂತ ಕಂಡ ಬರ್ತಾನೆ ಅಂತ ಹೇಳಿದ ಶಿವ ವರ ಕೊಟ್ಟ ಈ ಮಾತನ್ನು ಯಾರೋ ಬ್ರಾಹ್ಮಣ ಬಂದು ಭೀಷ್ಮನಿಗೆ ಹೇಳಿದ ಭೀಷ್ಮ ಯೋಚನೆ ಮಾಡಿದ ಹುಡುಗಿಯೂ ಚೆನ್ನಾಗಿದ್ದಾಳೆ ಅವಳನ್ನು ಮದುವೆ ಮಾಡಿಕೊಂಡ್ರೆ ನಮ್ಮ ಧೃತರಾಷ್ಟ್ರ ಒಂದೇ ಕಾಲಕ್ಕೆ ನೂರು ಜನ ಮಕ್ಕಳು ಉಂಟಾದರೆ ಕುರುವಂಶ ಚೆನ್ನಾಗಿ ಬೆಳೆಯಬಹುದು ಅನ್ನುವ ಒಳ್ಳೆ ಆಸೆಯಿಂದ ಸುಬಲನಲ್ಲಿ ಹೋಗಿ ಕೇಳಿದ ನಿಮ್ಮ ಹುಡುಗಿನ ನಮ್ಮ ಮಗನ ಕೊಡ್ತೀರಾ ನಮ್ಮ ಆಸ್ಥಾನದ ರಾಜಪುತ್ರನಿಗೆ ಅವನು ಕೇಳಿದ ಆ ಹುಡುಗನಿಗೆ ವಯಸ್ಸೆಷ್ಟು ಬುದ್ಧಿ ಎಷ್ಟು ವಿದ್ಯೆ ಎಷ್ಟು ಯೋಗ್ಯತೆ ಏನು ಹೇಳಿದ ಅದೆಲ್ಲ ಏನು ಕೇಳ್ತಕ್ಕದ್ದಲ್ಲ ನಮ್ಮ ವಂಶವನ್ನು ಹುಡುಗ ಅನ್ನೋದಷ್ಟೇ ಹತ್ತು ಸಾವಿರ ಆನೆ ಬಲ ಇದೆ ಕಣ್ಣು ಮಾತ್ರ ಇಲ್ಲ ವಿದ್ಯೆ ಬುದ್ಧಿ ಮೊದಲೇ ಇಲ್ಲ ಕಣ್ಣಿಲ್ಲ ಅಂದಮೇಲೆ ಹೇಗೆ ಓದುವುದು ಕತ್ತಿ ಹಿಡಿಯುವುದು ಹೇಗೆ ಶಸ್ತ್ರವಿದ್ಯೆ ಇಲ್ಲ ಶಾಸ್ತ್ರವಿದ್ಯೆ ಇಲ್ಲ ವೇದವ್ಯಾಸರ ಹತ್ರ ಒಂದಷ್ಟು ಪಾಠ ಕೇಳಿದ್ದ ಕಾಲಕ್ಷೇಪ ಕೆಲವರು ಕಾಲಕ್ಷೇಪಕ್ಕೆ ಹೋಗ್ತಾರೆ ಕಾಲಕ್ಷೇಪಕ್ಕೆ ಹೋಗ್ತಾರೆ ಪುಸ್ತಕ ಕಕ್ಷಾಯಿತ ಪುಸ್ತಕ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಕಂಕಳದಿಟ್ಕೊಂಡು ಬರುವುದು ಸೇರಿಮದಲ್ಲಿ ಮಾಡ್ತಿದ್ರಂತೆ ಪಂಡಿತರು ಕೆಲವರು ಪರಮತ ಭಂಗಂ ಅಂತ ಒಂದು ಗ್ರಂಥ ವೇದಾಂತೇಶಕರದು எங்கே போயிருந்தோங்கோ ಗೋ இங்கே ಇಂಗದಾ போயிருந்தோம் தேசிகர் சன்னிதி என்ன ಗ್ರಂಥಂ ಪರಮಪದ ಭಂಗ ಪರಮಪದ ಭಂಗ ಪರಮತ ಭಂಗಕ್ಕೂ ಪರಮಪದ ಭಂಗಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಕಾಲಕ್ಷೇಪ ಕಳ್ಕೊಂಡು ಬಂದಿದ್ದಾರೆ ಕಕ್ಷಾಯಿತ ಪುಸ್ತಕ ವಿಸ್ತಾರಿತ ಕೂರ್ಚಭಾರ ದೊಡ್ಡದ ಗಡ್ಡ ಬಿಟ್ಟಿದ್ದ ಪುಸ್ತಕದ ಹೆಸರು ಹೇಳೋಕೆ ಅಂತ ಅಂಥವನು ಇದು ರಾಷ್ಟ್ರ ರೇ ಸಂಜಯ ನೀನು ನಾನು ಒಬ್ಬರೇ ಗುರು ಹತ್ರ ಪಾಠ ಕೇಳಿದವು ನಿನಗೆ ಮಾತ್ರ ಬುದ್ಧಿ ನೆಟ್ಟಿಗಿದೆ ನನಗ್ಯಾಕೆ ನೆಟ್ಟಿಗಿಲ್ಲ ಅಂತ ಸಂಜಯನನ್ನೇ ಕೇಳ್ತಾನೆ ನಾನು ನೀನು ಕ್ಲಾಸ್ಮೇಟು ಎಲ್ಲ ಗೊತ್ತಿದೆ ಅರ್ಥ ಆಗುತ್ತೆ ನನಗೆ ಯಾಕೆ ಎಲ್ಲ ಕೇಳಿದ್ರು ತಿಳುವಳಿಕೆ ಇಲ್ವಲ್ಲ ಅಂತ ಕೇಳಿದ್ರೆ ಅವನು ಹೇಳ್ತಾನೆ ಮಮ ವಿದ್ಯಾನಹೀಯತೆ ನನ್ನ ವಿದ್ಯೆ ಎಂದೂ ಹೇಳಾಗೋದಿಲ್ಲ ರಾಜನ್ ನತೆ ವಿದ್ಯಾ ನೀ ಕಲಿಸಿದ್ದು ವಿದ್ಯೆಯಲ್ಲ ಯಾಕೆ ಮಾಯಾಂನ ಸೇವೆ ಭದ್ರಂತೆ ವೃಥ ಧರ್ಮಮಾಚರೆ ನಾನು ಕಪಟವನ್ನು ಆಚರಣೆ ಮಾಡೋದಿಲ್ಲ ಯಾರಿಗೂ ದ್ರೋಹವನ್ನು ಮಾಡೋದಿಲ್ಲ ಅಂದ ಮೇಲೆ ಕ್ಯಾರೆಕ್ಟರ್ ಇರೋದ್ರಿಂದ ವಿದ್ಯೆ ಸಿದ್ಧಿಯಾಗಿದೆ ನಿನ್ನ ಕ್ಯಾರೆಕ್ಟರ್ಲೆಸ್ ಫೆಲೋ ನೀನು ವಿದ್ಯೆ ಓದಿದ್ದು ಪ್ರಯೋಜನ ಆಗೋದಿಲ್ಲ ಬ್ರಹ್ಮ ಕಪಾಲದಲ್ಲಿ ಭಿಕ್ಷೆ ಎತ್ತಿದ್ರು ಸೋರಿ ಹೋಗುವಂತೆ ಕಣ್ಣಿ ಜಾಗ ತೂತು ಕಿವಿ ಜಾಗ ತೂತು ಕಪಾಲ ಬುರುಡೆ ಅದರಲ್ಲಿ ಶಿವ ಭಿಕ್ಷೆ ಎತ್ತಿದನಂತೆ ಎನ್ನೆಂದ ಆಯುಷಾ ಪಂಕ್ತಿರೆನ್ನ ಎಷ್ಟು ಪ್ರಾರ್ಥನೆ ಮಾಡಿದ್ರು ಭಿಕ್ಷೆ ಎತ್ತಿದ್ರು ದಕ್ತಾ ಇರಲಿಲ್ಲ ಅದು ಬದರಿನಾಥಲು ಮೋಕ್ಷವಾಯಿತು ಅಂತ ಹೇಳ್ತಾರೆ ವಿದ್ಯೆ ಹಾಗೆ ಸೋರಿ ಹೋಗುತ್ತಂತೆ ಅದು ಶಾಪ ಮಿಳಿಂದೆ ತಿರುಪಾವಿ ಪಾಶುರದಲ್ಲಿ ನಮಗೆ ಬಂದಿರತಕ್ಕ ಶಾಪ ವಿಮೋಚನವಾಗಲಿ ಅಂತ ಅಂಡಾಳ್ ದೇವಿ ಕೇಳೋ ಜಾಗದಲ್ಲಿ ಈ ಶಾಪ ಶಾಪ ಶಬ್ದವನ್ನು ಪನ್ ಮಾಡಿ ಉಪಯೋಗ ಮಾಡಿ ಹೇಳ್ತಾರೆ ಆದ್ರಿಂದ ಇವನು ಕಲ್ತಿದ್ದೇನು ಪ್ರಯೋಜನ ಆಗಲಿಲ್ಲ ಅದು ಮುಂದಿನ ಮಾತು ಆ ಹುಡುಗನ ವರ ಇವನೇ ವರ ನೀವು ಹೆಣ್ಣು ಕೊಡಿ ಕೇಳೋಕೆ ಹೋಗಿದ್ದಾನೆ ಭೀಷ್ಮ ಅಲ್ಲ ಕುರುದೇಶದ ಒಬ್ಬ ಹಿರಿಯ ಬಂದು ಕೇಳಿದ್ದಾನೆ ಅವನಿಗೆ ಹ್ಯಾಕ್ ಕೊಡೋದು ಈ ಹುಡುಗಿಯನ್ನು ಹ್ಯಾಕ್ ಕೊಡೋದು ತಥೋ ಗಾಂಧಾರ ರಾಜಸ್ಯ ಮಾಸ ಭಾರತ ಅಚಕ್ಷುರಿತಿ ತತ್ರಾಸೀತಿ ಸುಬಲಸ್ಯ ವಿಚಾರಣ ಆ ಸುಬಲ ಯೋಚನೆ ಮಾಡಿದ ನಾಳೆ ಹೇಳ್ತೇವೆ ನಾಡಿದ್ದು ಹೇಳ್ತೇವೆ ಜವಾಬಂತ ಭೀಷ್ಮನ ದೂತರಿಗೆ ನಾಳೆ ಬಾ ನಾಡಿದ್ದು ಬಾ ನಾಡಿದ್ದು ಬಾ ಎಡ್ತಾಕ್ಸಿ ಎಡ್ತಾಕ್ಸಿ ಮನೆಯಲ್ಲಿ ಯೋಚನೆ ಮಾಡಿದ ಕುರುಡನಿಗೆ ಹಾಕ್ಕೊಡೋದು ತಿಳಿದು ತಿಳಿದು ಒಳ್ಳೆ ಹುಡುಗಿಯನ್ನ ನಮಗೇನು ಬೇರೆ ವರ ಸಿಕ್ಕೋದಿಲ್ಲವೇ ಅಂತ ಆಮೇಲೆ ಯೋಚನೆ ಮಾಡಿದ ಕೆಲವರು ಹೇಳಿದರು ಕುಲ ಕುಲಂ ಖ್ಯಾತಿಂಚ ವೃತ್ತಂಚ ಬುದ್ಧ್ಯಾತು ಪ್ರಸಮೀಕ್ಷ ಸಹ ಹಿಂದಿನ ಕಾಲದಲ್ಲಿ ಇಂಥವ್ರಿಗೂ ಕನ್ಯಾ ಕೊಡ್ತಿದ್ರು ದೊಡ್ಡ ಜಮೀನ್ದಾರರು ಒಂದು ಐದುನೂರು ಎಕರೆ ಭೂಮಿ ಇದೆ ಮನೆ ತುಂಬ ಆಳು ಕಾಳು ಇದ್ದಾರೆ ಹನ್ನೆರಡು ಕಂಬದ ತೊಟ್ಟಿ ಮನೆ ಮನೆಯಲ್ಲಿ ಐವತ್ತು ಎಮ್ಮೆಗಳು ಒಂದು ನೂರು ಗೋವುಗಳು ಆದರೆ ವಿದ್ಯೆ ಇಲ್ಲ ಶುಂಠ ಏನು ಗೊತ್ತಿಲ್ಲ ತಂಗಳನ್ನ ತಿನ್ಕೊಂಡು ಕೂತಿರ್ತಾನೆ ಜಗಲಿ ಮೇಲೆ ಅಂತ ಅವನಿಗೆ ಕನ್ಯೆ ಕೊಡ್ತಿದ್ರು ಯಾಕೆ ತಿನ್ನೋದಿಕ್ಕಿದೆ ಉಣ್ಣೋದಿಕ್ಕಿದೆ ಇದು ಕಂಡೀಷನ್ ಅದೇ ಕಂಡೀಷನ್ ಇಲ್ಲಿ ಆಯಿತು ಕುಲಂ ಖ್ಯಾತಿಂಚ ಆ ಕುರುಕುಲವನ್ನು ನೋಡಿದರು ಪ್ರಸಿದ್ಧಿಯನ್ನು ನೋಡಿದರು ವೃತ್ತಂಚ ಭೀಷ್ಮನ ಪರಾಕ್ರಮವನ್ನು ನೋಡಿದರು ಕನ್ಯೆ ಕೊಡೋದಿಲ್ಲ ಅಂದ್ರೆ ಇದೇ ಒಂದು ಜಗಳ ಮಾಡಿಕೊಂಡು ಸೈನ್ಯ ಹಚ್ಕೊಂಡ್ಬಂದ್ರೆ ಏನ್ ಮಾಡೋದು ಭೀಷ್ಮ ತನ್ನ ವಂಶದ ಅಭಿವೃದ್ಧಿಗೆ ಕನ್ಯೆಯರೆಲ್ಲಿದ್ದಾರೆ ಸೈನ್ಯ ಎತ್ಕೊಂಡು ಹೋಗ್ತಿದ್ದ ಕಾಶಿರಾಜಕ್ಕೆ ಹೋಗಿದ್ದ ಕತೆ ಕೇಳಿದ್ರು ಪ್ರಸಮೀಕ್ಷ ಸಹ ಯೋಚನೆ ಮಾಡಿದ ದದೋತಾಂ ಧೃತರಾಷ್ಟ್ರಾಯ ಗಾಂಧಾರೀಂ ಧರ್ಮಚಾರಿಣೀಂ ಇಲ್ಲೇ ಧರ್ಮಚಾರಿಣಿ ಅಂದ್ಬಿಟ್ರು ಆಯ್ತಪ್ಪ ಕೊಡ್ತೇನೆ ಅಂದ್ರು ಮದುವೆ ಆಯಿತು ಗಾಂಧಾರಿ ಗಂಡನನ್ನ ಒಪ್ಪಿಕೊಂಡರೆ ಒಪ್ಪಿಕೊಳ್ಳಲಿಲ್ಲವೇ ಇಷ್ಟಪಟ್ಟು ಮದುವೆ ಆದರೆ ಆಗಲಿಲ್ಲವೇ ಒಬ್ಬರು ಕಾದಂಬರಿಕಾರರು ಪರ್ವ ಅಂತ ಒಂದು ಬರೆದಿದ್ದಾರೆ ಮಹಾಭಾರತದ ಮೇಲೆ ಅಸಖ್ಯವಾದ ಗಂಡನನ್ನು ನೋಡುವುದಕ್ಕೆ ಇಷ್ಟಪಡದೆ ಕಣ್ಣಿಗೆ ಬಟ್ಟೆ ಸುತ್ತಕೊಂಡ್ಲು ಅಂತ ಬರೆದಿದ್ದಾರೆ ಹಾಗೆಲ್ಲ ಮೂಲದ ಕಥೆ ಸಂಸ್ಕೃತ ಗೊತ್ತಿಲ್ಲ ಏನು ಮಾಡಲಿ ಒಳ್ಳೆ ಸ್ನೇಹಿತರು ನಮಗೆ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದ ನಿಜ ಯಾತಕ್ಕೆ ಅಂತ ಕೇಳಿದ್ರೆ ಅದರ ಭಾವವೇ ಬೇರೆ ಹೇಳ್ತಾರೆ ಗಾಂಧಾರಿ ತ್ವತ ಶುಶ್ರಾವ ಧೃತರಾಷ್ಟ್ರಂ ಚಕ್ಷುಷಂ ಶುಶ್ರಾವ ಈ ಗಂಡ ಕಣ್ಣಿಲ್ದವನು ಕಣ್ಣಿಂದ ನೋಡಲಿಲ್ಲ ನಿನಗೆ ಒಪ್ಪಿಗೆ ಅಂತ ಯಾರೂ ಕೇಳಲಿಲ್ಲ ಹಳೆ ಕಾಲದಲ್ಲಿ ಕೇಳ್ತಿರ್ಲಿಲ್ಲ ಇದು ಹೆಣ್ಣು ಇದು ಗಂಡು ತಂದೆ ತಾಯಿ ಒಪ್ಪಿದ್ರು ಮದುವೆ ಮಾಡ್ತಿದ್ರು ತಾಳಿ ಬೀಗಿಯೋ ತಾಳಿ ಬಿಗಿಯೋದು ಇಷ್ಟೇ ಕೆಲಸ ಮದುವೆ ಆದ್ಮೇಲೆ ನೋಡ್ತಾಳೆ ಕಣ್ಣಿಲ್ದೇ ಅವನು ಅಯ್ಯೋ ಹೀಗಾಯ್ತಲ್ಲ ಅಂತ ತಿಳ್ಕೊಂಡು ತತಸ್ಸ ಪಟ್ಟಮಾದಾಯ ಕೃತ್ವ ಬಹುಗುಣಂತದ ಬಬಂಧನೆ ತ್ರೇ ಪತಿ ವ್ರತಪರಾಯಣ ಈ ಭಾವ ಕೇಳಲು ಆಶ್ಚರ್ಯಪಡ್ತೀರಿ ದಿನಾ ಗಂಡನ ಮುಖ ನೋಡಬೇಕು ಅದೇ ಹೊತ್ತಿಗೆ ಅರಮನೆಯಲ್ಲಿ ಆಳು ಕಾಳು ಬರ್ತಾರೆ ಇಪ್ಪತ್ತೆಂಟು ಜನ ಬರ್ತಾರೆ ರಾಜಪುರುಷರು ಬರ್ತಾರೆ ಮನಸ್ಸಲ್ಲಿ ಎಲ್ಲಿಯಾದರೂ ವಿಕಾರ ಉಂಟಾಗಿ ಗಂಡ ಮಾತ್ರ ಕಣ್ಣಿಲ್ಲ ಇವನ್ ನೋಡಿದ್ರೆ ಚೆನ್ನಾಗಿದ್ದಾನೆ ಅವನ್ ನೋಡಿದ್ರೆ ಚೆನ್ನಾಗಿದ್ದಾನೆ ಅಂದ್ರೆ ಮಾನಸಿಕ ವ್ಯಭಿಚಾರ ದೋಷ ಎಲ್ಲಿ ಬರ್ತದೆಯೋ ಅದು ಬರಬಾರದು ಗಂಡನಲ್ಲಿ ಅಸಖ್ಯ ಬರಬಾರದು ಎಂಬುದಕ್ಕೋಸ್ಕರವಾಗಿ ಆ ಒಂದು ಬಟ್ಟೆಯನ್ನು ತೆಗೆದು ಬಹುಗುಣಂ ಬಹಳ ಸಲ ಮಡಿಸಿ ಮಡಿಸಿ ಮಡಿಸಿ ಕಣ್ಣು ಬಿಟ್ಟರೂ ಕಾಣಿಸಿರಬಾರದು ಹಾಗೆ ಪಟ್ಟಿ ಬಿಗಿದುಕೊಂಡಳು ನೆಪಕ್ಕೆ ಬಿಗಿದುಕೊಳ್ಳಿಲ್ಲ ಒಂದು ತೆಳುವಾದ ಬಟ್ಟೆಯನ್ನ ರೇಷ್ಮೆ ಬಟ್ಟೆಯನ್ನ ಬಿಗಿದಿರಬೇಕು ಕಣ್ಣಿಗೆ ಆದರೆ ಕಾಣಿಸಿರಬೇಕು ಈ ರೀತಿ ಕಪಟವನ್ನು ಮಾಡಲಿಲ್ಲ ಅವಳು ಗಾಂಧಾರಿ ಆ ಬಟ್ಟೆ ಬಿಚ್ಚಿದ್ದು ಒಂದೇ ಒಂದು ಸಂದರ್ಭ ವೇದವ್ಯಾಸರು ಅಮ್ಮ ನಿನ್ನ ಮಕ್ಕಳೆಲ್ಲ ಹಾಗೆ ಸತ್ರು ಇದ್ದು ಭೂಮಿಯಲ್ಲಿ ನೋಡಬೇಕಲ್ವೇ ಕಣ್ಣು ಬಿಚ್ಚು ನಿನಗೇನು ಪಾತಿವ್ರತ್ಯ ಭಂಗ ಬರುವುದಿಲ್ಲ ಹೋಗಿ ನೋಡು ಅಂತ ಹೇಳಿದಾಗ ಸ್ತ್ರೀ ಪರ್ವದಲ್ಲಿ ನೋಡಿ ಎದೆ ಪಡ್ಕೊಂಡು ಅಳ್ತಾಳೆ ಮಗನಿಗೋಸ್ಕರ ಶ್ರೇಷ್ಠ ಅಳ್ತಾಳೆಯೋ ಈ ತಾಯಿ ಅಭಿಮನ್ಯುವಿಗೂ ಅಷ್ಟೇ ಅಳುತ್ತಾಳೆ ಎಂಬುದು ಬಹಳ ದೊಡ್ಡ ವಿಷಯ ನೆನ್ನೆ ಇವಳ ಧರ್ಮಚಾರಿಣಿ ವಿಷಯವನ್ನು ಹೇಳಿದ್ದೇನೆ ಗಾಂಧಾರಿ ಸಮತೂಕದ ಹೆಣ್ಣು ಸ್ವಲ್ಪ ಮನುಷ್ಯ ಸಹಜವಾದ ಅಸೂಯ ಬುದ್ಧಿ ಅಲ್ಲಿ ಇಲ್ಲಿ ಇತ್ತು ಅದನ್ನು ಪ್ರಸಂಗ ಬಂದಾಗ ಹೇಳೋಣ ಅದನ್ನು ಬೀಸ್ಕೊಂಡಿದ್ದ ನಾಭ್ಯಸೂಯಾಂ ಪತಿಮಹಂ ಇತ್ಯೇವಂ ನಿಶ್ಚಯ ನನ್ನ ಪತಿಯ ವಿಷಯದಲ್ಲಿ ನನಗೆ ಅಸೂಯ ಉಂಟಾಗದೆ ಇರಲಿ ಅಂತ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡಳು ಇದು ಒಂದು ಕಥೆ ಅಲ್ಲಿಂದಾಚೆಗೆ ದೇವಿ ಇವಳ ಕಥೆ ಒಂದು ಹೇಳಬೇಕು ಗಾಂಧಾರಿ ಕಥೆ ಹೇಳುವಾಗಲೇ ಶಕುನಿ ಕಥೆಯಲ್ಲಿ ಬರ್ತದೆ ಅದನ್ನು ಹೇಳ್ತೇನೆ ಒಂದು ಘಟ್ಟಕ್ಕೆ ನಿಲ್ಲಿಸಿ ದೇವಿ ವಸುದೇವನಿಗೆ ಸೋದರಿ ಕೆಲವರು ಇಲ್ಲಿ ಪ್ರಶ್ನೆ ಕೇಳ್ತಾ ಸೋದರಿ ಅಂದ್ರೆ ವಸುದೇವನಿಗೆ ತಂಗಿಯೋ ಅಕ್ಕನೋ ಇದು ಒಂದು ದೊಡ್ಡ ಪ್ರಶ್ನೆ ಅಗ್ರಜನ್ಮಾಥ ಮುಗಿದೋಯ್ತಲ್ಲ ಸಲಸೆ ಇವಳೇ ದೊಡ್ಡವಳು ಅಕ್ಕ ದೊಡ್ಡವಳು ವಸುದೇವ ಚಿಕ್ಕವನು ಅಂದರೆ ಶೂರನ ಮಗಳು ಅವನು ಶೌರಿ ಎನಿಸಿಕೊಂಡ ಇವಳು ಶೂರಪುತ್ರಿ ಚಿಕ್ಕ ಹುಡುಗಿ ಲಂಗ ಹಾಕೊಂಡಿದ್ದಾಳೆ ಪರಕಾರ ಹಾಕೊಂಡಿದ್ದಾಳೆ ಐದು ವರ್ಷದ ಹುಡುಗಿಯಾಗಿದ್ದಾಗ ಇದು ಉದ್ಯೋಗ ಪರ್ವದಲ್ಲಿ ತಾನೇ ಹೇಳ್ಕೊಳ್ತಾಳೆ ಕೃಷ್ಣನ ತಬ್ಬಿಕೊಂಡು ಕೃಷ್ಣ ನಾನು ಎಷ್ಟು ಕಷ್ಟಪಟ್ಟನೋ ನಿನ್ನ ನಾಮಸ್ಮರಣೆಯಿಂದ ಬದುಕಿದ್ದೇನಪ್ಪ ಅಂತ ಹೇಳುವಾಗ ಆ ಕೊರಳಲ್ಲಿ ಕೊರಳನ್ನು ಬಿಗಿದು ಆ ಕೃಷ್ಣನ ಆಲಿಂಗನ ಮಾಡಿಕೊಂಡು ರೀತಿಯನ್ನು ವರ್ಣನೆ ಮಾಡ್ತಾರೆ ವೇದವ್ಯಾಸರು ಆಗ ತನ್ನ ಕಷ್ಟ ಹೇಳ್ಕೊಳ್ತಾಳೆ ಕೈಯಲ್ಲಿ ಗೊಂಬೆ ಹಿಡ್ಕೊಂಡು ಆಡ್ತಾ ಇದ್ದಾಗ ಏನಂತ ಲೋಕ ಗೊತ್ತಿಲ್ಲದೆ ಇದ್ದಾಗ ನಮ್ಮ ಅಪ್ಪ ಅಮ್ಮ ನನ್ನನ್ನ ಕುಂತಿ ಭೋಜನ ದೊರೆಗೆ ದತ್ತಕ ಕೊಟ್ಟು ಬಿಟ್ಟರು ಹೆಣ್ಣು ಮಕ್ಕಳನ್ನು ದತ್ತು ಕೊಡೋದೆಲ್ಲ ಯಾರು ಉಂಟೆ ಕೇಳಿದ್ದೀರಾ ಆಸ್ತಿ ಪಾಸ್ತಿ ಇದೆ ಅಂದ್ರೆ ಗಂಡು ಮಕ್ಕಳನ್ನು ದತ್ತಿ ಕೊಡ್ತಾರೆ ಒಬ್ಬನೇ ಮಗ ಇದ್ರೆ ಕೊಡಬಾರದು ಅದು ಹೆಣ್ಣು ಮಗಳು ಆ ದೊಡ್ಡ ಮಗು ಬೇರೆ ಅದನ್ನಾಗಿ ದತ್ತು ಕೊಟ್ಟರು ಕುಂತಿ ಭೋಜನ ಮಕ್ಕಳಿರಲ್ವೇ ಕುಂತಿ ಭೋಜನಗೂ ಮಕ್ಕಳಿತ್ತು ಅದೇನು ವ್ಯಾಜ್ಯ ಆಯಿತೋ ಏನಾಯ್ತೋ ಗೊತ್ತಿಲ್ಲ ವಿವರ ದತ್ತು ಕೊಟ್ಬಿಟ್ಟ ಆ ಹುಡುಗಿನ ಅಂದ್ರೆ ಐದು ವರ್ಷದ ಪ್ರಾಯದಲ್ಲಿದ್ದವಳಿಗೆ ಇನ್ನೂ ತಂದೆ ತಾಯಿ ಪ್ರೀತಿ ಏನು ಅಂತ ಗೊತ್ತಾಗುವ ಮೊದಲೇ ಮನೆಯಿಂದ ಸಾಗ ಹಾಕಿಬಿಟ್ರು ಹೋದ ಮನೆಯಲ್ಲಿ ಇವಳೇ ತಾಯಿ ಇವಳೇ ಮೇಲೆ ತಂದೆ ಅಂತ ಹೇಳಿದರೆ ಆ ಹುಡುಗಿ ಒಗ್ಗಿಕೊಳ್ಳುವುದು ಬಹಳ ಕಷ್ಟವಾಯಿತು ಒಗ್ಗಿಕೊಳ್ಳುವಷ್ಟರಲ್ಲಿ ದೂರ್ವಾಸರು ಬಂದರು ದೂರ್ವಾಸರು ಸೇವೆಗೆ ಮೆಚ್ಚಿ ವರಗಳನ್ನು ಕೊಟ್ಟರು ಕುಂತಿದೇವಿ ಮೊದಲು ಅನರ್ಥಕ್ಕೆ ಪ್ರಾಪ್ತವಾದಳು ಆ ಕಥೆಯೆಲ್ಲ ಆಮೇಲೆ ಹೇಳ್ತೇನೆ ಅಂದ್ರೆ ಹಡದ ಮನೆಯಲ್ಲಿ ಸುಖ ಪಡಲಿಲ್ಲ ದತ್ತ ಹೋದ ಮನೆಯಲ್ಲಿ ಸುಖ ಪಡಲಿಲ್ಲ ಕಟ್ಟಿಕೊಂಡ ಗಂಡನಿಂದ ಸುಖ ಪಡಲಿಲ್ಲ ಮಕ್ಕಳಿಂದ ಸುಖ ಪಡಲಿಲ್ಲ ಕುಂತಿದೇವಿ ಜೀವನದಲ್ಲಿ ಯಾವ ಸುಖವನ್ನು ಪಡಲಿಲ್ಲ ಕೃಷ್ಣ ಸ್ಮರಣೆಯ ಹೊರತು ಜೀವನದಲ್ಲಿ ಸುಖವನ್ನೇ ಕಾಣದೇ ಇದ್ದವಳು ನೀವು ಶಬರಿ ಶಬರಿ ಶಬರಿ ಅಂತ ಹೇಳ್ತೀರಿ ಇದು ಪುಣ್ಯ ಜನ್ಮ ಕುಂತಿದು ಎಷ್ಟು ಕಷ್ಟ ಜನ್ಮ ಆ ಕುಂತಿ ಸ್ತುತಿ ಬರೆಯುವಾಗ ಪ್ರತಿ ಶ್ಲೋಕದ ಅರ್ಥ ಬರೆಯುವಾಗ ಕಣ್ಣು ಒರೆಸಿಕೊಂಡು ಒರೆಸಿಕೊಂಡು ಬರೆದಿದ್ದೇನೆ ವ್ಯಾಖ್ಯಾನ ನೋಡಿ ಆ ಕುಂತಿದೇವಿ ಪಟ್ಟ ಕಷ್ಟ ಜಗತ್ತಲ್ಲಿ ಯಾವ ಮಾನಿನಿ ಪಡೆದೇ ಇರುವಷ್ಟು ಕಷ್ಟ ಆಕೆಯ ಕಷ್ಟಕ್ಕೆ ಮೂಲವೇನು ಮಕ್ಕಳ ಮೇಲೆ ವ್ಯಾಮೋಹ ಗೊಪ್ಪ ಮುಂಚಿನಿಂದ ಮಕ್ಕಳು ಮಕ್ಕಳು ಮಕ್ಕಳು ಗೊಂಬೆ ಗೊಂಬೆ ಆಟ ಗೊಂಬೆ ಆಟ ಗೊಂಬೆ ಆಟ ಗೊಂಬೆ ಆಟ ಈ ಹೆಣ್ಣು ಮಕ್ಕಳು ಹುಟ್ಟಿದಾಗಲೇ ಗೊಂಬೆ ಆಟ ಹುಡುಗರನ್ನೆಲ್ಲ ಪಕ್ಕದವ್ರನ್ನೆಲ್ಲ ಬನ್ನಿ ಬನ್ನಿ ಗೊಂಬೆ ಆಟ ಸೇರ್ಕೊಳ್ಳೋಣ ಯಾವ ಹುಡುಗರಿಗೆ ಹುಡುಗಿಯರಿಗೆ ಚಿಕ್ಕ ವಯಸ್ಸಲ್ಲಿ ಗೊಂಬೆ ಆಟ ಇರ್ತದೆ ಅವರಿಗೆ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಬೇಗ ಗೊತ್ತಾಗಿ ಹೋಗ್ತದೆ ಕಲ್ಪನೆಯಲ್ಲಿದ್ದದ್ದು ಅನುಭವದಲ್ಲೂ ಬಂದುಬಿಡ್ತದೆ ಆ ಕುಂತಿ ದೇವಿ ಕುಂತಿ ಭೋಜನ ಅರಮನೆಯಲ್ಲಿ ಸುಮಾರಾಗಿ ಬೆಳೆದಳು ಅವಳಿಗೆ ಪ್ರಾಯಪ್ರಾಪ್ತವಾದಾಗ ಕುಂತಿ ಭೋಜ ಒಳ್ಳೆ ತಂದೆ ಸ್ವಯಂವರವನ್ನು ಏರ್ಪಡಿಸಿದ ಆ ಸ್ವಯಂವರದಲ್ಲಿ ಅನೇಕ ರಾಜರ ಜೊತೆಗೆ ಪಾಂಡು ಮಹಾರಾಜನೂ ಬಂದಿದ್ದ ಸ್ವಯಂ ಪ್ರೀತಿಯಿಂದ ಪಾಂಡುವನ್ನು ನೋಡಿ ಮೋಹಗೊಂಡು ಅವನ ಕೊರಳಿಗೆ ಮಾಲಿಕೆಯನ್ನು ಹಾಕಿದಳು ಬಲಾತ್ಕಾರ ವಿವಾಹವಾಗಲಿಲ್ಲ ಕುಂತಿ ಮತ್ತು ಪಾಂಡು ವಿಧಿ ಅನುಕೂಲ ಮಾಡಿದ್ರೆ ಅತ್ಯಂತ ಅನುಕೂಲ ದಾಂಪತ್ಯದಲ್ಲಿ ಬಾಳಬಹುದಾಗಿದ್ದ ದೊರೆಗಳು ಅದೇ ಕ್ರಮದಲ್ಲಿ ಪಾರಶಿವಿ ಎಂಬ ಇನ್ನೊಂದು ಶೂದ್ರ ಜಾತಿ ಸ್ತ್ರೀಯನ್ನು ತಂದು ವಿದುರನಿಗೂ ವಿವಾಹವನ್ನು ಮಾಡಿಸಿದ ಸಮಸ್ಯೆಗಳೆಲ್ಲ ತೀರಿತು ಅಂತ ತಿಳ್ಕೊಂಡ ಧೃತರಾಷ್ಟ್ರ ಒಂದು ಕಡೆ ಕತೆ ನಿಲ್ಲಿಸೋಣ ಇನ್ನೊಂದು ಕಡೆ ಎಳ್ಕೊಳ್ತೇನೆ ಆದಷ್ಟು ಹೆಚ್ಚು ವೇಳೆಯಲ್ಲಿ ತಗೊಳ್ಳೇ ಇರಬೇಕು ನೋಡ್ತೇನೆ ಆ ಕಥೆಯ ಸ್ವರೂಪ ಏನಿದೆಯೋ ನೀವೇ ನೋಡಿಕೊಳ್ಳಿ ಕೆಲವರು ಪ್ರಶ್ನೆ ಕೇಳ್ತಾರೆ ಶಕುನಿಗೆ ಈ ಧೃತರಾಷ್ಟ್ರನನ್ನ ಅವನ ಮಕ್ಕಳನ್ನ ಹೀಗೆಲ್ಲ ಜೂಜಿನಲ್ಲಿ ಎಳೆದು ಪಾಂಡವರ ಕೈಯಲ್ಲಿ ಕೊಲ್ಲಿಸಬೇಕು ಅಂತ ಏನಾದರೂ ಸೇಡಿತೆ ಇಷ್ಟು ದೊಡ್ಡ ಯೋ ಮಾಡಿ ತಂತ್ರವನ್ನು ಬೀಸಿ ಅವನು ಹಾಳಾದ ಅದು ಬೇರೆ ವಿಷಯ ನಾನು ಎರಡು ಕಣ್ಣು ಹೋದರೂ ಪರವಾಗಿಲ್ಲ ನೀನು ಒಂದು ಕಣ್ಣಾರೆ ಹೋಗಲಿ ಇನ್ನೊಂದು ನ್ಯಾಯದಲ್ಲಿ ಇಡೀ ಕೌರವ ವಂಶವನ್ನು ಹಾಳು ಮಾಡಿದವನಲ್ಲ ಶಕುನಿ ಇವನಿಗೇನಾದರೂ ಮೋಟಿವೇಶನ್ ಇತ್ತೆ ಅಂತ ಒಂದು ಪ್ರಶ್ನೆ ಮೂಲ ಮಹಾಭಾರತದಲ್ಲಿ ಉತ್ತರವಿಲ್ಲ ತರಂಗ ಪತ್ರಿಕೆಯ ಸಂಪಾದಕರು ಈ ಕುಂತಿ ಮಹಾಮಾತೆ ನಾನು ಬರೆದುಕೊಟ್ಟ ಅದು ಪ್ರಕಟವಾದ ಮುಕ್ತಾಯವಾದ ದಿವಸದಲ್ಲಿ ಒಂದು ಪತ್ರ ಹಾಕಿದ್ರು ಫೋನ್ ಮೇಲೆ ಮಾತನಾಡಿಸಿದ್ರು ಆಚಾರ್ಯರೇ ಶಕುನಿ ಮೇಲೊಂದು ಕಾದಂಬರಿ ಬರೆದುಕೊಡೋಕ್ಕಾಗ್ತದೆಯೇ ಹೀಗೆಯೇ ನಾ ಹೇಳಿದೆ ಶಕುನಿ ಮೇಲೆ ಬರೆಯೋದಕ್ಕೆ ಆಧಾರವಿಲ್ಲ ಅಷ್ಟೇ ಬರೆದ್ರೆ ನಿಮಗೆ ರುಚಿ ಬರೋದಿಲ್ಲ ಜನಜನಿತವಾದ ಕಥೆ ಇದೆಯಲ್ಲ ದುರ್ಯೋಧನ ಮೇಲೆ ಅವನು ಸೇಡಿತ್ತು ಆ ಕಥೆಗೆ ಆಧಾರ ನನಗೆ ಗೊತ್ತಿಲ್ಲ ಋಷಿಗಳು ಹೇಳದೆ ಇದ್ದದ್ದು ನಾನು ಬರೆಯುವುದಿಲ್ಲ ಅಂತ ಹೇಳಿಬಿಟ್ಟೆ ಆಮೇಲೆ ಹುಡುಕಿದ ಒಂದು ಆಧಾರ ಸಿಕ್ಕಿತು ಅದು ಎಲ್ಲಿದೆ ನಮ್ಮ ಕನ್ನಡದಲ್ಲಿ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಈ ಹವ್ಯಕ ಸಮಾಜದ ಒಬ್ಬ ಕವಿ ಒಂದು ಕನ್ನಡ ಭಾರತವನ್ನು ಬರೆದಿದ್ದಾರೆ ಇದಕ್ಕೆ ತುರಂಗ ಭಾರತ ಅಂತ ಹೆಸರು ತುರಂಗ ಭಾರತ ಹದಿನೆಂಟು ಪರ್ವಗಳ ಒಂದು ಕನ್ನಡ ರೂಪಾಂತರ ಇರುವುದು ಇದು ಒಂದೇ ಭಾರತ ಕುಮಾರವ್ಯಾಸ ಭಾರತ ಬರೀ ಹತ್ತು ಪರ್ವ ಜೈಮಿನಿ ಬರೆದದ್ದು ಬರೀ ಅಶ್ವಮೇಧ ಪರ್ವ ಜೈಮಿನಿ ಭಾರತ ಇನ್ನು ತಿಮ್ಮಣ್ಣ ಕವಿ ಬರೆದಿದ್ದು ಬರೀ ಎಂಟು ಪರ್ವ ಅನಂತ ಪದ್ಮನಾಭರಾಯರು ಕೊಡಗಿನವರು ಇತ್ತೀಚೆಗೆ ಬರೆದದ್ದು ಬರೀ ಎಂಟು ಪರ್ವ ಪಂಪ ಬರೆದಿದ್ದು ಅದು ಅಸಮಗ್ರ ಯಾವುದೇ ಭಾರತ ಸಮಗ್ರವಿಲ್ಲ ಇದು ಒಂದೇ ಸಮಗ್ರ ಹದಿನೆಂಟು ಪರ್ವ ಇದೆ ಹವ್ಯಕರ ಕನ್ನಡವನ್ನು ಬೆರೆಸಿದ್ದಾರೆ ಪ್ರಚಂಡ ಪಂಡಿತ ಈ ಕಾವ್ಯ ನನ್ನ ಕೈಗೆ ಬಂದು ಸುಮಾರು ಏಳೆಂಟು ವರ್ಷ ಆಗಿತ್ತು ನಾ ತೆಗೆದು ನೋಡಿರಲಿಲ್ಲ ಅಲ್ಲಲ್ಲಿ ಎಷ್ಟು ಬೇಕೋ ಅಷ್ಟು ಅಕಸ್ಮಾತ್ತಾಗಿ ಶಕುನಿ ಕತೆ ಒಂದು ದೊಡ್ಡ ಅಧ್ಯಾಯದಲ್ಲಿದೆ ಕೈಗೆ ಸಿಕ್ಕಿಬಿಡ್ತು ಈ ಹವ್ಯಕರು ಪೂರ್ವದಲ್ಲಿ ಎಲ್ಲಿಂದ ಬಂದವರು ಅಹಿಚ್ಛತ್ರ ಎಂಬ ನಾಡಿನಿಂದ ಬಂದವರು ಈ ಅಹಿಚ್ಛತ್ರ ಎಲ್ಲಿದೆ ಪಾಂಡವರ ಪರವಾಗಿ ಕೃಷ್ಣ ಧೃತರಾಷ್ಟ್ರನ ಸಭೆಯಲ್ಲಿ ಈ ಯುದ್ಧ ನಿಲ್ಲಿಸಬೇಕಾದ್ರೆ ಕನಿಷ್ಠ ಪಕ್ಷ ಐದು ಹಳ್ಳಿಗಳನ್ನಾದರೂ ಕೊಡುವಂತೇನು ಕೇಳಿದನೋ ಇಂದ್ರಪ್ರಸ್ಥದ ಸುತ್ತ ಇದ್ದ ಹಳ್ಳಿಗಳು ಆ ಐದು ಹಳ್ಳಿಗಳಲ್ಲಿ ಅಹಿಚ್ಛತ್ರ ಒಂದು ಅಂದರೆ ಈ ಹವ್ಯಕರ ಮೂಲ ಪುರುಷರು ಮಹಾಭಾರತದಷ್ಟು ಸಮಕಾಲದವರು ಅವರಲ್ಲಿ ಪರಂಪರೆಯಾಗಿ ಬಂದಿರತಕ್ಕಂತಹ ಒಂದು ಕಥೆ ಇರಬೇಕು ಅಂತ ಕಾಣುತ್ತದೆ ಕ್ರಿಸ್ತ ಶಕ ನಾಲ್ಕನೇ ಶತಮಾನದಲ್ಲಿ ಕದಂಬರ ದೊರೆ ಮಯೂರವರ್ಮನ ಕಾಲದಲ್ಲಿ ಅವರೆಲ್ಲ ಪರಶುರಾಮ ಕ್ಷೇತ್ರದಲ್ಲಿ ಬಂದು ಗೋಕರ್ಣ ಶಿರಸಿ ಕಾರವಾರ ಹೊನ್ನಾವರ ಈ ಕಡೆಯಲ್ಲಿ ಪ್ರತಿಷ್ಠೆ ಆದಂತಹ ಬ್ರಾಹ್ಮಣರು ಉಜ್ವಲ ಪರಶುರಾಮರ ಕಡೆಯವರು ಉಜ್ವಲ ಬ್ರಹ್ಮಚರ್ಯ ಯಾರ ಮನೆಯಲ್ಲಿ ನೋಡಿದ್ರು ಇವರು ಕ್ರಮಾಂತವಾಗಿದೆ ಘನಾಂತವಾಗಿದೆ ಯಜುರ್ವೇದ ಘನಪಾಠಿ ಋಗ್ವೇದ ಘನಪಾಠಿ ಸಾಮವೇದ ಅಥ ನಾಲ್ಕು ವೇದ ಹೇಳತಕ್ಕ ಬ್ರಾಹ್ಮಣರಿದ್ದಾರೆ ಎರಡು ಸಲ ಹೋಗಿದ್ದೇನೆ ಮುಂದಿನ ವರ್ಷ ನಲವತ್ತೈದು ದಿವಸ ಸಮಗ್ರ ಮಹಾಭಾರತವನ್ನಲ್ಲಿ ಪ್ರವಚನ ಮಾಡಬೇಕು ಅಂತ ಪಂಡಿತರೆಲ್ಲ ಸೇರಿ ನನ್ನ ತಲೆಯ ಮೇಲೆ ಆಶೀರ್ವಾದ ಮಾಡಿದ್ದಾರೆ ನಾವು ಹೋಗಲೇಬೇಕಾಗಿದೆ ಅದರಿಂದ ಪ್ರಮಾಣ ಅಂತ ನಂಬಬೇಕು ತಾವು ಅದಕ್ಕೋಸ್ಕರ ಕೊಡ್ತೇನೆ ತುರಂಗ ಭಾರತ ಅಂದ್ರೇನು ಅದರ ಮುನ್ನುಡಿ ಬರೆದವರಿಗೆ ಅದರ ಕಥೆ ಗೊತ್ತಿಲ್ಲ ದೊಡ್ಡ ಪಂಡಿತರು ಡಾಕ್ಟರೇಟ್ ಮಾಡಿದ್ದಾರೆ ಇದು ಕುದುರೆ ಓಡಿದಾಗಿದೆ ಈ ಶೈಲಿ ಈ ಕಾವ್ಯ ಅದಕ್ಕೆ ತುರಂಗ ಭಾರತ ಹಾಗಲ್ಲ ಅದಿರೋದು ಹಳಗನ್ನಡ ಮತ್ತು ಹೊಸಗನ್ನಡ ಮಿಶ್ರವಾದ ಭಾಷೆ ಅಶ್ವಧಾಟಿ ಅನ್ನೋ ಛಂದಸ್ಸು ಬೇರೆ ಸಂಸ್ಕೃತದಲ್ಲಿದೆ ಕನ್ನಡದಲ್ಲಿಲ್ಲ ಅದು ಮತ್ತೆ ತುರಂಗ ಅಂತ ಬಂತಲ್ಲ ಕುದುರೆ ಕೋರ್ಸಿನ ಶಬ್ದ ಅಲ್ಲೆಲ್ಲಿ ಕೇಳಿಸುತ್ತೆ ಅದಲ್ಲ ಅದು ಸ್ವಾಮಿ ತುರಂಗ ಭಾರತ ಅಂತ ಸಂಸ್ಕೃತದಲ್ಲಿ ಒಂದು ಭಾರತ ಇತ್ತು ತುರಂಗ ಯಾಕೆ ಬಂತದ್ರಲ್ಲಿ ಅಂದ್ರೆ ಅಶ್ವಮೇಧ ಕುದುರೆಯನ್ನ ಧರ್ಮರಾಜ ಬಿಟ್ಟು ಆ ಅಶ್ವಮೇಧದ ಕಥೆಯನ್ನು ಮುಂದೆ ಮಾಡಿಕೊಂಡು ಜೈಮಿನಿ ಎಂಬ ಮಹರ್ಷಿ ಸಂಸ್ಕೃತದಲ್ಲಿ ಸಮಗ್ರವಾದ ಒಂದು ಮಹಾಭಾರತವನ್ನು ಬರೆದಿದ್ದ ವೈಶಂಪಾಯನರು ಹೇಗೆ ಮಹಾಭಾರತ ಕೊಟ್ಟರು ವ್ಯಾಸರು ಕೊಟ್ಟಿದ್ದನ್ನ ಇದಕ್ಕೆ ಸಮ ಪ್ಯಾರಲಲ್ ರೀತಿಯಲ್ಲಿ ತುರಂಗ ಭಾರತ ಅಂತ ಒಂದಿತ್ತು ಆ ಸಂಸ್ಕೃತದ ಗ್ರಂಥದ ಯಾವುದೋ ಹಳೆ ಮುದ್ರಿತ ಪ್ರತಿಗಳ ಕೆಲವು ಅಖಂಡ ಇಲ್ಲದ ಹಾಳೆಗಳನ್ನು ಮೇಲ್ಕೋಟೆಯ ಹರಿಯರ್ ರಾಮ್ ಶರ್ಮಾ ಅವರು ಎಲ್ಲಿಯೋ ಸಂಪಾದಿಸಿ ಅದರಲ್ಲಿದ್ದ ಒಂದೆರಡು ಪೂರ್ವವಾದ ಕಥೆಗಳನ್ನು ನನಗೆ ಹೇಳಿದ್ದು ಇದು ಟ್ಯಾಲಿ ಆಗ್ತದೆ ಜೈಮಿನಿ ಭಾರತ ಅದೇ ತುರಂಗ ಭಾರತದ ಅಶ್ವಮೇಧ ಪರ್ವ ಮಾತ್ರ ಇರಲಿ ಇದರಲ್ಲಿ ವಿಶೇಷ ಏನು ಅಂದರೆ ಕಥೆ ಸ್ವಲ್ಪ ಬೇಗ ಹೇಳ್ತೇನೆ ಯಾವುದಕ್ಕೆ ನಾವು ಇಷ್ಟೊತ್ತು ಗಾಂಧಾರ ದೇಶ ಇವತ್ತಿನ ಅಫ್ಘಾನಿಸ್ತಾನ್ ಅಂತ ಹೇಳಿದವು ಅದಕ್ಕೆ ಹಳೆ ಕಾಲದಲ್ಲಿ ಕಳಿಂಗ ದೇಶ ಅಂತಲೂ ಒಂದು ಹೆಸರಿತ್ತು ಈಗ ನಾವು ಕಳಿಂಗ ಅಂದರೆ ಉತ್ಕಲ ಒರಿಸ್ಸಾ ಅಂತ ಹೇಳ್ತೇವೆ ಇದು ಭಾರತದ್ದು ಒರಿಸ್ಸಾ ಕಳಿಂಗ ಅಲ್ಲಿ ಒಂದು ಕಳಿಂಗ ಇದ್ದಿರಬಹುದು ಇಂಗ್ಲೆಂಡ್ನ ಅನೇಕ ಹೆಸರುಗಳನ್ನು ಅಮೆರಿಕೆಯಲ್ಲಿಯೂ ಇಟ್ಟರು ಹಾಗೆ ಜರ್ಸಿ ಇದ್ರೆ ನ್ಯೂ ಜರ್ಸಿ ಇಲ್ಲಿ ಮ್ಯಾಸಚ್ಯೂಸೆಟ್ಸ್ ಅಂದ್ರೆ ಅಲ್ಲಿ ಮ್ಯಾಸಚ್ಯೂಸೆಟ್ಸು ಹೆಸರಿಟ್ಟ ಹಾಗೆ ಅದು ಒಂದು ಕಳಿಂಗ ದೇಶ ಅದಕ್ಕೆ ಸೌಧಾಪುರ ಅಂತ ರಾಜಧಾನಿ ಅಲ್ಲಿ ಸುಬಲನೆಂಬ ದೊರೆಗೆ ಗಾಂಧಾರಿ ಅಲ್ಲದೆ ಇನ್ನೂ ಹತ್ತು ಹೆಣ್ಣು ಮಕ್ಕಳು ಇದ್ದರಂತೆ ಧೃತರಾಷ್ಟ್ರನಿಗೆ ಹನ್ನೊಂದು ಹೆಣ್ಣು ಮಕ್ಕಳನ್ನು ದೊರೆ ಮದುವೆ ಮಾಡಿಕೊಟ್ಟ ಇದು ತುರಂಗ ಭಾರತದ ಕಥೆ ಆ ದೊರೆಗೆ ನೂರ್ವರು ಗಂಡು ಮಕ್ಕಳಿದ್ದರು ಅದರಲ್ಲಿ ಶಕುನಿ ಕೊನೆಯವನು ಎಲ್ಲ ನೂರು ಲೆಕ್ಕ ನೂರರ ಮೇಲೆಯೇ ಒಂದೇ ಹೆಂಡತಿಯಲ್ಲಿ ನೂರು ಮಕ್ಕಳಾಗಿದ್ದು ಅವಳ ಜೊತೆ ಏನು ಅಂತ ಕೇಳಬೇಡಿ ಆ ರಾಜನಿಗೆ ಎಷ್ಟು ಹೆಂಡತಿರಿದ್ರು ಆಳಿಗೊಂದು ಮಕ್ಕಳಾದರೂ ನೂರು ಮಕ್ಕಳು ಹೇಗೆ ನಂಬೋದು ಉಗಾಂಡ ಅಂತ ಒಂದು ಕಟ್ಟಡ ಆಫ್ರಿಕಾದ ರಾಷ್ಟ್ರ ಅಲ್ಲಿ ಒಬ್ಬ ಇಡಿ ಅಮೀನ್ ಅಂತ ಇದ್ದ ರಾಕ್ಷಸ ಅವನಿಗೆ ಮುನ್ನೂರ ತೊಂಬತ್ತು ಮಕ್ಕಳಿದ್ರು ಇದು ನೆನ್ನೆ ಮೊನ್ನೆ ಇಪ್ಪತ್ತ್ ಮೂವತ್ತು ವರ್ಷದ ಕಥೆ ಇದು ಇನ್ನೆಷ್ಟೋ ಮುಸಲ್ಮಾನ್ ಕುಟುಂಬಗಳಲ್ಲಿ ಅರಬ್ ರಾಷ್ಟ್ರಗಳಲ್ಲಿ ನೂರಾರು ಜನ ಮಕ್ಕಳಿರೋದನ್ನು ಕೇಳ್ತೇವೆ ಅನೇಕ ತಾಯಂದ್ರ ಹೊಟ್ಟೆಯಲ್ಲಿ ಭಿನ್ನೋದರರು ಹಾಗೆ ಸುಬಲನಿಗೆ ನೂರೂರು ಗಂಡು ಮಕ್ಕಳು ಹನ್ನೊಂದು ಹೆಣ್ಣು ಮಕ್ಕಳು ಒಂದು ಸೂರ್ಯಗ್ರಹಣ ಕಾಲದಲ್ಲಿ ಗಂಗಾ ತೀರದಲ್ಲಿ ಭೀಷ್ಮ ಸುಬಲನನ್ನು ಗಾಂಧಾರಿಯನ್ನು ಕಂಡು ಈ ಕಥೆ ಮೂಲದಲ್ಲಿ ಹೇಳೋ ಹಾಗೆ ಗಾಂಧಾರಿಯನ್ನ ತಾನು ಧೃತರಾಷ್ಟ್ರನಿಗೆ ಬೇಕು ಅಂತ ಬಯಸಿದಾಗ ಅವನು ಒಲ್ಲೆ ಎಂದು ಬಿಟ್ಟ ಈ ಹುಡುಗಿಗೆ ವರ್ಣಿಗೆ ಸರಿಯಾಗಿದೆಯೇ ಹುಡುಗಿಯೇನೋ ಸರಿಯಾಗಿದ್ದಾಳೆ ಜೋಯಿಸರು ಹೇಳಿದ್ರು ಆದರೆ ಅವಳಿಗೆ ವೈಧವ್ಯ ಯೋಗ ಇದೆ ವೈಧವ್ಯ ಯಾವಾಗ ಬರ್ತದೆ ಅದು ಗೊತ್ತಿಲ್ಲ ಅಂತೂ ಕೊನೆಗೆ ಬಂತಲ್ಲ ಅವಳಿಗೆ ವೈಧವ್ಯ ಯೋಗ ಇದೆ ಅದಕ್ಕೇನು ಮಾಡುವುದು ಅದಕ್ಕೆ ಆ ಜೋಯಿಸ್ರು ಪಕ್ಕಾ ಜೋಯಿಸ್ರು ಈಗಿನ ಕಾಲ ಜೋಯಿಸ್ರು ಇದ್ದ ಹಾಗೆ ಎಲ್ಲರಿಗೂ ಒಂದೊಂದು ಹೋಮ ಮಾಡಿಸ್ತಾರೆ ನೀವೇ ಪ್ರೈಮ್ ಮಿನಿಸ್ಟರ್ ಆಗ್ತೀರಿ ನೀವೇ ಚೀಫ್ ಮಿನಿಸ್ಟರ್ ಆಗ್ತೀರಿ ನಿಮ್ಗೆಲ್ಲ ಅಧಿಕಾರ ಬರುತ್ತೆ ಅಂತ ದುಡ್ಡು ಕೊಟ್ಟು ಜೋಯಿಸ್ರು ಏನು ಬೇಕಾದ್ರೆ ಹೇಳ್ತಾರೆ ಗ್ರಹಗಳನ್ನು ಎಲ್ಲಿ ಬೇಕಾದ್ರೆ ಹಿಡಿತು ಜೋಯಿಸ್ರು ಹೇಳಿದಾಗ ಕೇಳುವರು ಗ್ರಹಗಳು ಗ್ರಹಗಳು ಹೇಳಿದಾಗ ಜೋಯಿಸ್ರು ಕೇಳುವವರಲ್ಲ ಅದಕ್ಕೆ ಅವರೇನು ಮಾಡಿದ್ರು ಹಾಗಿದ್ರೆ ಈ ಹುಡುಗಿಗೆ ಒಂದು ಮದುವೆ ಮೊದಲೇ ಮಾಡಿಬಿಡಿ ಮಾಡಿ ಗಂಡನ ತಲೆ ತೆಗೆದುಬಿಡಿ ಬಿಡಿ ಮೊದಲೇ ಬಂದಾಗ ಆಗುತ್ತಲ್ಲ ಆಮೇಲೆ ಮದುವೆ ಮಾಡಿ ಅದು ಹೇಗಯ್ಯ ಮಾಡೋದು ಅಂದರೆ ಒಂದು ಗಂಡು ಆಡಿನ ಮರಿಯನ್ನು ತಂದು ಹೋತನನ್ನು ತಂದು ಆ ಹೋತನಿಗೆ ಗಾಂಧಾರಿಗೆ ಮದುವೆ ಕಥೆ ಕೇಳಿದ್ರೆ ನೀವೆಲ್ಲಾದ್ರೂ ಇದನ್ನ ಎಂದು ಮರೆಯೋದಿಲ್ಲ ಇದು ರಿಕಾರ್ಡ್ ಬೇರೆ ಮಾಡ್ತಿದ್ದೀರಿ ಅಪರೂಪದ ರಿಕಾರ್ಡ್ ಆಗುತ್ತೆ ನೋಡಿ ಇದು ನಾನು ಎಲ್ಲಿ ಹೇಳಿಲ್ಲ ಕಥೆಯನ್ನ ಒಂದು ಗಂಡು ಆಡಿನ ಮರಿಗೆ ಹೋತನಿಗೆ ಇವಳನ್ನು ಮದುವೆ ಮಾಡಿಸಿ ಅದರ ಕೈಯಲ್ಲಿ ಮುಟ್ಟಿಸಿ ಪುರೋಹಿತರೆ ಮಾಂಗಲ್ಯ ಧಾರಣ ಮಾಡಿಸಿ ಯಾರ ಗಂಡನೋ ಯೋಚನೆ ಮಾಡಿಕೊಳ್ಳಿ ಹೋತಾನೋ ಪುರೋಹಿತರು ಗೊತ್ತಿಲ್ಲ ಪುರೋಹಿತರ ತಲೆ ತೆಗಿಬೇಕಾಗಿತ್ತು ನ್ಯಾಯವಾಗಿ ಆಮೇಲೆ ಆಡನ್ನು ಕಡಿದು ಬಿಟ್ರು ಅಂದರೆ ಇವಳು ಆ ಹೋತಿಗೆ ಆಡಿಗೆ ಕ್ಷೇತ್ರವಾದಂತಾಯಿತು ಇದು ಮುಂದೆ ಮಾತು ಜ್ಞಾಪಕ ಇಟ್ಕೊಳ್ಳಿ ಅದಾದ ಮೇಲೆ ಅಷ್ಟು ಮದುವೆ ಆಯಿತು ಈ ಕಡೆ ಏನಾಯಿತು ಯಾವಾಗ ಗಾಂಧಾರಿ ಊರು ಬಿಟ್ಟು ಹೋದಳು ಭೀಷ್ಮನ ಭಯದಿಂದ ರಾಜ್ಯ ತತ್ತರಿಸಿತು ಕ್ಷಾಮ ಉಂಟಾಯಿತು ಈ ನೂರವರು ಮಕ್ಕಳು ಮಹಾವೀರರು ಶೂರರು ಧರ್ಮಾತ್ಮರು ಆದರೂ ರಾಜ್ಯದಲ್ಲಿ ಕ್ಷತ್ರಧರ್ಮ ನೆಲೆಸುವುದು ಬಹಳ ಕಷ್ಟವಾಯಿತು ಅನಾಯಕವಾಯಿತು ಈ ಕಡೆ ಗಾಂಧಾರಿಗೆ ಮದುವೆಯಾದ ಮೇಲೆ ನೂರವರು ಮಕ್ಕಳಾದರು ಕಥೆ ಆಮೇಲೆ ಹೇಳ್ತೇನೆ ಈ ಸುಬಲನ ಮಕ್ಕಳು ಕೂಡ ದ್ರೋಣಾಚಾರ್ಯರಲ್ಲಿ ವಿದ್ಯಾಭ್ಯಾಸಕ್ಕೂ ಬಂದರು ಕೌರವರ ಸಮದಲ್ಲಿ ನಿಂತು ನಿಂತು ಅದೇ ಕುದುರೆ ಅದೇ ಆನೆ ಅದೇ ಬಿಲ್ಲು ವಿದ್ಯೆಯನ್ನು ಕಲಿತರು ಅದೇ ಅಸ್ತ್ರಗಳನ್ನು ಪಡೆದುಕೊಂಡರು ಒಂದು ದಿವಸ ಕೌರವರು ಈ ಶಕುನಿ ಮೊದಲಾದ ಸೋದರರು ಧೃತರಾಷ್ಟ್ರನ ಸಭೆಯಲ್ಲಿ ಒಟ್ಟಿಗೆ ಸೇರಿದಾಗ ಬಾಯಿ ಚಪಲ ತಡೆಯಲಾರದೆ ದುರ್ಯೋಧನ ಪಾಂಡವರನ್ನು ನೋಡಿ ವಾಯುಸುತರೇ ಬನ್ನಿ ಅಂತ ಕರೆದ ವಾಯುಪುತ್ರ ಆಗಿದ್ದವನು ಭೀಮಾ ಒಬ್ಬನೇ ವಾಯುಸುತರೇ ಬನ್ನಿ ಅಂತ ಪಾಂಡವರನ್ನು ಕರೆದ ಈ ಮಾತು ಭೀಮನಿಗೆ ಅರ್ಥವಾಯಿತು ಅಮ್ಮನನ್ನು ಹೋಗಿ ಕೇಳ್ದ ಏನಮ್ಮ ವಾಯಿಸುತ್ತರೆ ಬನ್ನಿ ಅಂದ್ರಲ್ಲ ಅಂದ್ರೆ ಇದು ಅವನ ಲೇವಡಿ ಮಾತು ಬಾಯಿ ಸಂಕೋಚ ಬರುತ್ತೆ ಹೇಳುವುದಕ್ಕೆ ಗಾಳಿಗೆಲ್ಲಾರು ಮಕ್ಕಳಾರು ಹುಟ್ಟುತ್ತಾರೆಯೇ ವ್ಯಭಿಚಾರ ಕೊಟ್ಟಿದ್ರು ಅನ್ನೋ ಅರ್ಥದಲ್ಲಿ ದುರ್ಯೋಧನ ಕೊಂಕು ಮಾತನ್ನಾಡಿದ್ದಾನೆ ಭೀಮನ ಮೇಲೆ ಭೀಮ ಬಿಡುವವನೇ ಯೋಚನೆ ಮಾಡಿ ಏನಮ್ಮ ಗಾಳಿ ಹುಟ್ಟಿದವನು ವಾಯಿಸುತ್ತಾ ಅಂತ ಹೇಳಿದ್ರಲ್ಲ ಅವಳು ಹೇಳಿದ್ಲು ಹೌದಪ್ಪ ನಿಮ್ಮ ತಂದೆ ಆ ಕಿಂದಮ ಋಷಿ ಶಾಪದಿಂದ ಪತ್ನಿ ಸಂಗಮ ಮಾಡೋಕ್ಕಾಗದೇ ಇದ್ದಾಗ ಅವರ ಅಪ್ಪಣೆಯಂತೆ ವಾಯುದೇವರ ನೆನೆಸಿದೆ ನೀನು ವಾಯುಪುತ್ರ ಅವನು ನಂಬಿದ್ರಷ್ಟು ಬಿಟ್ಟರೆಷ್ಟು ನೀನು ಪರಾಕ್ರಮ ನೋಡಿದ್ರೆ ಗೊತ್ತಾಗೋದಿಲ್ವೇ ಹ ಎಲ್ಲರನ್ನು ವಾಯಿಸುತ್ತ ಅಂತ ಕರೆದಲ್ಲ ಹೌದು ಎಲ್ಲರೂ ಹಾದ್ರೆ ಕೊಟ್ಟಿದ್ರು ಅರ್ಥದಲ್ಲಿ ಹರಿದ್ರು ಏನಮ್ಮ ಹೇಳಿದ್ರು ಯೋಧನನಿಗೆ ಆಗ ಹೇಳಿಕೊಟ್ಲು ಕುಂತಿ ನೀವು ನಾಳೆ ಅವನು ಸಭೆ ಸೇರಿದ ಜಾಗದಲ್ಲಿ ಹೋತನ ಮಕ್ಕಳೇ ಅಂತ ಹೇಳಿ ಅಲ್ಲಿ ಕಿಡಿ ಹಾಗೆ ಬರ್ತದೆ ನೋಡಿ ಇದು ಇದು ಮಾಯ ಹೀಗೆ ಜಗಳ ಕೊಂತ ಗುಂಟಾಗಿ ದುರ್ಯೋಧನ ಕೆರಳಿ ತಾಯಿಯನ್ನು ಹೋಗಿ ಕೇಳ್ತಾನೆ ಏನಮ್ಮ ಹೋತನ ಮಕ್ಕಳು ಅಂತ ಹೇಳಿದ್ನಲ್ಲ ಭೀಮಾ ನನ್ನನ್ನ ನಿಜವೇ ಅಂತ ಕೇಳಿದ್ರೆ ಹೌದು ಕಾಣೋ ನಾನು ಮೊದಲು ಮದುವೆ ಆಗಿದ್ದು ಹೋತನ ಜೊತೆಯಲ್ಲಿ ಆ ಹೋತನ ಕ್ಷೇತ್ರ ಅದಕ್ಕೆ ನೀನು ಅವನ ಕ್ಷೇತ್ರ ಪುತ್ರ ಅಂತ ಬೇಡ ನೀನು ಕ್ಷೇತ್ರ ಪುತ್ರ ಹೋತನ ಮಕ್ಕಳು ಅಂತ ಹೇಳಿ ಸರಿ ಹೀಗಾಯಿತು ಕೋಪ ಸುಬಲನ ಪುತ್ರರ ಮೇಲೆ ಹೋಯಿತು ಸೌಬಲರ ಮೇಲೆ ಯಾಕೆ ಹೇಳಿಕೊಟ್ಟವರು ಅವರು ತಾನೇ ಕಥೆಯನ್ನೆಲ್ಲ ರಾಜಧಾನಿಯ ಗುಟ್ಟನ್ನು ಬಿಟ್ಟುಕೊಟ್ರಲ್ಲ ಅಂತ ಶಕುನಿ ಮತ್ತು ಅವನ ಸೋದರರ ಮೇಲೆ ಕೋಪ ಹೋಗಿ ಕೊನೆಯಲ್ಲಿ ಏನಾದರೂ ಮಾಡಿ ಸುಬಲನ ಮಕ್ಕಳನ್ನು ಕೊಲ್ಲಬೇಕು ಅಸ್ತ್ರಶಸ್ತ್ರ ವಿದ್ಯೆಗಳಲ್ಲಿ ನಮ್ಮನ್ನು ಮೀರಿಸ್ತಾ ಇದ್ದಾರಲ್ಲ ಅಂತ ಹೊಟ್ಟೆವರೆ ಉಂಟಾಗಿ ಒಂದು ದಿವಸ ಧೃತರಾಷ್ಟ್ರನ ಅಪ್ಪಣೆಯನ್ನು ಪಡ್ಕೊಂಡು ಅವರನ್ನು ಕೊಲ್ಲುವುದಕ್ಕೆ ಆಹ್ವಾನವನ್ನು ಕೊಟ್ಟು ಕಳಿಸ್ತಾರೆ ಕಪಟದ ಜೋಜಿಗೆ ಧರ್ಮರಾಜನನ್ನ ಕರೆದಂತೆ ಜೋಯಿಸರಿಗೆ ತೋರಿಸಿದಂತೆ ಜಾತಕನ ಸುಬಲನ ಮಕ್ಕಳ ಜಾತಕವನ್ನ ಮತ್ತೆ ಅದೇ ಜೋಯಿಸ್ರು ಹೇಳಿದರು ಇವರನ್ನು ಹೀಗೆ ಬಿಟ್ಟರೆ ಖಂಡಿತ ಏಕಚಕ್ರಾಧಿಪತಿಗಳಾಗ್ತಾರೆ ಸುಬಲನ ಮಕ್ಕಳೇನು ಸಾಮಾನ್ಯವಲ್ಲ ಅಂತ ಹೇಳಿದಾಗಿ ಹಾಗಿದ್ರೆ ಚಿಕ್ಕದಲ್ಲಿ ಚಿಮಟಿ ಹಾಕಬೇಕು ಇಲ್ಲಿ ನಾವು ಬದುಕೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ದುರ್ಯೋಧನ ಸೈನ್ಯವನ್ನು ತಗೊಂಡು ಹೋಗಿ ಗಾಂಧಾರದ ಮೇಲೆ ದಂಡಯಾತ್ರೆ ಮಾಡಿ ಕರ್ಣ ಒಪ್ಪದೇ ಇದ್ದರು ಅವರನ್ನು ಸರೆ ಹಿಡಿದು ಆಮೇಲೆ ಅವ್ರ ಜೊತೆಯಲ್ಲಿ ರಾಜಿ ಮಾಡಿಕೊಂಡಾಗ ನಾಟಕ ಮಾಡಿ ಔತಣಕ್ಕೆ ಬನ್ನಿ ನಮ್ಮ ಜೊತೆಗೆ ನಮ್ಮೂರಿಗೆ ಅಂತ ಪುಸರಾಯಿಸಿ ಆ ನೂರುವರು ಶಕುನಿಯ ಸಹೋದರರನ್ನು ಕರ್ಕೊಂಡು ಬಂದಿದ್ದಾರೆ ಹಸ್ತಿನಾವತಿಗೆ ಒಂದು ದಿವಸ ವಿಹಾರಕ್ಕೆ ಹೋಗಿದ್ದ ಒಂದು ತಿಂಗಳುಗಟ್ಟಲೆ ಇದ್ದಾರೆ ಪಾಪ ಸುಬಲನ ಮಕ್ಕಳು ಭಯ ಏನು ಕೊಂದು ಬಿಡ್ತಾರೋ ಅಂತ ಮನೇಲಿ ಕೂತ್ಕೊಂಡು ಏನು ಮಾಡೋದು ದಿವಸ ಪಿಕ್ನಿಕ್ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಇಲ್ಲಿ ಹೋಗೋದು ಹೋಗಿ ಒಂದು ದಿವಸ ಏನಾಯಿತು ವಾಯುವಿಹಾರಕ್ಕೆ ಹೋಗಿದ್ದಾರೆ ಮೂವತ್ತು ಯೋಜನದ ಅಗಲದ ಒಂದು ಬಂಡೆ ಈ ಸುಬಲನ ಮಕ್ಕಳಿಗೆ ಅಡ್ಡವಾಯಿತು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಹುಡುಗರು ಹಸನಾವತಿ ಆಚೆ ಯಾವುದೋ ಒಂದು ಊರು ತೋಟವೋ ಅಲ್ಲೊಂದು ದೊಡ್ಡ ಬೆಟ್ಟದಂತ ಒಂದೇ ಕಲ್ಲು ಮೂವತ್ತು ಯೋಜನ ಅಗಲವಿದ್ದ ಕಲ್ಲು ದೊರೆಯ ಮಕ್ಕಳಿಗೆ ಎದುರಾಯಿತು ಎದುರಿಗೆ ಬಂದವರು ಯಾರಾಗಲಿ ಕಲ್ಲಾರಾಗಲಿ ಮನುಷ್ಯರಾಗಲಿ ಬಿಡಬಾರದು ಅನ್ನೋ ಛಲದಿಂದ ಈ ನೂರ್ವರೂ ಸೇರಿ ನೂರು ಕಡೆಯಿಂದ ಆ ಬಂಡೆಯನ್ನ ಕೀಳು ಯತ್ನವನ್ನು ಮಾಡಿ ಬೆಳಗಿಂದ ಸಂಜೆಯ ತನಕ ಬಂಡೆಯನ್ನು ಕಿತ್ತು ಅನಾಮತಾಗಿ ಆ ಕಡೆ ಹಾಕಿದರು ಅದನ್ನು ನೋಡಿದವರು ಬಂದು ಅರಸುಮನೆ ಆಡುಗಳು ದುರ್ಯೋಧನ ಹೇಳಿದರು ಎದುರಾಗಿ ಬಂದರೆ ಬಂಡೆಯನ್ನು ಬಿಡಲಿಲ್ಲ ಹಾಗಿದ್ರೆ ಅವರು ಉಳಿದ್ರೆ ನಮಗೆ ಉಳಿಗಾಲವಿಲ್ಲ ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಉಪಾಯದಲ್ಲಿ ಸರಮನೆಯಲ್ಲಿ ಹಾಕಿ ಒಬ್ಬನಿಗೆ ಮಾತ್ರ ಆಗುವಷ್ಟು ಆಹಾರವನ್ನು ಚಂದ್ರಗುಪ್ತ ಮೌರ್ಯನ ಕಥೆ ಇದ್ದಾಗಿದೆ ಹೆಚ್ಚು ಕಮ್ಮಿ ಇದು ಒಬ್ಬನಿಗೆ ಮಾತ್ರ ಆಗುವಷ್ಟು ಆಹಾರ ನೂರು ಜನಕ್ಕೆ ಕೊಟ್ಟರು ಎಷ್ಟೋ ದಿವಸ ನಡೆಯಿತು ನಾಲ್ಕು ದಿವಸ ಐದು ದಿವಸ ಆಗುವಷ್ಟರಲ್ಲಿ ಎಲ್ಲರೂ ಸುಸ್ತು ಹೊಡೆದರು ಆಗ ದೊಡ್ಡವನೇ ಮೊದಲುಕೊಂಡು ಎಲ್ಲರೂ ಯೋಚನೆ ಮಾಡಿದರು ದಿವಸಕ್ಕೊಂದು ತುತ್ತು ತಿಂದು ನಾವೆಲ್ಲ ಸಾಯೋದಕ್ಕೆ ಬದಲಾಗಿ ನಮ್ಮಲ್ಲಿ ಯಾವನಾರು ಒಬ್ಬ ಬುದ್ಧಿವಂತ ಉಳಿದ್ರೆ ಇಡೀ ಕೌರವ ವಂಶವನ್ನು ನಿರ್ನಾಮ ಮಾಡಿ ನಾವು ಸೇಡ್ ತೀರಿಸ್ಕೋಬಹುದು ಅಂತ ಬುದ್ಧಿವಂತ ಯಾರು ನಮ್ಮಲ್ಲಿ ಪತ್ತೆ ಮಾಡೋಣ ಅಂತ ಹೇಳಿ ಏನು ಪಂದ್ಯ ಇಡಬೇಕು ಇಡಬೇಕು ಅಂತ ನೋಡಿದ್ರು ಅಲ್ಲಿ ಒಂದು ಹವಳ ಅಷ್ಟಾವಕ್ರವಾಗಿದ್ದ ಹವಳದ ಚೂರು ಬಿದ್ದಿತ್ತು ಏಳು ಕಡೆ ತೂತಾಗಿದ್ದ ಹವಳ ಹವಳ ಅಂದ್ರೆ ನೀವು ಕೊರಳಲ್ಲಿ ಹಾಕೊಳ್ಳೋ ಹವಳ ಚೆನ್ನಾಗಿ ಮಾಡಿರ್ತಾರೆ ಅಕ್ಷರಿಗರದನ್ನು ಉರಿಸಿ ಮಾಡಿ ಶಾರ್ಪ್ ಮಾಡಿರ್ತಾರೆ ನಿಜವಾದ ಹವಳ ಹೇಗಿರ್ತದೆ ಆ ಭೂಮಿಯಲ್ಲಿ ಸಿಕ್ಕು ಸಮುದ್ರ ಸಿಕ್ಕೋ ಗಡ್ಡೆ ಅದು ಏಳು ಕಡೆ ತೂತಾಗಿತ್ತು ಒಂದಕ್ಕೊಂದಕ್ಕೆ ಸಂಬಂಧ ಇತ್ತು ನನ್ನಲ್ಲೊಂದು ಸಾಲಿಗ್ರಾಮ ಇದೆ ಎಷ್ಟೊಬ್ಬ ಸಾಲಿಗ್ರಾಮ ಆ ಸಾಲಿಗ್ರಾಮಕ್ಕೆ ಎಂಟೋ ಹತ್ತೋ ರಂಧ್ರಗಳಿವೆ ಪ್ರತಿಯೊಂದು ರಂಧ್ರಕ್ಕೂ ಇನ್ನೊಂದಕ್ಕೂ ಸಂಬಂಧವಿದೆ ಅದನ್ನು ಪತ್ತೆ ಮಾಡಿ ಸಾಲಿಗ್ರಾಮ ಕೊಟ್ಟವರು ಬೆಳ್ಳಿ ತಂತಿಯನ್ನು ಹಾಕಿ ಅದು ಎಲ್ಲೆಲ್ಲಿ ನುಗ್ಗಿ ಎಲ್ಲೆಲ್ಲಿ ಹಾಕಿ ಬರುತ್ತೆ ಅಂತ ಮಾಡಿಯೇ ಕೊಟ್ಟಿದ್ದಾರೆ ನನಗೆ ಸೀತಾರಾಮ ಸಾಲಿಗ್ರಾಮ ಅದು ಅದು ನೋಡಿದ್ರೆ ಸಂತೋಷವಾಗುತ್ತೆ ಆ ಬೆಳ್ಳಿ ತೆಗೆಯೋಕೆ ಅದಕ್ಕೆ ಇಷ್ಟವಿಲ್ಲ ಕೈಗೆ ಚುಚ್ಚಿದ್ರು ಅಂದರೆ ಯಾವ ಬಾಯಿಂದ ಯಾವುದಕ್ಕೆ ಸಂಬಂಧ ಅಂತ ಚೆನ್ನಾಗಿ ಗೊತ್ತಾ ಕಣ್ಣಲ್ಲಿ ಹಿಡಿದ್ರೆ ಗೊತ್ತಾಗೋದಿಲ್ಲ ಅಂಥದ್ದೊಂದು ಹವಳ ಆ ಹವಳವನ್ನು ತಗೊಂಡು ದೊಡ್ಡವನು ಹೇಳ್ದ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ನಮ್ಮಲ್ಲಿ ಯಾವನೊಬ್ಬ ಒಂದು ದಾರವನ್ನ ಈ ಏಳು ತೂತಗಳಲ್ಲಿ ಕ್ರಮವಾಗಿ ಬರುವಂತೆ ಜೋಡಿಸ್ತಾನೆಯೋ ಅವನು ಮಾತ್ರ ಬದುಕಬೇಕು ಉಳಿದವರು ನಾವೆಲ್ಲ ಅವನಿಗೆ ಅನ್ನವನ್ನು ಕೊಡಬೇಕು ಅಂತ ಪ್ರತಿಜ್ಞೆ ಮಾಡಿ ಒಬ್ಬೊಬ್ಬರು ಪರೀಕ್ಷೆ ಮಾಡಿದ್ರು ಮಾಡಿದ್ರು ನಿದ್ದೆ ಬಂತು ಆ ಅಂದ್ರು ಚಿಟಿಕೆ ಹಾಕಿದ್ರು ಮಲಗಿದ್ರು ಕೊನೆ ತಮ್ಮನಾದಂತಹ ಶಕುನಿ ಮಾತ್ರ ಒಂದು ಉಪಾಯವನ್ನು ಮಾಡಿದ ಅಲ್ಲೊಂಚೂರು ಸಕ್ಕರೆ ಇತ್ತು ಆಹಾರ ಕೊಟ್ಟಿದ್ದರಲ್ಲಿ ಒಂದು ತುಂಡು ದಾರ ಇತ್ತು ಆ ಸಕ್ಕರೆಯನ್ನು ನೀರು ಮಾಡಿ ದಾರವನ್ನು ಅದರಲ್ಲ ಅದ್ದಿ ಇವರೆಲ್ಲ ಎಂಜಲಲ್ಲಿ ಹಾಕ್ತಿದ್ರು ಅಲ್ಲೊಂದಷ್ಟು ಇರುವೆಗಳಿದ್ದುವು ಆ ಇರುವೆ ಇದ್ದ ಜಾಗದಲ್ಲಿ ಹಾವಳವನ್ನು ದಾರವನ್ನು ಹಾಕಿದ ಇರುವೆಗಳೆಲ್ಲ ಸೇರಿಕೊಂಡು ಆ ಸಕ್ಕರೆ ಇರೋದು ಪೂರ್ತಿ ದಾರ ಪೂರ್ತಿ ಸಕ್ಕರೆ ಅಂತ ತಿಳ್ಕೊಂಡು ಎಳ್ಕೊಂಡು ಎಳ್ಕೊಂಡು ಹೋಗಿ ಆ ಏಳು ತೂತುಗಳನ್ನು ಪೋಣಿಸಿ ಈ ಕಡೆ ಆ ಕಡೆ ದಾರವರು ಹಾಗೆ ಇರುವೆಗಳು ಮಾಡಿಕೊಟ್ಬಿಟ್ಟು ಈ ಶಕುನಿ ತಲೆ ಹಾಕಿ ಚಪ್ಪಾಳೆ ಸಂತೋಷ ಪಡ್ತೇವೆ ಇದನ್ನು ಭಾರತ ಕವಿ ಅಂತ ಬುದ್ಧಿವಂತ ಕವಿ ಯೋಚನೆ ಮಾಡಿಕೊಳ್ಳಿ ಈ ಕಥೆ ನಡೆದಿದ್ರು ಮಾತ್ರ ಎಷ್ಟು ಚಲವಾದ ಕಥೆ ಇದು ಬೆಳಗ್ಗೆ ಎದ್ರು ಅಣ್ಣ ತಮ್ಮಂದ್ರೆಲ್ಲ ನೋಡಿದ್ರು ಯಾವನಯ್ಯ ಪೋಣಿಸ್ದ ಇದನ್ನ ನೀನು ಕೇಳಿಸ್ತಾ ಇಲ್ಲ ಹೊರಗಡೆ ದಾರ ಪೋಣಿಸಿದ್ದನ್ನು ನೋಡಿ ತುಂಬಾ ಸಂತೋಷಪಟ್ಟು ಶಕುನಿಯನ್ನ ಒಬ್ಬೊಬ್ಬರು ತಬ್ಬಿಕೊಂಡು ಆಶೀರ್ವಾದ ಮಾಡಿ ಮಗು ನೀ ಚೆನ್ನಾಗಿ ನೂರು ಕಾಲ ಬಾಳು ದುರ್ಯೋಧನರ ವಂಶದಲ್ಲಿ ಒಬ್ಬರನ್ನೂ ಬಿಡಬೇಡ ಎಲ್ಲರನ್ನೂ ಕೊಲ್ಲಿಸು ಏನಾರು ತಂತ್ರ ಮಾಡು ಎಂಬುದಾಗಿ ಹೇಳಿ ಅವರ ಆಹಾರವನ್ನು ಕೊಟ್ಟರು ದಿನಕ್ಕೊಬ್ಬನಾಗಿ ಸತ್ತು ಬಿದ್ದ ಬೀಳುವುದಕ್ಕೆ ಮುಂಚೆ ಶಕುನಿ ಅವರನ್ನು ಕೇಳಿಕೊಂಡ ಅಣ್ಣಂದ್ರೆ ನನಗೊಂದು ವರವನ್ನು ಕೊಡಬೇಕು ನಾನು ಬಹಳ ಓದ್ದವನು ಬರೆದವನು ಅಲ್ಲ ಯಾರು ದಿವಸ ದಿವಸ ಸಾಯ್ತೀರಿ ನಿಮ್ಮ ಚರ್ಮವನ್ನೆಲ್ಲ ಹಲಿದು ನಾನೊಂದು ಪಗಡೆ ಹಾಸನ್ನು ಮಾಡಿಕೊಳ್ತೇನೆ ನೀವು ಸತ್ರೆ ನಿಮ್ಮ ಮೂಳೆಯಿಂದ ನಾನು ದಾಳವನ್ನು ಮಾಡಿಕೊಳ್ತೇನೆ ನನಗೆ ನೀವು ಆಕ್ಷೇಪ ಮಾಡಬಾರದು ನಿಮ್ಮ ಸದ್ಗತಿ ಬರಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಮೂಳಗಳಿಂದ ನಾನು ಪಗಡೆ ದಾಳ ಮಾಡಿಕೊಳ್ತೇನೆ ನಿಮ್ಮ ಚರ್ಮದಿಂದ ಪಗಡೆ ಹಾಸನ್ನು ಮಾಡ್ತೇನೆ ಸಾಯುವರೊಬ್ಬರು ನನಗೇನು ಹರಸು ಮಾಡಬೇಕು ಅಂದರೆ ಮುಂದೆ ಶಕುನಿ ನೀ ದಾಳವನ್ನು ಬೀಸುವಾಗ ನೀನೇನು ಅಂಕೆಗಳನ್ನು ಬಾಯಿಸ್ತೀಯೋ ಅದೇ ಬೀಳುವಂತಾಗಲಿ ಅಂತ ನನಗೆ ಎಂಬುದಾಗಿ ಕೇಳಿದ್ರು ಸತ್ತವರೆಲ್ಲರೂ ಅದಕ್ಕೆ ಸಮ್ಮತಿ ಕೊಟ್ಟು ಹರಿಸಿದರು ಅದರಿಂದಲೇ ಶಕುನಿಗೆ ಯಾವಾಗಲೂ ಆ ಪಗಡೆ ಹಾಸು ಆ ದಾಳ ಅದೇ ಬೇಕಾಗಿತ್ತು ಇನ್ನೊಬ್ಬರು ತೊಂದರೆ ಹೋಗ್ತಾ ಇರಲಿಲ್ಲ ಬೇಂದ್ರೆ ಹೇಳೋರು ಏನಪ್ಪ ಒಡ್ತೀಯೇ ರಾಜ ಇದು ನಿಷ್ಕ ಬಂಗಾರದ ಕೊಪ್ಪರಿಗೆ ಒಡ್ಡಿದ್ದೇನೆ ರತ್ನಗಳನ್ನೆಲ್ಲ ಒಡ್ಡಿದ್ದೇನೆ ಆನೆಗಳನ್ನು ಒಡ್ಡಿದ್ದೇನೆ ನೀನೇನು ಹೊಡ್ತೀಯೇ ನಮ್ಮಲ್ಲೂ ಅಂಥದ್ದೇ ಇದೆ ಡಿಷ್ಕ ಇದೆ ಆನೆ ಇದೆ ಕುದುರೆ ಇದೆ ನಾನೇ ಮೊದಲು ದಾಳ ಬಿಡ್ತೇನೆ ಅನ್ನು ದಾಳ ಮಾತ್ರ ಕೊಡ್ತಿರ್ಲಿಲ್ಲ ತಾನೇ ತನ್ನ ಕೈಲಿ ಇಟ್ಕೊಂಡ್ರು ಅವನು ಎಷ್ಟು ಬೇಕು ಅಂಕಿ ಬೆಟ್ಟಿಂಗ್ ಅಲ್ಲಿ ಅಂಕಿ ಶುರು ಧರ್ಮರಾಜ ಇದರಲ್ಲಾರು ಅದರಲ್ಲಾರು ಹನ್ನೆರಡು ಬರಬೇಕು ಅಂತ ಪೆದ್ದ ಹನ್ನೆರಡು ಅಂತ ಕೇಳಿದ್ರೆ ಶಕುನಿ ದಾಳಗಳಿಗೆ ಎರಡು ಬೀಳ್ಲಿ ನಾಲ್ಕು ಬೀಳ್ಲಿ ಒಂದು ಬೀಳ್ಳಿ ದುಗ್ಗ ಬೀಳ್ಳಿ ಅಂತ ಹೇಳಿ ದಾಳಿ ಬಿಟ್ಟರೆ ಒಂದು ಕೇಳಿದ್ರೆ ಒಂದೇ ಬೀಳುವುದು ಎರಡು ಕೇಳಿದ್ರೆ ಎರಡೇ ಬೀಳುವುದು ಯಾವನು ಗೆಲ್ತಾನೆ ಅವನಿಗೆ ಮತ್ತೆ ದಾಳ ಉರುಳಿಸುವ ಹಕ್ಕು ಹೀಗಾಗಿ ಪಗಡೆ ದಾಳ ಒಮ್ಮೆಯೂ ಧರ್ಮರಾಜನ ಕೈಗೆ ಹೋಗಲಿಲ್ಲ ಅಷ್ಟನ್ನೂ ಸೋತು ಗೆದ್ದು ತಾನು ಮಾಡುವುದಕ್ಕಾಗದೇ ಇದ್ದ ಕೆಲಸವನ್ನು ಯುಕ್ತಿಯಿಂದ ಪಾಂಡವರ ಕೈಯಲ್ಲಿ ಕೃಷ್ಣನ ಕೈಯಲ್ಲಿ ಮಾಡಿ ಅಷ್ಟರನ್ನು ಕೊಲ್ಲಿಸಿದ ಎಂಬುದು ಕಥೆ ಈ ಕಥೆ ಪ್ರಾಮಾಣಿಕ ಅನ್ನೋದಕ್ಕೆ ಅದೇ ಗಾಂಧಾರ ದೇಶದ ಕಡೆಯಿಂದ ಬಂದ ಪಂಚತಂತ್ರದ ಕಥೆಗಳು ಸಾಕ್ಷಿ ಪಂಚತಂತ್ರವು ಅಲ್ಲಿಂದಲೇ ಬಂದಿದ್ದು ಅದರಲ್ಲಿ ಉಕಿ ಅಂತ ಕೇಳಿದ್ದೀರಿ ಅದು ಒಂದು ರೂಪಾಂತರ ಕಾಗೆ ಕೃಷ್ಣ ಸರ್ಪವನ್ನು ಕೊಂಡ ಕಥೆ ಅಂತ ನಮಗೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಇಟ್ಟಿದ್ರು ಒಂದು ಕಾಗೆ ತನ್ನ ಮರಿಗಳನ್ನು ಮೊಟ್ಟೆಯನ್ನು ಕಳ್ಕೊಳ್ತಿತ್ತು ಒಂದು ಹಾವು ಒಂದು ದಿವಸ ತಿಂದು ಹೋಗ್ತಿತ್ತು ಆ ಹಾವನ್ನು ಕೊಲಿಸೋದಕ್ಕೆ ಶಕ್ತಿ ಇಲ್ಲದ ಕಾಗೆ ಏನು ಮಾಡಿತು ಒಂದು ರಾಣಿ ಕೊಳದಲ್ಲಿ ಸ್ನಾನ ಮಾಡುವಾಗ ಆಕೆಯ ಒಡವೆಯೊಂದನ್ನು ಕಚ್ಚಿಕೊಂಡು ಬಂದು ಆ ಬಿಲದಲ್ಲಿ ಹುತ್ತದಲ್ಲಿ ಹಾಕಿ ರಾಜಭಟರು ಬಂದು ಆ ಒಡವೆ ತಗೊಳ್ಳೋಕೆ ಹೋಗಿ ಹಾವನ್ನು ಕೊಂದಂತೆ ಇದು ಶಕುನಿ ತಲೆ ಇದು ಹೀಗೆ ಮಾಡಿದ ಇದು ಮೂಲದಲ್ಲಿ ಇಲ್ಲವಲ್ಲ ಆದರೆ ಮೂಲಕ್ಕೆ ವಿರೋಧವಿಲ್ಲ ಇದು ಸಂಭವ ಈ ಕಥೆ ಪ್ರಾಮಾಣಿಕ ಅಂತ ಅನಿಸಿದ್ರೆ ಉಪಯೋಗ ಮಾಡಿಕೊಳ್ಳಿ ಇದನ್ನೊಂದು ಕಥೆ ಕಾದಂಬರಿಯಾಗಿ ಬರೀಲೆ ಅಂತ ಕೇಳಿದೆ ನಮ್ಮ ಮನೆಯವರನ್ನ ಥೂ ಎಲ್ಲ ಬಿಟ್ಟು ಶಕುನಿ ಮೇಲೆ ಕಥೆ ಬರೀತೀರಿ ಬಿಡಿ ಸಾಯಂಕಾಲ ಬಯಸ್ಕೊಂಡಿದ್ದೀನಿ ಮಂಗಳಾರತಿ ಮಾಡಿದ್ದಾರೆ ಕೃಷ್ಣನ ಮೇಲೆ ಕಥೆ ಬರೆಯೋದು ಬಿಟ್ಟು ಶಕುನಿ ಮೇಲೆ ಅದಕ್ಕೆ ಬರೀತೀರಿ ಗೊತ್ತಿಲ್ಲಪ್ಪ ಹೌದಾ ಹೌದಾ ಇರಬಹುದು ನಮ್ಮ ಈ ತುರಂಗ ಭಾರತದಲ್ಲಿ ಮಾತ್ರ ಇದೆ ಕತೆ ಹೌದಾ ನಿಮಗೆ ಸಂತೋಷವಾದ ನಮಗೂ ಸಂತೋಷ ಈಗ ನಾವು ಕುಂತಿ ಕತೆಗೆ ಹೋಗೋಣ ಕುಂತಿ ಧೃತರಾಷ್ಟ್ರನಿಗೆ ಪಾಂಡು ಮಹಾರಾಜನಿಗೆ ಪತ್ನಿಯಾಗಿ ಬಂದಳು ಕತೆ ಆಗಲೇ ಹೇಳಿಬಿಟ್ಟಿದ್ದೇನೆ ಆದರೆ ಪೂರ್ವದಲ್ಲಿ ಇನ್ನೂ ಕನ್ಯಾವಸ್ಥೆಯಲ್ಲಿರುವಾಗ ಲಂಗ ಹಾಕಿಕೊಂಡು ಗೊಂಬೆ ಆಟ ಆಡ್ತಾ ಇದ್ದ ವಯಸ್ಸಿನಲ್ಲಿ ಕುಂತಿ ಭೋಜನ ಅರಮನೆಗೆ ಒಂದು ದಿವಸ ದೂರ್ವಾಸ ಮಹರ್ಷಿಗಳು ಬಂದರು ದೂರ್ವಾಸರು ಯಾಕೆ ಬಂದರು ಅವರು ಬರುವುದೇ ಅನರ್ಥ ಮಾಡುವುದಕ್ಕೆ ಒಳ್ಳೆ ಕೆಲಸಕ್ಕೆ ಯಾವತ್ತೂ ಬಂದವರಲ್ಲ ಈ ಮಹಾನುಭಾವರು ದೂರ್ವಾಸರು ಶಕ್ತಿದೇವಿಯ ಉಪಾಸಕರು ವಿದ್ಯಾಧರೆ ಅಥವಾ ಇಂದ್ರಾಣಿ ವಾಸವಿ ಯಾವುದೇ ಹೆಸರಲ್ಲಿ ಕರೆಯಲ್ಪಡುವ ಒಂದು ಶಕ್ತಿ ಉಪಾಸಕರು ಇಂದ್ರನಿಗೆ ಶಾಪ ಕೊಟ್ಟರು ರಾಮನಿಗೆ ಶಾಪ ಕೊಟ್ಟರು ಕೃಷ್ಣನ ಮಕ್ಕಳಿಗೆ ಶಾಪ ಕೊಟ್ಟರು ಆದರೆ ಅವರು ಬಂದು ಕೂಡಲೇ ಎಲ್ಲ ಹೆದರ್ತಾ ಅವರು ಕುಂತಿ ಭೋಜ ನೋಡಿದ ಮಹಾರಾಯರೇ ಬರಬೇಕು ಕೋಪ ಮಾಡ್ಕೋಬೇಡಿ ನಿಮ್ಗೆ ಎಷ್ಟು ದಿವಸ ಬೇಕಾದರೂ ಇಲ್ಲಿ ನಮ್ಮ ಅರಮನೆಯಲ್ಲಿ ಔತಣ ಏರ್ಪಡಿಸ್ತೇನೆ ನಿಮ್ಮ ಸೇವೆಗೆ ಏನು ಮಾಡಲಿ ಏನೇನು ಬೇಕು ಹೇಳಿ ದೂರ್ವಾಸರು ಹೇಳಿದ್ರು ನೀವೆಲ್ಲ ಮಡಿ ಮೈಲಿಗೆ ಗೊತ್ತಿಲ್ಲದೆ ಇದ್ದವರು ಈ ಅರಮನೆಯಲ್ಲಿ ಮಡಿ ಮೈಲಿಗೆ ಗೊತ್ತಿದ್ದವಳು ಒಬ್ಬಳೇ ಹುಡುಗಿ ಈ ಹುಡುಗಿ ಸಣ್ಣವಳು ಕುಂತಿ ಯಾಕೆ ಕನ್ಯೆ ಕನ್ಯೆ ಆದ್ರಿಂದ ಆಶೋಚಾತಿಗಳಿಲ್ಲ ಅವಳು ರಜಸ್ವಲಿ ಆಗಿಲ್ಲದೆ ಅದು ಹುಡುಗಿಗೆ ಮನೆಯಲ್ಲಿ ಆಶೋಚ ದೀಪ ಹಚ್ಚಿ ಅಂತ ಹೇಳ್ತೇವೆ ದೇವರ ಕಾಲ ನೈವೇದ್ಯ ಮಾಡಿ ಅಂತ ಹೇಳ್ತೇವೆ ಮತ್ತು ಚೂಟಿಯಾಗಿ ಚುರುಕಾಗಿದ್ದಳು ಹೆದರ್ಕೊಳ್ಳಿಲ್ಲ ಅವರು ನೋಡಿ ನನ್ನ ಸೇವೆಗೆ ಇವಳನ್ನು ಇಟ್ಟುಬಿಡಿ ನನಗೇನು ಬೇಕೋ ನಾನು ಕೇಳ್ತೇನೆ ನೀರು ಬೇಕೋ ಮಡಿ ನೀರೋ ದೇವರ ಪೂಜೆಯೋ ಪುಷ್ಪವೋ ಮತ್ತೊಂದೋ ತುಳಸಿಯೋ ಅವನು ಒಪ್ಪಿದ ಕುಂತಿ ಭೋಜ ಕುಂತಿಯನ್ನ ಅಮ್ಮ ಈ ಗುರುಗಳಿಗೆ ಸೇವೆ ಮಾಡ್ತೀಯಾ ಮಾಡ್ತೀನಿ ಆ ಗುರುಗಳು ಸನ್ಯಾಸಿಯವರು ಶಿವನ ಅವತಾರ ಅವ್ರಿಗೊಂದು ವರ ಇತ್ತು ಉಳಿದವರಿಗೆಲ್ಲ ಶಾಪ ಕೊಡ್ತಾರೆ ಅವ್ರಿಗೊಂದು ವರ ಇತ್ತು ಏನು ವರ ಕೋಪ ಹೆಚ್ಚಿದಷ್ಟು ತಪಸ್ಸು ಹೆಚ್ಚಾಗಲಿ ಅಂತ ಯಾರು ಕೊಟ್ಟಿದ್ರು ವರ ಅವರಿಗೆ ಗೊತ್ತಿಲ್ಲ ಕೋಪ ಹೆಚ್ಚಾದರೆ ತಪಸ್ಸು ಹೋಗ್ತದೆ ಅವರಿಗೆ ಕೋಪ ಹೆಚ್ಚಾದರೆ ತಪಸ್ಸು ಬೆಳೀತಿತ್ತು ಅವರು ನೋಡಿದ್ರು ಕುಂತಿ ಭೋಜನನ್ನು ಬೈಯುವುದಕ್ಕೆ ಶಾಪ ಕೊಡುವುದಕ್ಕೆ ಒಂದು ಅವಕಾಶ ಸಿಕ್ಕತ್ತೆ ಅಂತ ಅದು ಎಷ್ಟು ದಿವಸ ಇದ್ರು ಮಹಾರಾಯರು ಒಂದು ಸಲವೂ ಒಂದು ತಪ್ಪು ಸಿಕ್ಕದೇ ಇರುವಂತೆ ಅದ್ಭುತವಾಗಿ ಸೇವೆ ಮಾಡಿದ್ದಾಳೆ ಹಗಲು ರಾತ್ರಿ ಅರ್ಧರಾತ್ರಿಯಲ್ಲೆಲ್ಲ ಪೀಡಿಸೋರು ವಯಸ್ಸಾದವರು ಅದರ ಸ್ವಾಮಿಗಳು ಮನೆಗೆ ಬಂದು ಸುಮ್ಮನೆ ಬಿಡೋದಿಲ್ಲ ಏನಾರ ಕೇಳ್ತಾ ಕೂತಿರ್ತಾರೆ ಎರಡು ಸೇರಿ ಮೆಣಸು ತಗೊಂಬ ಅರ್ಧರಾತ್ರಿ ರಾತ್ರಿ ಮೆಣಸಲ್ಲಿ ತಗೊಂಡ್ಬರ್ತೀರಿ ನೀವು ಈಗ ಊಟದಲ್ಲೇ ಬೇಕೀಗ ಅರ್ಧ ರಾತ್ರಿಯಲ್ಲಿ ಐದ್ನೂರು ಜನಕ್ಕೆ ಐದ್ನೂರು ರಾಜ್ಯ ರಾತ್ರಿ ಬಾಳೆ ಎಲೆ ಸಿಗುತ್ತೆ ನಿಮಗೆ ಪೀಡಿಸೋದು ಏನು ಪೀಡಿಸಿದ್ರು ತಗೊಂಬಂದು ನಿದ್ದೆಗೆಟ್ಟು ಮಾಡಿ ಸೇವೆ ಮಾಡ್ತಿದ್ಲು ಆ ಸೇವೆಗೆ ತೃಪ್ತಿಗೊಂಡು ಅವರು ಕುಂತಿ ಭೋಜನ ಆಸ್ಥಾನದಿಂದ ನಿರ್ಗಮಿಸುವ ಮುಂದೆ ಹುಡುಗಿಯನ್ನು ಮುದ್ದು ಮಾಡಿ ಅಮ್ಮ ಮಗಳೇ ನಿನಗೊಂದು ಮಂತ್ರವನ್ನು ಕೊಡ್ತೇನೆ ಆ ಮಂತ್ರ ಎಂಥದ್ದು ಅಂದ್ರೆ ಅಭಿಚಾರಾಭಿಸಂಯುಕ್ತಂ ಅಬ್ರವೀಚೈವತಾಂ ಮುನಿ ಮಂತ್ರಂ ಆಪದ್ಧರ್ಮಾನ್ವವೇಕ್ಷಯ ಆಪದ್ಧರ್ಮಕ್ಕೆ ಕೊಟ್ಟಿದ್ದೇನೆ ಎಂದ್ರು ಸದಾ ಉಪಯೋಗ ಮಾಡಬೇಡ ಇದು ಆಭಿಚಾರಿಕ ಮಂತ್ರ ಆಭಿಚಾರಿಕ ಅಂದ್ರೇನು ದೇವತೆಗಳನ್ನು ಬಲಾತ್ಕರಿಸುವ ಮಂತ್ರ ದೇವತೆಗಳು ತಾವಾಗಿಯೇ ಬಲ ಕೊಡ್ತಾರೆ ಪ್ರೀತಿ ಇದ್ರೆ ವೇದೋಕ್ತ ಯಾಗಗಳಲ್ಲಿ ಬಲಾತ್ಕಾರ ಇರೋದಿಲ್ಲ ನಿಮ್ಗೆ ಅರ್ಜೆಂಟ್ ಇರ್ತದೆ ಇದೊಂದು ಮಾಡಲೇ ಕೊಡಬೇಕು ಏ ಇಂದ್ರ ಇದಾಗಬೇಕು ನಿನ್ನಿಂದ ಆಗೋದಿಲ್ಲ ಮಾಡಲೇ ಕೊಡಬೇಕು ಆಗೋದಿಲ್ಲ ಆಗೋದಿಲ್ವಾ ಯಾಕೆ ಆಗೋದಿಲ್ಲ ನೋಡಿ ಮಂತ್ರ ಹಾಕುವುದು ದೇವತೆಯನ್ನು ಬಲಾತ್ಕಾರ ಮಾಡಿ ಕಟ್ಟಿಕೊಳ್ಳುವುದು ಇದು ನಿಷಿದ್ಧ ಇದು ಅಥರ್ವ ವೇದದಲ್ಲಿ ಇಂತಹ ಮಂತ್ರಗಳು ಇವೆ ಅಂತಾರೆ ನಮಗೆ ಇರೋದ್ರಿಂದ ಅಥರ್ವ ವೇದದಲ್ಲಿ ಸಿಕ್ಕಿಲ್ಲ ಅವು ಅಥವಾ ಸಿಕ್ಕಿದ್ದಕ್ಕಿದೆ ಮಂತ್ರಕ್ಕೆ ಶಕ್ತಿ ಇದೆ ನಮಗೆ ಗೊತ್ತಿಲ್ಲ ವಿನಿಯೋಗಗಳು ಅದನ್ನು ರಾಷ್ಟ್ರದ ರಕ್ಷಣೆಗೆ ದುಷ್ಟರ ವಿರುದ್ಧವಾಗಿ ಪ್ರಯೋಗ ಮಾಡಬೇಕು ಅಂತ ಹೇಳ್ತಾರೆ ಹೊರತು ಮನುಷ್ಯರು ತಮ್ಮ ಕಾಮೇಚ್ಛೆಗೆ ಅರ್ಥಕ್ಕೋಸ್ಕರ ವಿನಿಯೋಗ ಮಾಡಬೇಕು ಅಂತ ಹೇಳಲಿಲ್ಲ ಅವರಂತಹ ಮಂತ್ರವನ್ನು ಕೊಟ್ಟರು ಒಂದೇ ಮಂತ್ರ ಮಂತ್ರ ಹೇಳಿಬಿಟ್ಟು ಈ ಕಿವಿಯಲ್ಲಿ ಜ್ಞಾಪಕ ಇಟ್ಕೋ ಈ ಮಂತ್ರೋಚ್ಚಾರಣೆ ಮಾಡಿ ಭಕ್ತಿಯಿಂದ ಯಾವ ದೇವತೆಯನ್ನ ಕರೆದರೆ ನೀನು ಆ ದೇವತೆ ನಿನ್ನೆದುರಿಗೆ ಬಂದು ನಿಂತುಕೊಳ್ತದೆ ಹೀಗೆ ನಿನಗೆ ಐದು ಸಲ ಮಂತ್ರೋಚ್ಚಾರ ಮಾಡಿ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವಾಗಲಿ ಅಂತ ಹೇಳಿ ಹೊರಟೋದು ಈ ಹುಡುಗಿ ತಂದೆಗೆ ಇದನ್ನು ಹೇಳಲೇ ಇಲ್ಲ ಅದು ಹೇಳಿದ್ರೆ ಏನು ಬೇಡ ಬೈತಾರೋ ಹೊಡಿತಾರೋ ಬಡಿತಾರೋ ಅವ್ರ ಕೈಲಾಕ್ ಮಂತ್ರ ತಗೊಂಡೇತೇನಂತಾರೋ ಮಂತ್ರ ಅಂದ್ರೆ ಆಗಲೂ ಭಯ ಈಗಲೂ ಭಯ ಜನಗಳಿಗೆ ತಂತ್ರಕ್ಕೆ ಹೆದರೋದಿಲ್ಲ ಮಂತ್ರಕ್ಕೆ ಹೆದರ್ತಾರೆ ಅವ್ರು ಹೋದ ನಂತರ ಒಂದು ದಿವಸ ಇವಳನ್ನು ಚಿಕ್ಕ ಹುಡುಗಿ ಅವ್ರು ಹೇಳಿದ ಮಂತ್ರ ಸುಮ್ಮನೆ ನಿಜವೋ ಸುಳ್ಳೋ ಪರೀಕ್ಷೆ ಮಾಡೋಣ ಅಂತ ಗಂಗಾ ತೀರಕ್ಕೆ ಹೋಗಿದ್ದಾಳೆ ಸಾಫಲ್ಯಕ್ಕೋಸ್ಕರವಾಗಿ ಅವಳು ಸೂರ್ಯನನ್ನ ಕುರಿತು ಮಂತ್ರವನ್ನು ಹೇಳಿಬಿಟ್ಟು ಥಳಥಳ ಹೊಳಿತಿದ್ದ ಬೆಳಿಗ್ಗೆ ಸೂರ್ಯ ಆ ಸೂರ್ಯನನ್ನ ಕಂಡಳು ಇವಳೇನು ತಿಳ್ಕೊಂಡಳು ಹುಡುಗಿ ಬುದ್ಧಿ ಇಲ್ಲದೆ ಇದ್ದವಳು ಇನ್ನೂ ರಜಸ್ವನೇ ಆಗಿಲ್ಲ ಗೊಂಬೆ ಇಟ್ಕೊಂಡು ಮುರಿಯುವ ಮಣ್ಣಿನ ಗೊಂಬೆ ಇಟ್ಕೊಂಡು ಆಟ ಆಡಬೇಕು ಮರದ ಗೊಂಬೆ ಆದರೆ ಬಣ್ಣ ಹೋಗಿಬಿಡ್ತದೆ ಅಭಿಷೇಕ ಮಾಡಿದರೆ ಬಣ್ಣ ಕೆಟ್ಟು ಹೋಗ್ತದೆ ನಿಜವಾದ ಒಂದು ಮಗುವನ್ನೇ ಸೂರ್ಯ ಕೊಟ್ಟುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅವ್ರು ತಿಳ್ಕೊಂಡು ಸೂರ್ಯ ಬರ್ತಾನೆ ಏನು ಬೇಕಮ್ಮ ಮಗು ಕೊಡು ಅಂತ ಹೇಳಿದ್ದಾರೆ ಅವರು ಗುರುಗಳು ವ್ಯಾಸರು ಅವರು ದುರ್ವಾಸರು ಮಗು ಕೊಡು ಮಗು ಕೊಡ್ತಾನೆ ತಗೊಂಡು ಬಂದ್ಬಿಡುವುದು ಹೀಗೆ ತಿಳ್ಕೊಂಡಿದ್ದು ಇದು ಗರ್ಭಧರಿಸಬೇಕಾಗತ್ತೆ ಅಂತ ಗೊತ್ತಿಲ್ಲ ಅವಳಿಗೆ ಈ ಕಥೆ ಮರ್ಮ ಇರೋದು ಅನೇಕರಿಂದ ಗಡಿಬಿಡಿ ಹೇಳ್ಬಿಡ್ತಾರೆ ಗೊತ್ತಾಗೋದಿಲ್ಲ ಮಂತ್ರ ಜಪ ಮಾಡಿದ್ರು ಆ ಮಂತ್ರ ಶಕ್ತಿ ಸೂರ್ಯನನ್ನು ಕಟ್ಟಾಕಿತು ಹಾಕಿತು ಬಂದು ನಿಲ್ಲಿಸ್ತು ಬರೆದಿದ್ದಾರೆ ದಾಸರು ಬಂದ ಮೇಲೆ ನೋಡಿದ್ರು ಸೂರ್ಯನ ನೋಡಿ ಭಯಪಟ್ಟಳು ಹೆದರು ಹೋಯಿತು ಸೂರ್ಯ ಹತ್ತಿರ ಬಂದ್ರೆ ಮೈ ಹಾಗಿರ್ಬೇಕು ನೋಡಿಕೊಳ್ಳಿ ಆಭಿಚಾರಿಕ ಮಂತ್ರ ಸ್ವಲ್ಪ ತಣ್ಣಗೆ ಮಾಡಿತ್ತು ಅವನನ್ನ ಕುಂತಿ ಹೇಳಿದಳು ಅಯ್ಯೋ ಏನು ಬಂದೆ ಏನು ಬಂದ್ಯಾ ಮಂತ್ರ ಹಾಕಿಬಿಟ್ಟು ನನ್ನನ್ನು ಕರೆದು ಯಾಕೆ ಬಂದೆ ನೀನೇ ಕೇಳ್ತಾ ಇದ್ದೀಯಾ ನನ್ನನ್ನ ನಿನ್ನಲ್ಲಿ ಗರ್ಭ ಇಟ್ಟು ಹೋಗೋಕೆ ಬಂದಿದ್ದೆ ನಾನು ಅಂದ ಬೆದರಿದ್ರು ಹುಡುಗಿಯವ ಅಯ್ಯೋ ನಾನು ಅದಕ್ಕೋಸ್ಕರ ಕರೀಲಿಲ್ಲಪ್ಪ ನಿನ್ನ ಮೇ ಬ್ರಾಹ್ಮಣ ಪ್ರಾದಾತ್ ವರಂ ವಿದ್ಯಾಂಚ ಶತ್ರುಹಣ್ಣೆ ತದ್ವಿಜಿಜ್ಞಾಸೆಯ ಆಹ್ವಾನಂ ಕೃತವಾನ ಸ್ವೀಕೃತವತ್ಯಸ್ಮಿ ಹೇ ವಿಭೋ ಒಬ್ಬ ಬ್ರಾಹ್ಮಣ ಗುರು ನನಗೊಂದು ಮಂತ್ರವನ್ನು ಕೊಟ್ಟ ವಿದ್ಯೆಯನ್ನು ಕೊಟ್ಟ ಅದನ್ನು ಜಿಜ್ಞಾಸೆ ಮಾಡ್ತಾ ಮಂತ್ರ ನಿಜವಾಗುತ್ತೆ ಅಲ್ವನ್ನ ನಾನು ಕರೆದು ಬಿಟ್ಟೆ ಆ ಮಂತ್ರ ಹಾಗೆ ಉಪಯೋಗ ಮಾಡ್ಬೋದಾಗಿತ್ತೋ ಇಲ್ಲವೋ ಗೊತ್ತಿಲ್ಲ ಇಷ್ಟೇ ನಾನು ಮಾಡಿ ಏ ತಸ್ಮಿನ್ ಅಪರಾಧೇ ತ್ವಾಂ ಶಿರಸಾಹಂ ಪ್ರಸಾದೆಯೇ ಹೇ ಸೂರ್ಯದೇವ ನಿನಗೆ ಕೈ ಮುಗಿದು ತಲೆಮಾಗಿ ಕೇಳ್ತೇನೆ ನನ್ನ ಕನ್ಯಾತ್ವವನ್ನು ನೀನೇಗ ಬೇಡ ನನ್ನಲ್ಲಿ ಗರ್ಭವನ್ನು ಇಡಬೇಡ ಅದು ಹೊರತು ಮಗು ಕೊಡೋಕೆ ಬಂದರೆ ಕೈಯಲ್ಲಿ ಕೊಡು ಇಲ್ದಿದ್ರೆ ಬಂದ ದಾರಿಗೆ ಸುಂಕು ಇಲ್ಲ ಅಂತ ಹೋಗ್ಬಿಡು ಅಂತ ಹೇಳಿದ್ರು ಕುಂತಿ ಮಾಡಿ ತಪ್ಪು ಏನು ಯೋಚನೆ ಮಾಡಿ ನೀ ರಾಕ್ಷಸಿ ಬೈತಾನೆ ಕಾರಣ ನಾನು ನಡೆದೆ ನೀರಲ್ಲಿ ಬಿಟ್ಟುಬಿಟ್ಟಲ್ಲ ಅಂತ ಅಲ್ಲ ಕುಂತಿ ಏನು ಮಾಡ್ತಿದ್ದ ಆ ಜಾಗದಲ್ಲಿ ನೀವಿದ್ರೆ ಏನು ಮಾಡ್ತಿದ್ರು ಹೇಳಿ ನಾವು ಕುಂತಿ ಪಕ್ಷಪಾತ ಯಾತಕ ಮಾಡ್ತೇವೆ ಅಂದ್ರೆ ಅದು ತಿಳಿಯದೆ ಎದ್ದು ಹುಡುಗಿ ಕಥೆ ತಾನು ಹೇಳಿದ ಯೋಚನೆ ಮಾಡಿ ತಿಳಿಯದೆ ಎದ್ದು ಮಗು ಯಾರೋ ಮಂತ್ರ ಕೊಟ್ಟರು ಆ ಹುಡುಗಿಗೆ ಆ ಮಂತ್ರ ಕೊಡ್ಬೋದು ಯೋಚನೆ ಮಾಡಿ ದೂರ್ವಾಸರು ಮಾಡಿದ್ದವೇಕೋ ಅಲ್ವೇ ಅವ್ರು ಬಯೋ ಹಾಗಿಲ್ಲ ದೊಡ್ಡವರು ಕೆಲವೊಂದು ಮತಕ್ಕೆ ಅವರು ಪ್ರವರ್ತಕರು ಬೇರೆ ಮತತ್ರ ಜಗಳ ಬಂದುಬಿಡುತ್ತೆ ಅದನ್ನ ಹೇಳಿದ್ರೆ ದೂರ್ವಾಸರು ಈ ಹುಡುಗಿ ತಲೆ ಬಗ್ಗೆ ಕಳಿಸ್ತೇ ನನಗೆ ಹೊರಟೋಗ್ಬಿಡಪ್ಪ ಯೋಷಿತೋ ಹಿ ಸದಾ ಸಾಪರಾಧಾಪಿ ನಿತ್ಯಶಃ ಅಪರಾಧವನ್ನೇ ಮಾಡಿದ್ದರೂ ಸ್ತ್ರೀಯರು ಅಪರಾಧ ಮಾಡಿದ್ದವರಾಗಿದ್ದರೆ ಅವರನ್ನು ಕ್ಷಮಿಸಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಗಂಡಾಳಿಗೆ ದಿವಸಕ್ಕೆ ಐವತ್ತು ರೂಪಾಯಿ ಕೂಲಿ ಹೆಣ್ಣಾಳಿಗೆ ಬರೀ ಮೂವತ್ತು ರೂಪಾಯಿ ಕೂಲಿ ಇವತ್ತು ಗಂಡಾಳು ಹೆಣ್ಣಾಳು ಕಾಮಾಟಿಗಳು ಈ ಮೇಸ್ತ್ರಿಗಳು ಇವತ್ತಿಗೂ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಕೂಲಿ ವಿಷಯದಲ್ಲಿ ಹಾಗಿದ್ರೆ ತಪ್ಪು ಮಾಡಿದರೆ ಗಂಡಸು ಮಾಡಿದರೆ ತಪ್ಪು ಶಿಕ್ಷೆ ಹೆಚ್ಚು ಕೊಡಿ ಹೆಂಗಸರಿಗೆ ಕಮ್ಮಿ ಶಿಕ್ಷೆ ಕೊಡಿ ಇದು ಮಾತ್ರ ಕೇಳೋದಿಲ್ಲ ಶಾಸ್ತ್ರ ಹೇಳುತ್ತೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಕಡಿಮೆ ಶಿಕ್ಷೆ ಕೊಡಬೇಕು ಪೊಲೀಸ್ ಸ್ಟೇಷನಲ್ಲಿ ಇಪ್ಪತ್ತೆಂಟು ತರ ಚಿತ್ರಹಿಂಸೆ ಕೊಡ್ತಾರೆ ಗಂಡಸರಿಗೆ ಹೆಣ್ಣು ಮಕ್ಕಳು ಸ್ವಲ್ಪ ಕಡಿಮೆನೇ ಕೊಡಬೇಕು ಅಥವಾ ವಾಗ್ದಂಡನೆ ಮಾಡಿ ಬಿಟ್ಬಿಡಬೇಕು ಏನಮ್ಮ ಅವರು ಒಳ್ಳೆ ಮನಸ್ತಾರದವರು ಹೀಗೆ ಮಾಡೋದೇನು ಹೋಗಿ ಸಲ ಮಾಡಬೇಡಿ ಹೇಳಿ ಬಿಟ್ಟು ಬಿಡಬೇಕೆ ಹೊರತು ಸೂರ್ಯ ಸಕಲೋಕದ ಸಾಕ್ಷಿ ನೀನು ನನ್ನನ್ನು ಕ್ಷಮಿಸು ತಿಳಿದೆ ಕರೆದು ಬಿಟ್ಟೆ ಸೂರ್ಯ ಬಿಡ್ತಾನೆ ಅಹಂಕಾರ ದೇವತೆ ನೆನ್ನೆ ಹೇಳಿದೆ ಪಾಪಗ್ರಹಗಳಲ್ಲಿ ಮೊದಲನೇ ಜಾಗ ಸೂರ್ಯನದು ಜ್ಯೋತಿಷಾಸ್ತ್ರಕ್ಕೆ ಹೇಳ್ತಾರೆ ವೇದಾಹಂ ಸರ್ವಮೇಮೈತತೆ ನೀನೇನು ಹೊಸ ಕತೆ ನನಗೆ ಹೇಳಬೇಡ ಯದ್ ದುರ್ವಾಸ ವರಂ ದದೌ ದುರ್ವಾಸರಲ್ಲ ವರ ಕೊಟ್ಟಿದ್ದ ನಿನಗೆ ನನಗೆ ಗೊತ್ತಿದೆ ಕಥೆ ಸಂತ್ಯಜ್ಯ ಭಯಮೇವೇಹ ಪ್ರೀತಾಂ ಸಂಗಮೋ ಮಮ ಭಯವನ್ನು ಬಿಟ್ಟು ನನ್ನ ಜೊತೆಯಲ್ಲಿ ಸಂಗಮಿಸು ಅಂತ ಬಾಯಿ ಬಿಟ್ಟು ಕೇಳಿದ ಸೂರ್ಯನಿಗೆ ಕುಂತಿಗೆ ಸಾಕ್ಷಾತ್ತಾಗಿ ಸಂಗಮ ಆಯಿತು ಆ ಸಂಗಮದಲ್ಲಿ ಸೂರ್ಯ ಕುಂತಿಯನ್ನು ಬೂದಿ ಮಾಡಿ ಊರಿಸಲಿಲ್ಲವೆ ಅಂತ ನೀವು ಕೇಳಬಹುದು ಸೌಮ್ಯ ರೂಪ ಮಾಡಿಕೊಂಡು ಬಂದಿದ್ದ ಸತ್ರಾಜಿತನಿಗೆ ಶಮಂತಕಮಣಿಯನ್ನು ಕೊಡುವಾಗ ಸೌಮ್ಯ ರೂಪದಲ್ಲಿ ಹಾಗೆ ಬಂದಿದ್ನು ದೇವತೆಗಳಿಗೆ ಇದೆಲ್ಲ ಠಕ್ಕು ಟೌಳು ಗೊತ್ತು ವೇಷವನ್ನು ಕಮ್ಮಿ ಮಾಡಿಕೊಳ್ಳುವುದು ಹೆಚ್ಚು ಮಾಡಿಕೊಳ್ಳುವುದು ಇಲ್ಲ ಇಲ್ಲ ನಿನ್ನನ್ನು ಸಂಗಮಿಸ್ತೇನೆ ಮಗು ಉಂಟಾಗಬೇಕು ಅಮೋಘಂ ದರ್ಶನಂ ಮಹ್ಯಂ ನಾ ಬಂದು ವ್ಯರ್ಥ ಆಗಬಾರದು ಅಂತ ಅವನ ಜಂಬ ಪಾಪ ಹುಡುಗಿ ಕೈ ಮುಗಿದು ಕೇಳ್ತಾಳೆ ಅವಳು ಮಂತ್ರ ಹೇಳ್ಕೊಂಡ್ಬಂತು ಹೋಗಲಿ ಅವಳನ್ನು ಬಿಟ್ಬಿಡೋಣ ಯಾಕೆ ಬೇಡ ಅಂತ ಅವಳಿಗೆ ಯಾಕೆ ಮಕ್ಕಳು ಕೊಡಬೇಕು ಅಂತ ಸೂರ್ಯ ಅವಳನ್ನು ಬಿಟ್ಟು ಹೋಗಿದ್ರೆ ಲೋಕ ಕ್ಷೇಮವಾಗುತ್ತಿತ್ತು ಅಹಂಕಾರದಲ್ಲಿ ಹುಟ್ಟಿದ ಮಗು ಕಾರಣ ಮೊದಲಿಂದ ಕೊನೆಯ ತನಕ ಅಹಂಕಾರದಲ್ಲಿಯೇ ಮುಳುಗಿ ಹೋದ ಕೃಷ್ಣಾವತಾರದ ಕೊನೆಗಳಿಗೆ ಅಂತ ಒಂದು ಪುಸ್ತಕ ಬರೆದಿದ್ದೇನೆ ಮೊತ್ತ ಮೊದಲು ಬರೆದ ಕಾದಂಬರಿ ನಾನದು ಅದರಲ್ಲಿ ಕೃಷ್ಣನಿಗೆ ಆ ಕರ್ಣನಿಗೆ ಸಂವಾದ ಆಗೋ ಹಾಗೆ ಮಾನಸ ಪಟಲದಲ್ಲಿ ಒಂದು ಸಂವಾದ ಕೊನೆಯಲ್ಲಿ ಅಲ್ಲಿ ಹಾಕಿರೋ ಶಬ್ದ ನಾ ಹೇಳಿದ್ ನಿಜವಾಯ್ತೆ ಸರಿಯಾದ ವೇಳೆಗೆ ಕೃಷ್ಣನ ಫೋಟೋ ಕೃಷ್ಣನೇ ವರ ಕೊಟ್ಟ ನಾ ಬರೆದಿದ್ದು ನಿಜ ಅಂತ ಇದ್ದಾನೆ ನೋಡಿ ಅವನು ನಾ ಹೇಳ್ಕೋಬಾರದು ಇದು ವೇದ ಓದಿದ ಬಾಯಿ ಸುಳ್ಳು ಹೇಳೋದಿಲ್ಲ ಅಪ್ರಾಮಾಣಿಕವಾದ ಕಥೆಯನ್ನು ನಾನು ಎಂದೂ ನಂಬುವುದಿಲ್ಲ ಅವರು ಬರೀದ್ರು ನಾ ಬರೆಯೋದಿಲ್ಲ ಬರಿಬೇಡ ಅಂತ ಅವರೇ ಹೇಳಿದ ಮೇಲೆ ಯಾಕೆ ಬರೀತೀನಿ ನಾನು ಅದನ್ನ ಸೊ ಇದು ಈ ಸಂವಾದ ಇದೆಲ್ಲ ತಂದಿದ್ದೇನೆ ಕರ್ಣ ಹೇಗೆ ಹುಟ್ಟಿದ ಅಂದ್ರೆ ಇದು ಗ್ರಸ್ತಾಸ್ತ ಸೂರ್ಯನಾಗಿ ಹುಟ್ಟಿದ ಸೂರ್ಯನ ಅಂಶದಲ್ಲಿ ಕರ್ಣ ಹುಟ್ಟಿದ ನಿಜ ಆದರೆ ಇಂಥ ಸೂರ್ಯ ಗ್ರಸ್ತಾಸ್ತ ರಾಹುಗ್ರಸ್ತವಾಗಿ ಮುಳುಗಿ ಹೋಗಿದ್ದಾನೆ ಹುಟ್ಟುವಾಗಲೇ ಆ ಮುಳುಗಿದ್ದು ಕಾಣಿಸ್ತಾ ಇದೆ ಇದು ಶುದ್ಧ ಸೂರ್ಯಮಂಡಲವಲ್ಲ ಇದು ಗ್ರಾಸವಾಗಿದೆ ಆದರೆ ಪ್ರಾರಂಭದಿಂದಲೇ ಕೆಟ್ಟ ಬುದ್ಧಿ ದುರ್ಬುದ್ಧಿ ಪಾಂಡವರ ಕಡೆ ಅವನು ಸೇರ್ಕೊಳ್ಳೇ ಇಲ್ಲ ಮುಂದೆ ವಿವರಿಸ್ತೇನೆ ನಾ ಬಂದಿದ್ದು ವ್ಯರ್ಥ ಆಗಬಾರದು ಅಂತ ಬಲಾತ್ಕಾರವಾಗಿ ಹಿಡಿದು ಕುಂತಿಯನ್ನು ಸಂಗಮಿಸಿದ ಅಮೋಘಂ ದರ್ಶನಂ ಮಹ್ಯಂ ಆಹೂತಶ್ಚಾಸ್ಮಿತೆ ಶುಭೆ ನೀನೇ ಕರೆದಿದ್ದೀಯ ನನ್ನನ್ನ ವೃತಾಜ್ಞಾನೇ ಬಿಮೆ ಬೀರು ವೃತಾಹ್ವಾನೆ ನನ್ನನ್ನು ವೃಥಾ ಕರೆದೆ ಅಂದರೂ ನಿನಗೆ ಲೋಕದಲ್ಲಿ ಕಂಟಕ ತಪ್ಪೋದಿಲ್ಲ ಆ ಹುಡುಗಿ ಏನ್ ಮಾಡ್ತಿದ್ಲು ಗಂಗಾ ತೀರದಲ್ಲಿ ನೋಡಿದವರು ಕೇಳ್ತಾರೆ ನಾಳೆ ನಿನ್ನನ್ನ ನೀ ಕೇಳಿದ್ರೆ ನಿನ್ನ ಅಪ್ಪ ಅಮ್ಮನ ಕೇಳ್ತಾರೆ ಆ ಹುಡುಗಿ ಏನೋ ಸೂರ್ಯನ ಕರೆದಾಗಿತ್ತು ಏನೋ ಜೊತೆಲಿ ಪುಸಪುಸ ಅಂತಿದ್ರು ಸೂರ್ಯನೋ ಇನ್ಯಾವನೋ ಯಾವ ಕಂಡೋ ಏನು ವೇಷ ಹಾಕೊಂಬಂದಿದ್ನೋ ಏನೋ ನಡೆಯಿತು ಅಂತ ನಿನಗೂ ಕೆಟ್ಟ ಹೆಸರು ಬರ್ತದೆ ನಾ ಗರ್ಭವನ್ನು ಕೊಟ್ಟರೂ ಕೆಟ್ಟ ಹೆಸರು ಬರ್ತದೆ ಗರ್ಭ ಕೊಡದಿದ್ರು ಕೆಟ್ಟ ಹೆಸರು ಬರ್ತದೆ ಗರ್ಭವನ್ನು ಕೊಟ್ಟೇ ಹೋಗ್ತೇನೆ ನಾನಾದರೂ ಪಾರಾಗಲಿ ಎಂಬುದಾಗಿ ವೃತಾಹ್ವಾನೇ ಪಿತೇ ಭೀರು ಸ್ಯಾತ್ ನ ಸಂಶಯ ಎಂಬುದಾಗಿ ಹೇಳಿ ಬಲಾತ್ಕಾರವಾಗಿ ಹಿಡಿದಿದ್ದ ಸಾಧು ವರಾರೋಹ ಕನ್ಯಾಹಮಿತಿ ಭಾರತ ಒದರ್ಕೊಳ್ತಾ ಇದ್ದಾಳೆ ಅಯ್ಯೋ ನಾ ಕನ್ಯೆ ನಾ ಕನ್ಯೆ ನಾ ಬೇಡ ಅಯ್ಯೋ ನಾನು ಕೆಡಿಸಬೇಡ ಬೆಡಿಸಬೇಡ ನಿನ್ನೆ ಒಬ್ಬರು ಪತ್ರ ಬರೆದಿದ್ದ ಕಥೆ ಹೇಳಿದೆ ನನಗೆ ಅವರಿಗೆ ಎಲ್ಲ ಶ್ಲೋಕ ಓದಿ ತೋರಿಸಿ ಮಹಾಭಾರತ ಓದಿದ್ದೀರಾ ಮೂಲ ಗ್ರಂಥ ಸಬ್ಸ್ಟಿಟ್ಯೂಟ್ ಗ್ರಂಥ ಓದಿ ಸೂರ್ಯನನ್ನ ಸಿನಿಮಿ ರೀತಿಯಲ್ಲಿ ಆ ಕುಂಚಿನ ಕೆಡಿಸಿದಾಗ ಚಿತ್ರ ಬರೆಸಿಬಿಟ್ರು ಆಚಾರ್ಯರು ನನ್ನ ತಲೆ ಮೇಲೆ ಯಾಕೆ ಬರೆಸ್ತೀರಿ ವ್ಯಾಸರ ಮೇಲೆ ಹೇಳಿ ದಕ್ಕಿದ್ರೆ ಶಕ್ತಿ ಇದ್ರೆ ವ್ಯಾಸರು ಬರೆದ್ರು ಮೂಲ ಗ್ರಂಥ ಓದ್ದೆ ಇದ್ದು ಮುಟ್ಟಾಳರಿದ್ದಾರೆ ಈ ದೇಶದಲ್ಲಿ ರಾಮಾಯಣವನ್ನೇ ಓದದೇ ಪ್ರವಚನವನ್ನು ಮಾಡ್ತಾರೆ ಮಹಾಭಾರತ ಓದದೇ ಪ್ರವಚನ ಮಾಡ್ತಾರೆ ಸೆಕೆಂಡ್ ಹ್ಯಾಂಡ್ ಎಲ್ಲೋ ಅಲ್ಲಿ ಇಲ್ಲಿ ಪುಸ್ತಕ ಓದ್ತಾರೆ ಅಯ್ಯ ಗುರುಗಳ ಪಾದರಕ್ಷಾಗಿ ಸವಿಯಬೇಕು ಗುರುಗಳ ಕೈಯಲ್ಲಿ ತತ್ವಾರ್ಥ ಉಪದೇಶ ಮಾಡಿಸಿಕೊಳ್ಳಬೇಕು ಯಾವುದಾದ್ರು ಒಂದು ರೀತಿಯಲ್ಲಿ ನಿಮಗೆ ಭಗವಂತನ ಗುರು ಭಗವಂತನ ಅನುಗ್ರಹ ಉಂಟಾಗುವ ಇಲ್ಲದಿದ್ರೆ ಈ ಮೂಲ ಗ್ರಂಥಗಳಿಗೆ ಶಾಶ್ವತವಾದಂತಹ ಕೆಟ್ಟ ಹೆಸರು ಬರುವ ರೀತಿ ವ್ಯಾಖ್ಯಾನ ಮಾಡಿಬಿಡ್ತೇವೆ ಕುಂತಿಗೆ ಗರ್ಭ ಬೇಕಿರಲಿಲ್ಲ ಬಲಾತ್ಕೃತವಾದ ಗರ್ಭ ಅದು ಒಂದು ರೀತಿಯಲ್ಲಿ ವ್ಯಭಿಚಾರ ಅಂತ ಹೇಳಿದ್ರು ಸೊಪ್ಪಿಲ್ಲ ಸೂರ್ಯನೇ ಮಾಡಿದ್ರೆ ಏನಾಯಿತು ಅವನು ಕರ್ಮವಶನ ದೇವತೆ ಅಲ್ವೇ ನೋಡಿ ಎಂತ ಎಷ್ಟು ಸೂರ್ಯರಾಗಿ ಹೋದ್ರೋ ಏನು ಕಥೆಯೋ ಗ್ರಹಣಕ್ಕೆ ಒಳಪಡುವ ಸೂರ್ಯ ಏನಂತಾನೆ ಮಾಡಲಾರ ನಮ್ಮನ್ನು ನಿಮ್ಮನ್ನು ಕಾಡುವವನು ನನ್ನ ಜಾತಕದಲ್ಲಿ ಸೂರ್ಯ ನೀಚ ತುಲಾಮಾಸದಲ್ಲಿ ಹುಟ್ಟಿದವನು ನಾನು ಅದೊಂದು ನೆಟ್ಟಿಗಿದ್ರೆ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತಿದ್ನೋ ಏನು ಕಥೆಯೋ ಸೂರ್ಯ ನೀಚನಾಗಿದ್ದು ಬಹಳ ಒಳ್ಳೇದಾಯಿತು ಕೆರಿಯರ್ನಲ್ಲಿ ಮೇಲಕ್ಕೆ ಬರಲಿಲ್ಲ ಗುರು ಪ್ರಬಲನಾಗಿದ್ದರಿಂದ ರಿಟೈರ್ ಆದ ಮೇಲೆಯೂ ವ್ಯಾಸಪೀಠದಲ್ಲಿ ಕೂತಿದ್ದೇನೆ ಈ ಪೀಠದಿಂದ ಇಳಿಸುವ ಶಕ್ತಿ ಯಾರಿಗೂ ಇಲ್ಲ ನನ್ನನ್ನು ಕೊನೆ ತನಕ ಹೇಳ್ತೇನೆ ದುರ್ಬಲ ಮುಖ್ಯ ಜಾತಕದಲ್ಲಿ ಸೂರ್ಯ ಶನಿ ತಗೊಂಡೇನು ಮಾಡಿ ಶನಿ ಆರೋಗ್ಯ ಕೆಡಿಸ್ತಾನೆ ಬಹಳ ಅಂದರೆ ಕಿರಿಕಿರಿ ಕೊಡ್ತಾನೆ ಗುರುಬಲ ಇಲ್ಲದೆ ಮಾತ್ರ ಬುದ್ಧಿಯೇ ಕೆಟ್ಟು ಹೋಗ್ತದೆ ಆ ಗುರು ಬಹಳ ಒಳ್ಳೆ ಸ್ಥಾನದಲ್ಲಿರಬೇಕು ಆದ್ದರಿಂದ ನಾವು ನವಗ್ರಹಗಳಲ್ಲಿ ಗುರುವನ್ನು ಹಿಡಿಯಬೇಕು ಗುರು ಭಗವಂತನನ್ನು ಹಿಡಿಬೇಕು ಯಾವುದೇ ರೂಪದಲ್ಲಿ ನಿಮ್ಮ ಗುರುಗಳು ಆ ಗುರುವಿನ ರೂಪದಲ್ಲಿದ್ದರೆ ನಿಮಗೆ ಅವರ ಅನುಗ್ರಹ ಪ್ರಾಪ್ತವಾಗಬೇಕು ಕುಂತಿ ದುರ್ದೈವಕ್ಕೆ ಒಳಗಾದಳು ಇದಿನ್ನೊಂದು ಕಥೆ ಇದು ಮುಂದೆ ಆಕೆ ಗರ್ಭ ಪ್ರಸವಾದ ಕೂಡಲೇ ಗಂಗೆಯಲ್ಲಿ ತೇಲಿ ಅಂತ ಇಷ್ಟೇ ಹೇಳಿಬಿಟ್ಟಿದ್ದಾರೆ ವೇದವ್ಯಾಸರು ಆ ಕಥೆ ಹೆಣಿಕೆಗಳನ್ನು ಕೊಟ್ಟಿಲ್ಲ ನಿಮ್ಮ ಕಲ್ಪನೆಗೆ ಬಿಟ್ಟುಬಿಟ್ಟಿದ್ದಾರೆ ನಾನು ಬರ ತೋರಿಸಿದ್ದೇನೆ ಕುಂತಿ ಕಂದೆರೆದಾಗ ಈ ಹುಡುಗಿ ಮನೆಗೆ ಬಂದ್ಲು ಬೆಚ್ಚಾಗಿದ್ಲು ನಾಲ್ಕು ದಿವಸ ಆಯ್ತು ಎಂಟು ದಿವಸ ಆಯ್ತು ಒಂದು ತಿಂಗಳಾಯ್ತು ಎರಡು ತಿಂಗಳಾಯ್ತು ಯಾಕೆ ಮೈಯೆಲ್ಲ ಹೀಗಾಗಿದೆ ಹುಡುಗಿ ಏನಾಗಿದೆ ಏನಾಗಿದೆ ಏನಾಗಿದೆ ಗರ್ಭಧಾರಣೆ ಆದ ಹುಡುಗಿಯ ಲಕ್ಷಣ ಯಾರಿಗೂ ಗೊತ್ತಾಗುವುದಿಲ್ಲ ಮನೆಯಲ್ಲಿ ಹೊಡೆದ್ರು ಬಡಿದ್ರು ಎಲ್ಲಿ ಏನು ಮಾಡಿಕೊಂಡು ಹೇಳು ಸೂರ್ಯ ಸೂರ್ಯ ಬರ್ತಾನೆ ಆಕಾಶದಿಂದ ಚಂದ್ರ ಬರ್ತಾನೆ ನಕ್ಷತ್ರ ಬರುತ್ತೆ ನಿನಗೆ ಹೇಳ್ತಾ ಹೇಳ್ತಾ ಹೇಳ್ತಾ ನವಮಾಸ ಗರ್ಭ ತುಂಬಿತು ಒಂದು ದಿವಸ ಮಗು ಹಡೆದಳು ಕುಲದ ಮರ್ಯಾದೆ ಹೋಗುತ್ತೆ ದತ್ತ ತಗೊಂಡು ಹುಡುಗಿ ಬೇರೆ ಎಲ್ಲಿಟ್ರೋ ಏನು ಕಥೆಯೋ ಏನು ನಮ್ಮ ಸಂರಕ್ಷಣೆ ಮಾಡಿದರೋ ಹುಟ್ಟುವ ಮಗುವಿಗೆ ಕಿವಿಯಲ್ಲಿಯೇ ವಜ್ರದ ಕುಂಡಲಗಳು ಎದೆಯಲ್ಲಿ ಭಗವದ್ದತ್ತವಾದ ಕವಚಗಳು ಆ ಕವಚ ಕುಂಡಲ ನೋಡಿದ ಮೇಲೆ ತಾಯ ತಂದೆಗಳಿಗೆ ಅನ್ನಿಸ್ತು ಈ ಹುಡುಗಿ ಹೇಳಿ ಸುಳ್ಳಲ್ಲ ಸೂರ್ಯನೇ ಕೊಟ್ಟಿರಬೇಕು ಗರ್ಭವನ್ನ ಎಂಬುದಾಗಿ ಯೋಚನೆ ಮಾಡಿ ಏನು ಮಾಡೋದು ಯೋಚನೆ ಮಾಡಿದ್ರು ಗಂಗೆಯಲ್ಲಿ ತೇಲಿಬಿಟ್ಟ ಶಾಸ್ತ್ರವನ್ನು ಮಾಡಿದರು ಇಲ್ಲಿ ತೇಲಿಬಿಟ್ರೆ ಗಂಗೆ ಮುಂದಕ್ಕೆ ಹೋದರೆ ಹತ್ತು ಹೆಜ್ಜೆಯಲ್ಲಿ ಒಬ್ಬ ಹಿಡ್ಕೊಂಡು ಹೋಗ ಹಾಗೆ ಏರ್ಪಾಡು ಮಾಡಿದರು ಇದೇ ನಡೆದಿದ್ದ ಕತೆ ಆ ಹಿಡ್ಕೊಂಡು ಹೋದವನು ಯಾರು ಅತಿರಥ ಈ ಅತಿರಥನ ಚರಿತ್ರೆ ಹೇಳಬೇಕಲ್ಲ ವಿಷ್ಣು ಪುರಾಣಕಾರರು ಹೇಳ್ತಾರೆ ಬೇಜಾರು ಮಾಡ್ಕೋಬೇಡಿ ಯಯಾತೆಯ ವಂಶದಲ್ಲಿ ಅವನು ಬಲಿ ಎಂಬ ದೊರೆ ಇದೇ ಚಂದ್ರವಂಶದಲ್ಲಿ ಯಯಾತಿಯಿಂದ ಅನು ಅಮ್ಮಿಂದ ಸಭಾನಲ ತಾಳ್ಮೆಯದೆಲ್ಲ ಹೆಸರು ಹೇಳ್ತೇನೆ ವಿಷ್ಣು ಪುರಾಣದೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ ಸೃಂಜಯ ಪುರಂಜಯ ಜನಮೇಜಯ ಮಹಾಶಲ ಮಹಾಮನ ಉಶೀರ ಶಿವಿ ಚಕ್ರವರ್ತಿ ಋಷದ್ರಥ ಹೇಮ ಸುತಪಾಹ ಬಲಿ ಪ್ರಹ್ಲಾದನ ಮಗ ಬಲಿಯಲ್ಲ ಇವನು ಈ ಬಲಿಪತ್ನಿಯಲ್ಲಿ ಆಗಲೇ ಹೇಳಿದ ಹಾಗೆ ದೀರ್ಘತಮಸ್ಸು ಎಂಬ ಮಹರ್ಷಿಗಳಿಂದ ಐದು ಮಕ್ಕಳು ಹುಟ್ಟಿದರು ಬ್ರಾಹ್ಮಣನಿಗೆ ಆ ಮಕ್ಕಳ ಹೆಸರು ಅಂಗ ವಂಗ ಕಳಿಂಗ ಸಿಂಹ ಪೌಂಡ್ರಕ ಅವರು ಅದೇ ಹೆಸರನ್ನು ಐದು ರಾಜ್ಯಗಳನ್ನು ಮಾಡಿಕೊಂಡರು ಅದರಲ್ಲಿ ಅಂಗನೆಂಬವನಿಗೆ ಮೂವತ್ತೊಂದನೇ ತಲೆಯಲ್ಲಿ ರಾಜಕುಮಾರರ ಪರಂಪರೆಯಲ್ಲಿ ಬರದೇ ಇದ್ದ ಒಬ್ಬ ಬೆಸ್ತ ಸ್ತ್ರೀಯಲ್ಲಿ ಒಂದು ಮಗು ಹುಟ್ಟಿತು ಮೂವತ್ತೊಂದನೇ ತಲೆಯಲ್ಲಿ ಅವನಿಗೆ ವಿಜಯ ಅಂತ ಹೆಸರು ಅದೇ ತಲೆಯಲ್ಲಿ ಮುಂದೆ ನಾಲ್ಕನೇ ಅವನೇ ಅಜಿರಥ ಚಂದ್ರವಂಶದ ದೊರೆಗಳ ಸುಮಾರು ಐವತ್ತು ತಲೆಗಳ ನಂತರ ಯಯಾತಿಯ ನಂತರ ಇವರು ಕ್ಷತ್ರಿಯರಾಗಿದ್ದರೆ ದುರ್ಯೋಧನನಿಗೆ ಧರ್ಮರಾಜನಿಗೆ ದಾಯಾದಿಗಳಾಗಬೇಕಾಗಿತ್ತು ಆದರೆ ವರ್ಣ ಸಂಕರವಾದ್ದರಿಂದ ಇವರು ಸೂತರು ಅಂತ ಅನ್ನಿಸಿಕೊಂಡು ಬ್ರಾಹ್ಮಣ್ಯಂ ಕ್ಷತ್ರಿಯ ಅಜ್ಜಾತಃ ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯ ಪುರುಷನಿಗೆ ವಿಲೋಮ ಕ್ರಮದಲ್ಲಿ ಉಂಟಾದ ಸಂತಾನಕ್ಕೆ ಸೂತರು ಎಂಬುದಾಗಿ ಹೇಳ್ತಾರೆ ಸೂತ್ರ ಒಂದು ನಿಕೃಷ್ಟ ಜಾತಿಯಲ್ಲ ಸೂತ ಸೂತ ಅಂತ ಬಯಸ್ಕೊಂಡಲ್ಲ ಕರ್ಣ ಕಣ್ಣು ಅನ್ಯಾಯ ಆಗಲಿಲ್ವೇ ಓ ವಕಾಲ ತಗೊಳ್ಳಿ ಬಹಳ ಸಂತೋಷ ನನ್ನ ನಿಂತು ಧೈರ್ಯವಾಗಿ ಮಾತಾಡೋದು ಮೊದಲು ಕರೆಯಿರಿ ಸೂತ್ರ ಹೀನ ಜಾತಿಯವರಲ್ಲ ಸೂತ್ರ ಯಜ್ಞೋಪಯುತವಿತ್ತು ಅವರಿಗೆ ವೇದ ಓದುವ ಅಧಿಕಾರವಿತ್ತು ವೇದವನ್ನು ಇತರರಿಗೆ ಹೇಳಿಕೊಡುವ ಅಧಿಕಾರವಿರಲಿಲ್ಲ ಅಧ್ಯಾಪನವಿರಲಿಲ್ಲ ಇತಿಹಾಸ ಪುರಾಣಗಳನ್ನು ಅರಮನೆಯ ವಂಶಾವಳಿ ಚರಿತ್ರೆಗಳನ್ನೆಲ್ಲ ಹೇಳುವ ಒಂದು ಸ್ಥಾನವನ್ನು ಕಲ್ಪಿಸಿದ್ದರು ಆ ಸೂತನ ವಂಶದಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದರು ಮಹಾಭಾರತವನ್ನು ಲೋಕಕೋಟ ಕೊಟ್ಟ ಸೂತ ಪೌರಾಣಿಕರೇ ಇದ್ದರು ರಾಮಾಯಣದ ಸುಮಂತ್ರ ಇದ್ದ ಇನ್ನು ಎಷ್ಟೆಲ್ಲ ಮಹಾತ್ಮರೆಲ್ಲ ಉಂಟಾಗಿದ್ದರು ಇಂಥ ಅಧಿರಥ ಪ್ರಾಯಶಃ ಪೂರ್ವದಲ್ಲಿ ಸಂಜಯನಿಗಿಂತ ಮುಂಚೆ ಧೃತರಾಷ್ಟ್ರನ ರಥವನ್ನು ನಡೆಸ್ತಿದ್ದ ಕೈಂಕರ್ಯ ಮಾಡುತ್ತಿದ್ದ ಈ ಅಜಿರಥ ಅಂದ್ರೆ ಯಾರು ಧೃತರಾಷ್ಟ್ರನ ರಥ ಓಡಿಸ್ತಿದ್ದ ದೊರೆಗೆ ಬುದ್ಧಿ ಹೇಳ್ತಿದ್ದ ವಂಶಾವಳಿ ಹೇಳ್ತಿದ್ದ ಯಾರ್ಯಾರ ಸಂಬಂಧ ಏನೇನೆಲ್ಲ ಹಳೆಯ ಕಥೆಯೆಲ್ಲ ಹೇಳ್ತಿದ್ದ ಅವನಿಗೆ ಕಣ್ಣು ಮಂಜಾದ ಮೇಲೆ ರಥ ನಡೆಸೋ ಶಕ್ತಿ ಇಲ್ಲ ಅಂತ ಅವನಿಗೆ ರಿಟೈರ್ಮೆಂಟ್ ಕೊಟ್ಟು ನನ್ನ ಗೊತ್ತು ಮಾಡಿಕೊಂಡ ಧೃತರಾಷ್ಟ್ರ ಈ ಅಜಿರಥ ವಂಶಕ್ಕೆ ನಿಷ್ಠೆ ನಡ್ಕೊಂಡವನಾದ್ರಿಂದ ಕುಂತಿ ಭೋಜ ಅವನನ್ನು ಕರೆಸಿ ಅಪ್ಪ ನನ್ನ ಮಗಳಿಗೆ ಹೀಗಾಗಿದೆ ಈ ಮಗುವನ್ನು ಗಂಗೆಯಲ್ಲಿ ತೇಲಿಬಿಡುತ್ತೇವೆ ಗಂಗಾಪಾಲಾಗಿ ಎಲ್ಲ ನೀರಲ್ಲಿ ಮುಳುಗಿ ಸಾಯ್ದೇ ಇರೋ ಹಾಗೆ ಆ ಮಗುವನ್ನು ಹೋಗಿ ಜೋಪಾನವಾಗಿ ನೀನು ಕಾಪಾಡು ಅದಕ್ಕೆ ಬೇಕಾದ ರಕ್ಷಣೆ ಹೊಣೆಯಲ್ಲೆಲ್ಲ ಕೊಡ್ತೇವೆ ಅರಮನೆ ನೀನು ಯೋಗಕ್ಷೇಮ ನೋಡಿಕೊಳ್ಳುತ್ತೆ ಅಂತ ಹೇಳಿ ಎಲ್ಲ ಎಚ್ಚರಿಕೆ ಕೊಟ್ಟದ್ರಿಂದ ಇದನ್ನ ಗೌಪ್ಯವಾಗಿ ಇಡಬೇಕು ಯಾರಿಗೂ ತಿಳಿಸಬಾರದು ಅಂತ ಪ್ರಮಾಣವನ್ನು ಮಾಡಿಸಿಕೊಂಡು ಆ ಮಗುವನ್ನು ಕುಂತಿ ನೀರಲ್ಲಿ ಹಾಕಿದಳು ಅದನ್ನು ಅದಿರತ ತೆಗೆದುಕೊಂಡು ಹೋದ ನಡೆದದ್ದು ಕಥೆ ಇದೆ ವೇದವ್ಯಾಸರ ಸಾಕ್ಷಿಯಾಗಿ ಹೇಳ್ತೇನೆ ಸತ್ಯವಾಗಿದ್ರೆ ಇನ್ನೊಂದು ಹೂ ಬೀಳಿ ಬೀಳಿಲ್ಲ ಅನ್ಬೇಡಿ ವಿದ್ಯುತ್ತರಲ್ಲೇ ಚಲಿತ ಅರ್ಥ ಅದೇ ಪ್ರೂಫ್ ಅದು ಕುಂತು ಇನ್ನೇನ್ ಮಾಡ್ಬೋದಾಗೆ ಸಂದರ್ಭದಲ್ಲಿ ದಯವಿಟ್ಟು ಹೇಳಿ ನೋಡೋಣ ಮಗನಿಗೆ ಅನ್ಯಾಯ ಮಾಡಿದ್ಲಲ್ಲ ಅಂದ್ರೆ ಅನ್ಯಾಯ ಮಾಡಿದವನು ಸೂರ್ಯ ಸಂತಾನ ಬೇಡ ಅಂದ್ರೂ ಬಲಾತ್ಕಾರವಾಗಿ ಕೊಟ್ಟ ಈ ಹುಡುಗಿಗಿದು ಹೀಗಾಗತ್ತೆ ಅನ್ನೋ ಪರಿಜ್ಞಾನವಿರಲಿಲ್ಲ ಪರಿಜ್ಞಾನ ಯಾತಿಕ್ಕಿರಲಿಲ್ಲ ಶೂಲಕ್ಕೆ ಹಾಕ್ತೀರ ಅವಳನ್ನ ತಿಳಿದೇದು ವಯಸ್ಸು ಆಗಿ ಹೋಯಿತು ಆದ್ರೆ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇತ್ತು ಅವಳಿಗೆ ನಾ ಬರೆದಿದ್ದೇನೆ ಲೇಖನದಲ್ಲಿ ಮಹಾಭಾರತ ಪಾತ್ರಗಳು ಬರ್ ತೋರಿಸಿದ್ದೇನೆ ಆ ಮಗನನ್ನು ನೋಡಬೇಕು ಒಂದೇ ಸಲ ನೋಡಿದ್ದಾಳೆ ಬಿಟ್ಬಿಟ್ಟಿದ್ದಾಳೆ ಚೊಚ್ಚಲ ಮಗುವಿನ ಮೇಲೆ ಯಾವ ತಾಯಿ ಪ್ರೀತಿ ಇರೋದಿಲ್ಲ ಆ ಮಗುವನ್ನು ಮಾತನಾಡಿಸ್ಬೇಕು ಅಯ್ಯೋ ಅವನು ನೀರಲ್ಲಿ ಬಿಟ್ಬಿಟ್ಟಿದ್ದಾನೆ ಯಾವುದೋ ಜಾತಿಯಲ್ಲಿ ಬೆಳೀತಿದ್ದಾನೆ ಅವನಿಗೆ ನ್ಯಾಯ ಒದಗಿಸಬೇಕು ತುಂಬ ಪರಿತಾಪ ಪಟ್ಟಿದ್ದಾಳು ಆದರೆ ಬೆಳೆದ ಕರ್ಣನಿಗೆ ಮಹತ್ವಾಕಾಂಕ್ಷೆ ಎಷ್ಟು ಮಟ್ಟಿಗಿತ್ತು ನಾ ಕ್ಷತ್ರಿಯ ಕೆಲಸವನ್ನೇ ಮಾಡ್ತೇನೆ ನನಗೆ ಸೂತ್ರ ಕೆಲಸ ಬೇಡ ಅದು ಗೌರವದ ಕೆಲಸವಾಗಿದ್ರು ಅದು ಬೇಡ ಅಂತ ಹೇಳಿ ಪರಶುರಾಮರಲ್ಲಿ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸುಳ್ಳನ್ನೆಲ್ಲ ಹೇಳಿ ಕಲಿತ್ಕೊಂಡು ಬಂದು ದುಷ್ಟಬುದ್ಧಿಯ ದುರ್ಯೋಧನನ್ನೇ ಸೇರಿಕೊಂಡು ಕುಂತಿಯಿಂದ ದೂರವಾಗ್ತಾ ಹೋದ ಕುಂತಿಗೆ ಇವನು ನನ್ನ ಮಗ ಅಂತ ಪ್ರಕಟ ಮಾಡುವ ಅವಕಾಶಗಳು ಒಂದೊಂದಾಗಿ ಕಳೆದು ಹೋದವು ವಿಧಿಯಿಲ್ಲದೆ ಹೇಳಬೇಕಾಗಿ ಬಂದಾಗ ಯುದ್ಧ ನಿಶ್ಚಯವಾಗಿತ್ತು ನೀ ನನ್ನ ಮಗ ಕಾಣು ಅಂತ ಕುಂತಿ ಹೇಳುವಾಗ ಜಾನಾಮ್ಯಹಂ ನನಗೆ ಗೊತ್ತು ಅಂತಾನೆ ಕಾರಣ ಕುಮಾರವ್ಯಾಸ ಕಳ್ಳ ವೇದದಲ್ಲಿ ಹೇಳಿದ ನನಗೆ ಗೊತ್ತಿಲ್ಲದೆ ಜಾತಿ ಹೇಳಿದ ವೇದವ್ಯಾಸರ ವಿರುದ್ಧವಾಗಿ ಬರೆದಿದ್ದಾನೆ ಕನ್ನಡದ ಕವಿ ಆದರೆ ಕರ್ಣ ಹೇಳ್ತಾನೆ ಮೂಲದಲ್ಲಿ ಅಮ್ಮ ನಾನು ನಿನ್ನ ಮಗ ಅಂತ ಗೊತ್ತು ಗೊತ್ತು ಅಂದ್ರೆ ಯಾರು ಹೇಳಿದ್ರು ಭೀಷ್ಮನ ಗೊತ್ತಿತ್ತು ಗುಟ್ಟು ಅರಮನೆ ಗೊತ್ತು ಅಜಿರಥನ ಗೊತ್ತಿತ್ತು ವಯಸ್ಸಾದ ಮೇಲೆ ತಂದೆ ಗೊಟಕ್ಕನ್ನುವಾಗ ಕರ್ಣನನ್ನು ಕರೆದು ಲೇ ಮಗು ಈ ಹಾಳು ಕೌರವರ ಜೊತೆ ಸೇರ್ಕೊಂಡು ಸಾಯ್ಬೇಡ ಯುದ್ಧದಲ್ಲಿ ಸಾಯ್ಬೇಡ ಕಣೋ ನೀ ಕುಂತಿ ಪುತ್ರ ಅಂತ ಹೇಳಿ ಸತ್ತರ್ಲಿಕ್ಕೆ ಸಾಕು ಉದ್ಯೋಗ ಪರ್ವದಕ್ಕೂ ಮುಂಚೆ ಗೊತ್ತಿರಬೇಕು ಅದಕ್ಕೆ ಹಿಂದೆ ಅವನು ಗೊತ್ತಿರಲಿಲ್ಲ ಇದೆಲ್ಲ ತರ್ಕ ಮಾಡಲಿಕ್ಕೆ ಬರ್ತದೆ ಹೀಗೆ ಕರ್ಣ ಹುಟ್ಟಿದ ಒಂದು ದುರಂತದ ಕಥೆ ಅದಾದ ಮೇಲೆ ಪಾಂಡುವಿಗೆ ಇನ್ನೊಂದು ಮದುವೆಯನ್ನ ಮದ್ರ ದೇಶದ ಕನ್ಯೆಯನ್ನು ತಂದು ಮಾದ್ರಿಯನ್ನ ವಿವಾಹ ಮಾಡಿಸ್ತಾನೆ ಭೀಷ್ಮ ಮದ್ರ ದೇಶ ಅಂದರೆ ಯಾವುದು ಈಗಿನ ಇರಾಕ್ ಪ್ರಾಂತ ಇವತ್ತು ಇರಾಕ್ ಅಂತ ಏನು ಹೇಳ್ತಾರಲ್ಲ ಒಬ್ರು ಹೇಳ್ತಿದ್ರು <coughs> ಇರಾಕ್ ಅಂದ್ರೆ ಯಾವುದು ಇರಾಕ್ ಕದರ್ವ ಅಳಂಗೈ ಪಾಳಾಲಾಹ ಇರಾಕ್ ಅಂತ ಬಂತಲ್ಲ ಅಲ್ಲಿ ರಾಕ್ ಕದರ್ ರಾಕ್ಷಸ ನಾ ಈ ಹಾಕೊಳ್ತಾರೆ ಹೊರತು ಇರಾಕ್ನವರು ಅಂತ ಅರ್ಥ ಅಲ್ಲ ಇರಾಕ್ ಮತ್ತು ಇರಾನ್ ಕೂಡಿ ಸಮೀಪ ಕಾಲದಲ್ಲಿ ಪರ್ಷಿಯಾ ಅಂತ ಇತ್ತು ಪರ್ಷಿಯಾ ಅಂತ ಹೆಸರು ಬರೋ ಕಾರಣ ಪರಶುರಾಮರು ಅನೇಕ ಸಂವತ್ಸರಗಳ ಕಾಲ ಅಲ್ಲಿ ವಾಸ ಮಾಡಿದ್ರಿಂದ ಎಲ್ಲ ನಂಬೋದೆ ಅಂತ ಕತೆ ಕೇಳ್ತೀರಿ ರಷ್ಯಾದಲ್ಲಿ ಯುಕ್ರೇನ್ ಪ್ರಾಂತದಲ್ಲಿ ವಿಷ್ಣು ವಿಗ್ರಹ ಪತ್ತೆಯಾಗಿದೆ ಅಂತ ನಿನ್ನೆ ಮೊನ್ನೆ ಪೇಪರ್ನಲ್ಲಿ ನೋಡಿದ್ದೀರಿ ರಷ್ಯಾ ದೇಶದ ಮೊದಲನೇ ಹೆಸರು ರೂಸ್ ಅಂತ ರೂಸ್ ಅನ್ನುವುದು ರೂಕ್ಷ ಶಬ್ದದ ಇನ್ನೊಂದು ರೂಪಾಂತರ ಜಾಂಬುವಂತ ನಾಡು ಅಲ್ಲೆಲ್ಲ ಕರಡಿಗಳಂತೆ ಮೈ ತುಂಬ ಕೂದಲಿದ್ದಂತಹ ಜನಗಳು ಬೆಳೆದಿದ್ದ ದೇಶ ಇದೆಲ್ಲ ಭಾರತ ದೇಶ ರಷ್ಯಾಕ್ಕೆ ಸೇರಿದ ಎಷ್ಟೋ ಜಾಗಗಳಲ್ಲಿ ಇವತ್ತಿಗೂ ಸ್ಥಾನ ಅಂತ ಹೆಸರಿದೆ ಉಜ್ಬೆಕಿಸ್ತಾನ್ ಕೇಳಿದ್ದಿರೋ ಇಲ್ವೋ ಕಜಕ್ಸ್ತಾನ್ ಅಂತ ಕೇಳಿದ್ದಿರೋ ಇಲ್ವೋ ಕಿರ್ಗಿಸ್ತಾನ್ ಅಂತ ಕೇಳಿದ್ದೀರೋ ಇಲ್ಲವೋ ಅದೆಲ್ಲ ಭಾರತೀಯರಿದ್ದ ಜಾಗ ಹಾಗೆ ಈ ಇರಾಕ್ ಮತ್ತು ಇರಾನ್ ಕೂಡಿ ಪರ್ಷಿಯಾ ಅಂತ ಅನಿಸ್ಕೊಳ್ಳೋಕೆ ಮುಂಚೆ ನಮ್ಮ ಇತಿಹಾಸದಲ್ಲಿಯೇ ಮೆಸಪೊಟೇಮಿಯಾ ಸಿವಿಲೈಸೇಷನ್ ಅಂತ ಹೇಳ್ತಿದ್ರು ಅಲ್ಲೇ ಸುಮೇರು ಪರ್ವತ ಇದ್ದದ್ದು ಸುಮೇರಿಯನ್ಸು ಅದೆಲ್ಲ ಉತ್ಖನನ ಇವೆಲ್ಲ ಚರಿತ್ರೆ ವಿಷಯ ಅದೆಲ್ಲ ಹೆಚ್ಚು ಹೇಳೋಕೆ ಹೋಗೋದಿಲ್ಲ ಅಲ್ಲಿ ಜನ ತುಂಬ ನೋಡೋದಕ್ಕೆ ಸುಂದರವಾದವರು ಸ್ಫುರದ್ರೂಪಿಗಳು ಅಂತಹ ಜಾಗದಿಂದ ಈ ಶಲ್ಯನ ತಂಗಿ ಮುಂದೆ ಬರ್ತದೆ ಶಲ್ಲಿನ ಕಥೆ ಅವಳನ್ನು ತಂದು ಪಾಂಡುವಿಗೆ ಮದುವೆಯನ್ನು ಮಾಡಿಸಿದ ಅದಾದ ನಂತರ ಪಾಂಡು ಮಹಾರಾಜ ವಯಸ್ಸಿಗೆ ಬಂದ ಸಾಕಷ್ಟು ವಿದ್ಯೆ ಶಿಕ್ಷಣವಾಯಿತು ಮಹಾವೀರಶೂರನಾದ ಹಿಗ್ಗಿದ ಪಾಪ ಭೀಷ್ಮ ಸದ್ಯ ವಂಶದ ಸಮಸ್ಯೆ ತೀರಿತು ಅಂತ ಹೇಳಿ ಸಕಲ ರಾಜವೈಭವದಿಂದ ಪಾಂಡು ಚಕ್ರವರ್ತಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ ಮಹಾಭಾರತದಲ್ಲಿ ನಡೆಯುವಂತಹ ಮೊದಲನೇ ಪಟ್ಟಾಭಿಷೇಕ ಇದು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಧೃತರಾಷ್ಟ್ರನಿಗೆ ಪಟ್ಟಾಭಿಷೇಕ ಇಲ್ಲ ಸತ್ಯವತಿ ಸ್ವಲ್ಪ ಹೊತ್ತು ಕೂತಿದ್ದು ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಇಲ್ಲ ಧೃತರಾಷ್ಟ್ರ ಆಮೇಲೆ ಸ್ವಲ್ಪ ದಿವಸ ಕೂಡ್ತಾನೆ ಪಾಂಡು ಸತ್ತ ಮೇಲೆ ಪಟ್ಟಾಭಿಷೇಕ ಇಲ್ಲ ದುರ್ಯೋಧನ ಅಧಿಕಾರವನ್ನು ಚಲಾಯಿಸ್ತಾನೆ ಪಟ್ಟಾಭಿಷೇಕ ಇಲ್ಲ ಪಟ್ಟಾಭಿಷೇಕ ಆಗಿದ್ದು ಪಾಂಡು ಚಕ್ರವರ್ತಿ ಒಬ್ಬನಿಗೆ ಮಾತ್ರ ಮೈ ಸ್ವಲ್ಪ ಬಿಳುಪಾಗಿದ್ದರೂ ಅವನು ಭೀಷ್ಮನ ಅಪ್ಪಣೆಯನ್ನು ಪಡ್ಕೊಂಡು ಉತ್ತರ ಭಾರತದ ಆಗಿನ ಅನೇಕ ಪ್ರಸಿದ್ಧ ದೇಶಗಳ ಮೇಲೆ ದಂಡಯಾತ್ರೆ ಎದ್ದು ಹೋಗಿ ದಿಗ್ವಿಜಯ ಮಾಡಿಕೊಂಡು ಬಂದು ಬೊಕ್ಕಸವನ್ನು ಬೆಳೆಸಿದ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ ಅತ್ಯಂತ ಧರ್ಮದಿಂದ ಚಕ್ರೇಶ್ವರನಾದ ದಾಶಾರಣ ಮಗಧ ಮಿಥಿಲ ಕಾಶಿ ಸಿಂಹ ಪುಂಡ್ರ ಎಲ್ಲ ದೇಶಗಳನ್ನು ಗೆದ್ದ ಹೆಸರನ್ನು ಕೊಟ್ಟಿದ್ದಾರೆ ದಿಗ್ವಿಜಯ ಹೋದ ಮುಂಚಾಗ ನಾನು ಹೆಚ್ಚು ವರ್ಣನೆ ಮಾಡಲಿಕ್ಕೆ ಹೋಗೋದಿಲ್ಲ ಮಗಧವೆಂಬುದು ಮುಖ್ಯ ಜ್ಞಾಪಕ ಇಟ್ಕೊಳ್ಳಿ ಜರಾಸಂತ ದೊಡ್ಡವನಾಗಿದ್ದ ಆಗಿನ ಭಾರತದ ಪರಿಸ್ಥಿತಿ ಹೇಗಿತ್ತು ಯಾರು ಪ್ರಬಲರಾಗಬೇಕು ಅನ್ನೋದರಲ್ಲಿ ಸ್ಪರ್ಧೆ ಸೂಕ್ತವಾಗಿತ್ತೇ ಹೊರತು ಪ್ರಕಟವಾಗಿರಲಿಲ್ಲ ಶಿಶುಪಾಲನೆಗೆ ಯೌವನ ಪ್ರಾಪ್ತವಾಗಿರಲಿಲ್ಲ ಕೃಷ್ಣ ಇನ್ನೂ ಸಣ್ಣ ಮಗು ಅಥವಾ ಇನ್ನೂ ಹುಟ್ಟೇ ಇರಲಿಲ್ಲ ಅಂತ ಇಟ್ಕೊಳ್ಳಿ ಧರ್ಮರಾಜನೇ ಹುಟ್ಟಿರಲಿಲ್ಲ ಕೌರವರಷ್ಟು ಪ್ರಬಲವಾದ ಸ್ಥಿತಿಯಲ್ಲಿಲ್ಲ ಕೌರವ ಪಾಂಡವ ಅಂತ ಒಡೆದಿರಲಿಲ್ಲ ಇದ್ದದ್ದು ಒಂದೇ ಕೌರವ ವಂಶ ಮಿಥಿಲೆ ಪ್ರಸಿದ್ಧವಿರಲಿಲ್ಲ ಯಕ್ಷ್ಮಾಕುಗಳು ತೀರ ಕ್ಷೀಣ ಸ್ಥಿತಿಯಲ್ಲಿದ್ದರು ಸೂರ್ಯವಂಶ ಅಷ್ಟು ಪ್ರಸಿದ್ಧವಿರಲಿಲ್ಲ ಗಾಂಧಾರ ರಾಜ್ಯವೂ ಪ್ರಸಿದ್ಧವಿರಲಿಲ್ಲ ಕುರು ರಾಜ್ಯ ಮೊಳಕೆಯಲ್ಲಿ ಎದ್ದು ಪಾಂಡು ಚಕ್ರವರ್ತಿ ಇಡೀ ಭರತವರ್ಷವನ್ನು ಒಂದು ಮಾಡಿ ಚಕ್ರೇಶ್ವರನಾಗತಕ್ಕಂತಹ ಹಂಬಲವನ್ನ ಭೀಷ್ಮ ಕಂಡ ಜರಾಸಂಧ ಇನ್ನೂ ಬಲಿಷ್ಠನಾಗಿರಲಿಲ್ಲ ಕಪ್ಪ ಕಾಣಿಕೆಯನ್ನು ಕೊಟ್ಟ ಸೋತ ಪಾಂಡುರಾಜನಿಗೆ ಸೋತ ಅವನು ಅಲ್ಲಿಂದ ಆಚೆಗೆ ಮುಂದಿನ ಕಥೆ ಗಾಂಧಾರಿ ಗರ್ಭವನ್ನು ಧರಿಸಿದಳು ಇದೇನು ದೊಡ್ಡ ಕಥೆ ಅಂತ ಕೇಳಬೇಡಿ ದೊಡ್ಡ ಕಥೆ ಇರೋದೇ ಅಲ್ಲಿ ಗರ್ಭವನ್ನು ಧರಿಸಿದಳು ಎಂಟು ತಿಂಗಳಾಯಿತು ಒಂಬತ್ತು ತಿಂಗಳಾಯಿತು ಹತ್ತು ತಿಂಗಳಾಯಿತು ಡಾಕ್ಟರ್ ಡೇಟೆ ಕೊಡಲಿಲ್ಲ ಗರ್ಭ ಬಲಿಸಿಲ್ಲ ಅಂದ್ಬಿಟ್ರು ನೋಡಿದ್ರೆ ಹೊಟ್ಟೆ ದಪ್ಪವಾಗಿದೆ ಮಕ್ಕಳು ಎಷ್ಟು ಮಕ್ಕಳಿರ್ಬೋದು ಈ ತಾಯಿ ಹೊಟ್ಟೆಯಲ್ಲಿ ಯಾರೂ ಲೆಕ್ಕ ಹಾಕಲಿಲ್ಲ ಯಾವತ್ತು ಪ್ರಸೂತಿ ಆಗ್ಬೋದು ಹೇಗೆ ಹೇಳೋದು ನೋಡಿದ್ರು ಮಾಡಿದ್ರು ಪರೀಕ್ಷೆ ಗರ್ಭ ಬಲಿಸಿಲ್ಲಮ್ಮ ಗರ್ಭ ಬಲಿಸಿಲ್ಲ ಈ ಕಡೆಯಲ್ಲಿ ಪಾಂಡು ಇದು ಒಂದು ಕಡೆ ನಿಲ್ಲಿಸಿದ್ದೀನಿ ಬೇಕಂತ ಪಾಂಡು ಮಹಾರಾಜ ದಿಗ್ವಿಜಯವೆಲ್ಲ ಮಾಡಿಕೊಂಡು ಬಂದ ಒಂದು ದಿವಸ ಬೇಟೆಗೆ ಹೋದ ಈ ಒಂದು ದಿವಸ ಒಂದು ಕಾಲ ಹೇಳ್ತೀವಿ ಇದಕ್ಕೆಲ್ಲ ಡೇಟ್ ಗೀಟ್ ಕೇಳಬೇಡಿ ಡೇಟ್ ಮುಂದೆ ಬರ್ತದೆ ಧರ್ಮರಾಜ ಹುಟ್ಟಿದ್ದಕ್ಕೆ ಭೀಮ ಹುಟ್ಟಿದ್ದಕ್ಕೆ ಕೃಷ್ಣ ಹುಟ್ಟಿದ್ದಕ್ಕೆ ಕ್ರಿಸ್ತ ಪೂರ್ವದ ಕರಾರುವಾಕ್ ಡೇಟ್ ಕೊಡ್ತೇನೆ ನಕ್ಷತ್ರ ಕೊಡ್ತೇನೆ ತಿಥಿ ವಾರಗಳನ್ನೆಲ್ಲ ಕೊಟ್ಟಿದ್ದಾರೆ ವೇದಿವ್ಯಾಸರು ಇದ್ರ ಮೇಲೆ ಗ್ರಂಥ ಬರೆದಿದ್ದಾರೆ ಬೇಟೆಗೆ ಹೋಗಿದ್ದಾಗ ಒಂದು ಪ್ರದೇಶದಲ್ಲಿ ಒಂದು ಜೋಡಿ ಋಷಿ ಮತ್ತು ಋಷಿ ಪತ್ನಿ ಒಂದು ಋಷಿ ಮಿಥುನ ಕೃಷ್ಣಾಜನವನ್ನು ಧರಿಸಿರತಕ್ಕಂತಹ ಮಹರ್ಷಿ ನಾರುಮಡಿ ಹುಟ್ಟಿದ್ದಾಳೆ ಅವನ ಪತ್ನಿ ಋಷಿಗಳಾದರೂ ಮನುಷ್ಯರು ತಾನೆ ವಾನಪ್ರಸ್ಥರು ಅವರೆಲ್ಲೋ ಒಂದು ಮರದ ಕೆಳಗಡೆ ಪರಸ್ಪರ ಆಲಿಂಗನದಲ್ಲಿ ಕುಳಿತಿದ್ದರು ಋಷಿ ಮತ್ತು ಋಷಿ ಪತ್ನಿ ಅವನ ಹೆಸರು ಕಿಂದಮ ಎಂಬುದಾಗಿ ಕಿಂದಮ ಇವನಿಗೇನು ದಮ ಇತ್ತೆ ಅಂತ ಆಶ್ಚರ್ಯಪಡಬಹುದು ಕಿನ್ನರ ಕಿಂಪುರುಷ ವಾನರ ಅಂದ ಹಾಗೆ ಅವರು ಪರಸ್ಪರ ಆಲಿಂಗನದಲ್ಲಿ ತೊಡಗಿದ್ದಾಗ ಋಷಿಯ ಬೆನ್ನು ಕಾಣಿಸ್ತು ಪಾಂಡುವಿಗೆ ದೂರದಲ್ಲಿ ನೋಡಿದ ಅವತ್ತು ಬೇಟೆಗೆ ಏನೂ ಸಿಕ್ಕಿರಲಿಲ್ಲ ಒಂದು ಜಿಂಕೆ ಸಿಕ್ಕಿತು ಅಂತ ತಿಳ್ಕೊಂಡು ಬಾಣವನ್ನು ಪ್ರಯೋಗ ಮಾಡಿಬಿಟ್ಟ ದಶರಥ ಮಾಡಿದ ಹಾಗೆ ಶಬ್ದವೇದಿ ಇದ್ದ ಹಾಗೆ ಅದು ಕಿಂದ ಮನೆಗೆ ಬೆನ್ನಿನಲ್ಲಿ ತಾಗಿತು ಅವನ ಪತ್ನಿಗೂ ಅದು ತಾಗಿತು ಇಬ್ಬರು ಬಿಲುಬಿಲನೆ ಬಿದ್ದು ಒದ್ದಾಡಿದರು ಅಯ್ಯೋ ಅಂತ ಚೀರಿದರು ಪಾಂಡು ಮಹಾರಾಜ ಹೋಗಿ ನೋಡುತ್ತಾನೆ ಅಯ್ಯೋ ಬ್ರಹ್ಮಹತ್ಯೆ ಅದು ಋಷಿಮುನಿಗಳು ಕಾಮಾವಸ್ಥೆಯಲ್ಲಿದ್ದಾಗ ಕೊಂದದ್ದು ಪಾಪ ಅವನು ನೋಡಿದ ಏನೋ ನೀನು ಚಕ್ರವರ್ತಿ ಕಾಡಲ್ಲಿದ್ದರೂ ನಮ್ಗೆ ಬದುಕೋದಕ್ಕೆ ಅವಕಾಶವಿಲ್ಲವೆ ಅಂತ ಆ ವೈಶ್ಯಮುನಿ ಹೇಳಿದ ಹಾಗೆ ದಶರಥನಿಗೆ ನಿನಗೂ ನೀನು ಪತ್ನಿಯ ಸಂಘವನ್ನು ಮಾಡುವ ಕಾಲದಲ್ಲಿ ಮರಣ ಬರಲಿ ಅಂತ ಶಾಪ ಕೊಟ್ಟು ಅವರು ಸೊತ್ತೋರು ಮತ್ತೆ ಎಷ್ಟೊಂದು ಶಾಪದ ಕಥೆ ನಿನ್ನೆ ಮೊನ್ನೆಯಿಂದ ಬರೀ ಶಾಪದ ಕಥೆ ಹೇಳ್ತಿದ್ದೇನೆ ಒಂದು ತಿಂಗಳು ತುಂಬ ಬರೀ ಶಾಪದ ಕಥೆಯನ್ನೇ ಹೇಳ್ತೇನೆ ಮಹಾಭಾರತ ಇರುವುದೆಲ್ಲ ಶಾಪದ ಕಥೆಯೇ ನೀವು ಚೆನ್ನಾಗಿ ಊಟ ಗೀಟ ಮಾಡಿ ಗಟ್ಟಿಯಾಗಿ ಬರಬೇಕು ಯಾಕೆ ಶಾಪ ತಡ್ಕೊಳ್ಳೋ ಶಕ್ತಿ ನಿಮಗೆ ಬೇಕಲ್ಲ ಈ ಕಥೆಯನ್ನು ಯಾರಿಗೂ ಹೇಳಲಿಲ್ಲ ಪಾಂಡು ಅರಮನೆಗೆ ಬಂದ ಮುಖ ಪೆಚ್ಚಾಗಿತ್ತು ಕುಂತಿ ಕೇಳಿದ್ದು ಯಾಕ್ರಿ ಏನಾಗಿದೆ ಏನೂ ಇಲ್ಲ ಮಾದರಿ ಕೇಳಿದ್ರು ಏನಿಲ್ಲ ಏನೂ ಆಗಿದೆ ಸುಮ್ಮನೆ ಹೋಗ್ತಿರೋಲ್ಲೋ ರೇಗದ ಏನೂ ಆಗಿದೆ ಅಂತ ಅರ್ಥ ಸಾಹೇಬರಿಗೆ ಮತ್ತೆ ಹೀಗೆ ಹೇಳ್ತಾ ಇದ್ದಾರಲ್ಲ ಭೀಷ್ಮ ತನಕ ಹೋಯ್ತು ಏನಾಯ್ತೋ ಮಗು ಏನಾಯ್ತೋ ಏನಾಯ್ತೋ ಯಾರು ಬಂದರೂ ಮಾತಾಡ್ತಿಲ್ಲ ಏನಾಯ್ತು ಒಂದು ದಿವಸ ಬಾಯಿ ಬಿಟ್ಟು ಹೇಳಿದ ನನಗೆ ಸನ್ಯಾಸದ ಮೇಲೆ ಆಸೆಯಾಗಿದೆ ಸನ್ಯಾಸ ಈಗ ತಾನೇ ಗೆದ್ಕೊಂಡು ಬಂದಿದ್ದಿ ಇನ್ನು ಈಗ ತಾನೇ ಚಕ್ರವರ್ತಿ ಆಗಿದ್ದು ಎರಡು ವರ್ಷ ಆಗಿಲ್ಲ ನಿನಗೆಂತ ಸನ್ಯಾಸವೋ ಇಲ್ಲ ನನಗೆ ಸನ್ಯಾಸದ ಮೇಲೆ ಆಸೆಯಾಗಿದೆ ನಾನು ಪತ್ನಿ ಸಂಘವನ್ನು ಮಾಡುವಂತಿಲ್ಲ ಇದು ಇದು ಹೀಗಾಯಿತು ಕತೆ ಹೇಳಿಬಿಟ್ಟ ಆಮೇಲೆ ಅವರೆಲ್ಲ ಯೋಚನೆ ಮಾಡಿದರು ಕ್ಷತ್ರಿಯನಿಗೆ ಸನ್ಯಾಸ ಇಲ್ಲ ಪೂರ್ವಕಾಲದಲ್ಲಿ ಕಾಲದಲ್ಲಿ ಕ್ಷತ್ರಿಯರು ಸನ್ಯಾಸ ತಗೊಳ್ಳೋ ಹಾಗಿಲ್ಲ ಈಗ ಯಾರು ಬೇಕಾದ್ರೂ ತಗೋಬಹುದು ಬೀದಿಗೊಬ್ಬ ಜಗದ್ಗುರಾಗ್ಬೋದು ತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತ ಗೀತೆಯಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾರೆ ನಿಯತವಾದ ಕರ್ಮಕ್ಕೆ ಸನ್ಯಾಸವೆಂಬುದಿಲ್ಲ ಹಾಗಿದ್ರೇನು ಮಾಡೋದು ವಾನಪ್ರಸ್ಥ ಬೇಕಾದ್ರೆ ಮಾಡಬಹುದು ಅಂದರು ಇವನ ಹಠವನ್ನು ನೋಡಿದರೂ ಬಿಡಲಿಲ್ಲ ಹಠ ನೋಡಿ ಸರಿಯಪ್ಪ ವಾನಪ್ರಸ್ಥವಾದರೂ ಆಗುವ ಒಂದು ಕಡೆ ಕಾಡಲ್ಲಿರು ನಾನೇ ಬಂದು ನೋಡ್ಕೊಂಡು ಹೋಗ್ತೀನಿ ಯಾವಾಗಲಾದರೂ ಒಂದ್ಸಲ ಅಂತ ಹೇಳಿ ಕಳಿಸಿಬಿಟ್ಟ ಕಾಡಿಗೆ ಭೀಷ್ಮ ಪಾಂಡು ಕುಂತಿ ಮಾದ್ರಿಯರ ಜೊತೆಯಲ್ಲಿ ವಾನಪ್ರಸ್ಥ ಹೋದ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಸನ್ಯಾಸ ಆಗಿದ್ರೆ ಹೆಂಡತಿಯರ ಜೊತೆಯಲ್ಲಿ ಹೋಗೋ ಆಗಿರಲಿಲ್ಲ ಹೆಂಡತಿಯರ ಜೊತೆಯಲ್ಲಿದ್ದು ಸನ್ಯಾಸ ತಗೊಳ್ಳೋರು ಇದ್ದಾರಲ್ಲ ಅಯ್ಯೋ ಅವ್ರ ವಿಷಯ ನಮಗೂ ಬೇಡ ಇದ್ದದ್ದು ಮಾತ್ರ ಹೇಳ್ತೇನೆ ನಾನು ನಾನು ಸನ್ಯಾಸಿ ಅವಳು ಸನ್ಯಾಸಿ ಆದರೂ ಇಬ್ಬರು ಗಂಡ ಹೆಂಡತಿ ಅಂತ ಹೇಳೋರು ಇದ್ದಾರೆ ಈಗಿನ ಕಾಲದಲ್ಲಿ ನಾನು ನೋಡಿದ್ದೇನೆ ನನ್ನ ಜೊತೆಯಲ್ಲೇ ಒಂದು ಸ್ಟೇಜ್ ಮೇಲೆ ಕೂತಿದ್ರು ಒಂದು ಸಭೆಯಲ್ಲಿ ಇಲ್ಲಲ್ಲ ಎಲ್ಲೋ ದೂರದಲ್ಲಿ ಜನ ಏನೇನೋ ಮಾತಾಡ್ಕೊಳ್ತಿದ್ರು ಇದು ಗೊತ್ತಿದ್ರು ನಾ ಬರ್ತಾ ಇರಲಿಲ್ಲವಲ್ಲ ಸಭೆಗೆ ಅಂತ ಆಮೇಲೆ ನಾನು ಅಂದದ್ದುಂಟು ಹೇಳ್ಕೊಂಡೇನು ಪ್ರಯೋಜನ ವಾನಪ್ರಸ್ಥನಾಗಿ ಹೋದ ಆ ಕಾಡಿನಲ್ಲಿ ಜಿಂಕೆಗಳು ಜೊತೆಯಲ್ಲಿದ್ದರೆ ನೋಡಿ ಅಯ್ಯೋ ನನಗೆ ಹೆಂಡತಿ ಜೊತೆಯಲ್ಲಿರೋ ಭಾಗ್ಯವಿಲ್ಲವಲ್ಲ ಅಂತ ಅಸೂಯ ಪಡ್ತಿದ್ದ ಹೀಗಾಗಿ ಒಂದು ದಿವಸ ಕುಂತಿಯನ್ನು ಕರೆದು ಹೇಳಿದ ಏ ಕುಂತಿ ನನಗಂತೂ ಮಕ್ಕಳಿಲ್ಲ ನೀನು ನನ್ನ ಕ್ಷೇತ್ರ ನಿನಗೆ ಯಾರೋ ವರ ಕೊಟ್ಟಿದ್ರು ಒಬ್ಬರು ಮುನಿ ಅಂತ ಹೇಳ್ತೀಯಲ್ಲ ನೀನು ಒಂದು ವರದಿಂದ ಮಗುವನ್ನ ಯಾಕೆ ಸಂಪಾದನೆ ಮಾಡಬಾರ್ದು ಅಂತ ಕೇಳಿದಾಗ ಕುಂತಿ ಕೇಳಿದಳು ಯಾವ ದೇವತೆಯನ್ನು ಕರೀಲಿ ಹೇಳ್ರಿ ಅವನ ತಲೆಯಲ್ಲೇನು ಬಂತು ನೋಡಿ ಪಾಡು ಮಹಾರಾಜನ ಯಮನನ್ನು ಕರೆಯಿಂದ ಅವನು ಅವನ ತಲೆಯಲ್ಲಿ ಯಾಕೆ ಬಂತದು ಯಮನ್ನ ಅವಳು ಸೂರ್ಯ ಮೊದಲೇ ಯೋಚನೆ ಮಾಡಿದ್ಲು ಇನ್ಯಾವುದೋ ವರುಣನೋ ಇಂದ್ರನೋ ಅಂತ ಹೇಳಬಾರ್ದಾಗಿತ್ತ ಯಮನನ್ನ ಕರಿ ಯಾತಕ್ಕೆ ಅವನು ಧರ್ಮವನ್ನು ತಿಳಿದವನು ತಪ್ಪು ಮಾಡದೇ ಇರುವವನು ಧರ್ಮಿಷ್ಠನಾದ ಪುತ್ರ ಉಂಟಾಗಲಿ ಅಂತ ಹೇಳಿದಾಗ ಇವಳು ಯಮನನ್ನ ಭಕ್ತಿಯಿಂದ ಧ್ಯಾನ ಮಾಡ್ತಾಳೆ ಯಮ ಬಂದು ಗರ್ಭವನ್ನಿಟ್ಟು ಹೋಗ್ತಾನೆ ಆ ಗರ್ಭಕ್ಕೆ ಉಂಟಾದ ಮಗುವೆ ಮುಂದೆ ಧರ್ಮರಾಜ ಅಂತ ಪ್ರಸಿದ್ಧನಾಗ್ತಾನೆ ಯುಧಿಷ್ಠಿರ ಅಂತ ಮಗುವಿಗೆ ಹೆಸರನ್ನು ನೀಡ್ತಾರೆ ಅವನು ಹುಟ್ಟಿದ್ದು ಇವತ್ತಿನ ಪಂಚಾಂಗ ನೀವು ಕ್ರಿಸ್ತಪೂರ್ವಕ್ಕೆ ಪೂರ್ವಕ್ಕೆ ಹೋಲಿಸೋದಿದ್ರೆ ಕ್ರಿಸ್ತಪೂರ್ವ ಮೂರು ಸಾವಿರದ ಒಂದು ನೂರ ಹದಿನಾಲ್ಕನೇ ವರ್ಷ ಆಗಸ್ಟ್ ತಿಂಗಳು ಮಂಗಳವಾರ ಶುಕ್ಲಪಕ್ಷ ಪಂಚಮಿ ಜ್ಯೇಷ್ಠ ನಕ್ಷತ್ರ ಧರ್ಮರಾಜ ಎಲ್ಲ ಇದೆ ಮಹಾಭಾರತದಲ್ಲಿ ಇದು ಇಂಗ್ಲಿಷ್ ಕ್ಯಾಲೆಂಡರ್ ಹೊಂದಿಸಿಕೊಟ್ಟವರು ದೊಡ್ಡ ಪಂಡಿತರು professor K R Srinivasa Raghavan ಮದ್ರಾಸಲ್ಲಿದ್ದವರು ಡೇಟ್ ಆಫ್ ಮಹಾಭಾರತ ಅಂಡ್ ಸಲಿಯುಗಾಗಿ ನಮ್ಮಾಳ್ವಾರ ಜಾತಕವನ್ನು ಹೊಂದಿಸಿ ಕೃಷ್ಣಾವತಾರ ಮುಗಿದ ನಲವತ್ಮೂರನೇ ದಿವಸಕ್ಕೆ ಆಳ್ವಾರ ಹೇಗೆ ಹುಟ್ಟಿದರು ಮಹಾಭಾರತ ಯುದ್ಧ ಹೇಗಾಯಿತು ಇದೆಲ್ಲ ಮಹಾಭಾರತ ಪಾತ್ರ ಪ್ರಪಂಚದ ಆದಿಯಲ್ಲಿಯೂ ಸ್ವಲ್ಪ ಕೊಟ್ಟಿದ್ದೇನೆ ಮಹಾಭಾರತ ಕಾಲ ನಿರ್ಣಯ ಅಂತ ಒಂದು ಪುಸ್ತಕ ಬರೆದಿದ್ದೇನೆ ನಾಳೆ ನಾಡಿದ್ರಿಂದ ಪುಸ್ತಕ ಎಕ್ಸಿಬಿಷನ್ ಕೂಡ ಅಲ್ಲಿ ಮುಂದೆ ಇಡ್ತಾರೆ ತಂದು ಬೇಕಾದವರು ತಗೋಬಹುದು ಮಹಾಭಾರತ ಪಾತ್ರ ಪ್ರಪಂಚ ರಾಮಾಯಣ ಭಾರತ ಪ್ರಪಂಚ ಅಚ್ಚಾಗಿದೆ ಇನ್ನೊಂದು ವಾರದಲ್ಲಿ ಪುಸ್ತಕ ಬರುತ್ತದೆ ಬಹಳ ಹೊತ್ತು ಯಾರ್ಯಾರು ಡಿಮ್ಯಾಂಡ್ ಮಾಡ್ತಿದ್ರು ಎಲ್ಲರಿಗೂ ಪುಸ್ತಕ ಸಿಗ್ತದೆ ಉಪಯೋಗ ಮಾಡಬಹುದು ಇದು ಧರ್ಮರಾಜನ ಜಾತಕ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ ಅದಾದ ಕೆಲವೇ ದಿವಸಗಳಲ್ಲಿ ನಾಳೆ ಎಲ್ಲ ಹೆಚ್ಚು ಡೀಟೇಲ್ ಕೊಡ್ತೇನೆ ಒಂದು ವರ್ಷಕ್ಕೆ ಸ್ವಲ್ಪ ಹೆಚ್ಚು ದಿವಸಗಳಲ್ಲಿ ಭೀಮಸೇನ ಮಖಾನಕ್ಷತ್ರದಲ್ಲಿ ಮಹೇ ಚಂದ್ರಮಸ ಆಯುಕ್ತೆ ಸಿಂಹೇ ಚ ಅಭ್ಯುದಿತೆ ಗುರು ಗುರು ಸಿಂಹರಾಶಿಯಲ್ಲಿದ್ದಾಗ ದಿವಾ ಮಧ್ಯಗತೋ ಸೂರ್ಯೇ ಮುಹೂರ್ತದಲ್ಲಿ ತಿಥವು ಪುಣ್ಯ ತ್ರಯೋದಶೆ ತ್ರಯೋದಶಿ ದಿವಸದಲ್ಲಿ ಮಹಾನಕ್ಷತ್ರದಲ್ಲಿ ಮಹಾಪುಣ್ಯಶಾಲಿಯಾದ ಭೀಮಸೇನ ಹುಟ್ಟಿದ ಭೀಮಸೇನ ಮಹಾನಕ್ಷತ್ರ ಮಹಾನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಗುಂಡಿಗೆ ಜೋರಾಗಿರುತ್ತದೆ ಯಾರಿಗೂ ಹೆದರೋರಲ್ಲ ನೀರಲ್ಲಿ ಹಾಕಿದ್ರೆ ಮುಳುಗೋರಲ್ಲ ಕಣ್ಣು ಕಾಣದೆ ದೇಶ ಕಮ್ಯುನಿಸ್ಟ್ ದೇಶಕ್ಕೆ ಕಳಿಸಿದ್ರು ಹೋಗಿ ವಿಜಯ ಆಗಲಿ ಬರ್ತಾರೆ ಅದು ಮಹಾನಕ್ಷತ್ರ ಇಂದ್ರನಿಗೆ ಅಧಿದೇವತೆಯಾದ ನಕ್ಷತ್ರ ಅಂತ ಹೇಳ್ತೇವೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಮಹಿಮೆ ನಕ್ಷತ್ರ ನಕ್ಷತ್ರೇಷ್ಠಿ ಭಾಗದಲ್ಲಿ ವೇದದಲ್ಲಿ ಹೇಳಿದ್ದಾರೆ ಇಲ್ಲಿ ಭೀಮಸೇನ ಹುಟ್ಟಿದ ಆ ಮಗು ಹುಟ್ಟಿ ಬಿದ್ದಾಗ ಗರ್ಭದಿಂದ ಜಾರಿ ಕೆಳಗೆ ಬಿತ್ತು ಅದು ಕೆಳಗಡೆ ಒಂದು ಕಮರಿ ಕಮರಿಯಲ್ಲಿ ಒಂದು ಶಿಖರವಿತ್ತು ಭಾರತ ಸಾವಿತ್ರಿ ಪ್ರಾತರುತ್ಥಾಯ ಪಟೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾಧಿಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ दिवसे दिवसे മൂഢം ആദിശം ചിന പണ്ഡിതം न ച കച്ച ശൃണോതി മേ ധർമാദർത്തച്ച കാമശ്ച ആശ കിമർത്ഥം ന സേവ്യത്തെ न चातु कामान्न भयान्न लोभात् धर्मम् त्यजेत् जीवितस्यापि हेतोः नित्यो धर्मः सुखदुःखे त्वनित्ये जीवो नित्या हेतुरस्य त्वनित्या कार्ष्णम् वेदम् इमम् विद्वान् श्रावयित्वार्थमश्नुते ನಿಯಮಸ್ಥಃ ಶುಚಿಶ್ರೋತ ಶೃಣ್ವನ್ ಸಬಲ ವಷ್ಣುತೆ ಜೊತೆಯಲ್ಲಿ ಹೇಳಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ